वन्दे शुकरादम् तपोनिधिम् संयज्ञाय कलापेन महता भारतेन च उपब्रह्मितवेदाय नमो व्यासाय विष्णवे नमोऽस्तु ते व्यासविशालबुद्धे उल्लारविन्दाय त्वया भारततैलपूर्णः प्रज्वालितो ज्ञानमयप्रदीपः जडाण्डबधिरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतन्तमः प्रपन्नपारिजाताय वेत्ररोत्रैकपाणये ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगज्योनिम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजममलम् गीतार्थगन्धोत्कटम् नानाख्यानककेसरम् हरिकथा सम्बोधना बोधितम् लोके सज्जन षट्पदैरहरः पेपीयमानम् मुदा भूयाद्भारतपङ्कजम् कलिमलप्रध्वंसिन श्रेयसे द्वैपायनोष्ठपुटनिःसृतमप्रमेयम् पुण्यम् पवित्रमथ पापहरम् शिवम् च यो भारतम् सवधि गच्छति वाच्यमानम् किम् तस्य पुष्करजलैरभिषेचनेन यो गोशतम् कनकशृङ्गमयम् ददाति विप्राय वेदविदुषे सुभौश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तस्य चैव धर्मे चार्थे च कामे च मोक्षे च भरदर्षभ यदिहास्ति तदन्यत्र यन्नेहास्ति न कुत्रचित् महत्वात् भारवत्वाच्च महाभारतमुच्यते ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರಮಃ ಸ್ಕಂಧೋರ್ಜುನೋ ಭೀಮಸೇನೋ ಶಾಖಾ ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣೋ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ मातृसुतौ कथयताम् न भवन्ति रोगाः भीष्मद्रोणतटा जयद्रथजला गान्धारनीलोत्पला शल्यग्राहवती कृपेण वहिनी कर्णेन वेलाकुला अश्वत्थामविकर्णघोरमकर दुर्योधनावर्तिनी ಸೋತ್ತೀರ್ಣಾಕಲು ಪಾಂಡವೈರಣ ನದಿ ಕೈವರ್ತಕೇ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತೋ नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಇವತ್ತು ದ್ರೌಪದಿ ಸ್ವಯಂವರದ ತನಕ ಹೋಗಬೇಕು ಕಥೆ ತುಂಬ ಸುಂದರವಾದ ಕಥೆ ಕಥೆಯೂ ಅಷ್ಟೇ ತತ್ವಾರ್ಥವೂ ಅಷ್ಟೇ ತುಂಬಾ ಮುಖ್ಯವಾದದ್ದು ನಿನ್ನೆ ಬಕಾಸುರನ ಕಥೆ ತುಂಬ ಬೇಗ ಓಡಿಸಿಬಿಟ್ಟೆ ಉಪನ್ಯಾಸದ ಕೊನೆ ಭಾಗದಲ್ಲಿ ಬರೋ ಕಥೆಗಳು ಸ್ವಲ್ಪ ಸ್ಪೀಡ್ ಹೆಚ್ಚಾಗ್ತವೆ ಅದು ನನ್ನ ತಪ್ಪಲ್ಲ ಉಪನ್ಯಾಸದ ಕೊನೆ ತಪ್ಪು ಸ್ವಲ್ಪ ಅಲ್ಲಲ್ಲಿ ಸ್ವಾರಸ್ಯ ಮತ್ತೆ ಮುಟ್ಟುತ್ತೇನೆ ಇನ್ನೊಂದು ಹಿಡಿಂಬಾಸುರನ ಪ್ರಸಂಗದಲ್ಲಿ ಹಿಡಿಂಬೆಯ ವಿವಾಹವನ್ನು ಕುರಿತು ಸ್ವಲ್ಪ ದೀರ್ಘವಾಗಿ ವಿವರಿಸಿದೆ ಹಿಡಿಂಬನೊಡನೆ ಭೀಮಸೇನ ಯುದ್ಧ ಮಾಡಿದ ಕಥೆಯನ್ನು ಹೇಳಲಿಲ್ಲ ಅದ್ಯಾಕೆ ಬಿಟ್ರಿ ಅಂತ ಕೇಳಿದರು ಅದೇನು ಮಹಾ ದೊಡ್ಡ ಕಥೆ ಎಂದೆ ಎರಡು ಮಾತಲ್ಲಿ ಇವತ್ತು ಆ ಕೊರತೆ ತೀರಿಸಿಬಿಡ್ತೇನೆ ಆಮೇಲೆ ಅಪಖ್ಯಾತಿ ಬೇಡ ನನಗೆ ಭೀಮಸೇನ ಸುಂದರಾಕಾರ ನಾಲ್ವರು ತಮ್ಮಂದರು ನಿದ್ರಿಸಿದ್ದಾರೆ ಸಾಲು ಮರದ ಕೆಳಗಡೆ ಕುಂತಿ ಮಲಗಿದ್ದಾಳೆ ಮೇಲಿದ್ದವನು ಹಿಡಿಂಬ ಹೇಳಿದ ಈ ನರ್ಮಾಂಸವನ್ನು ತಂದುಕೊಡು ನಾ ತಿನ್ನಬೇಕು ಅವಳು ಹಾಗಂತ ಕೆಳಗಿಳಿದವಳಿಗೆ ಅಣ್ಣನ ಆಜ್ಞೆಯನ್ನು ಪರಿಪಾಲಿಸಬೇಕು ಅನ್ನೋ ಬುದ್ಧಿ ಹೋಯಿತು ಭೀಮನನ್ನು ಮೋಹಿಸಿದಳು ಭೀಮನ ಜೊತೆಯಲ್ಲಿ ತನ್ನ ಪ್ರೇಮಾಲಯಪವನ್ನು ಮಾಡ್ತಾರೆ ಅಲ್ಲಿಂದ ಆಚೆಗೆ ಇದು ಮುಂದೆ ವಿವಾಹದ ಕಥೆ ನೆನ್ನೆ ಹೇಳಿದ್ದೇನೆ ಮತ್ತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಷ್ಟೊತ್ತಾಯ್ತು ಇಷ್ಟೊತ್ತಾಯ್ತು ಮರದ ಮೇಲಿದ್ದವನು ಹಿಡಿಂಬ ನೋಡಿದ ತಂಗಿ ಯಾಕೆ ಬರಲಿಲ್ಲ ಏನೋ ಚಲ್ಲಾಟ ಮಾಡ್ತಾ ಇದ್ದಾಳೆ ಭೀಮನ್ ಜೊತೆಯಲ್ಲಿ ಎಂಬುದಾಗಿ ತಾನೇ ಇಳಿದು ಕೆಳಗೆ ಬಂದ ಹಿಡಿಂಬೆ ತಾನು ರಕ್ಷಣೆ ಕೊಡುವುದಾಗಿ ಪಾಂಡವರಿಗೆ ಹೇಳಿದರು ಭೀಮಸೇನ ಅದನ್ನೊಲ್ಲದೆ ತಾನೇ ಹಿಡಿಂಬನ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ ಇದು ಆಯುಧ ಯಾವುದು ಏನು ಸಿಕ್ಕರೆ ಅದೇ ಆಯುಧ ಆ ಕಾಡಲ್ಲಿದ್ದ ಗಿಡಗಳು ಮರಗಳು ಕಲ್ಲು ಗುಂಡು ಬಂಡೆ ಬೆಟ್ಟ ಏನು ಸಿಕ್ತ ಅದರ ಜೊತೆಯಲ್ಲಿ ಪರಸ್ಪರ ಯುದ್ಧವಾಯಿತು ಹಿಡಿಂಬನ ಸಂಹಾರವಾಯಿತು ಇದೇನು ಕಥೆ ಇದು ನಿನ್ನೆ ಹೇಳಿದ್ರು ಅಷ್ಟೇ ಇವತ್ತು ಹೇಳಿದ್ರು ಅಷ್ಟೇ ಆಮೇಲೆ ಧರ್ಮವನ್ನ ತಿಳಿದುಕೊಂಡವಳು ಹಿಡಿಂಬೆ ನಾವು ರಾಕ್ಷಸರು ಅಂತ ಹೇಳಿಬಿಡ್ತೇವೆ ರಾಕ್ಷಸರಿಗೂ ಧರ್ಮಗಳು ಗೊತ್ತಿರ್ತವೆ ಅವರ ಆಚರಣೆಗೆ ತರುವುದಿಲ್ಲ ಅಷ್ಟೇ ವ್ಯತ್ಯಾಸ ರಾವಣನ ಗೊತ್ತಿಲ್ಲದೆ ಧರ್ಮಶಾಸ್ತ್ರ ಯಾವುದಿತ್ತು ಮಾರೀಚನ ಗೊತ್ತಿಲ್ಲದೆ ಯಾವುದಿತ್ತು ಗೊತ್ತಿರ್ತದೆ ಆಚರಣೆಯಲ್ಲಿ ಬರೋದಿಲ್ಲ ಬೇರೆಯವರು ರಾಕ್ಷಸರಾದರೆ ಬರೀ ರಾಕ್ಷಸರು ಬ್ರಾಹ್ಮಣರೇ ರಾಕ್ಷಸರಾದರೆ ಬ್ರಹ್ಮ ರಾಕ್ಷಸರು ಅಂದರೆ ಕಮ್ಯುನಿಸ್ಟರು ಇಷ್ಟೇ ವ್ಯತ್ಯಾಸ ಆಗಿನ ಕಾಲವಷ್ಟೇ ಈಗಿನ ಕಾಲವಷ್ಟೇ ಒಳ್ಳೊಳ್ಳೆಯ ಮಾತುಗಳನ್ನೆಲ್ಲ ಆಡ್ತಾಳೆ ಹಿಡಿಂಬ ಮತ್ತು ಭೀಮ್ ಸಂವಾದ ಹಿಡಿಂಬ ಕುಂತಿ ಸಂವಾದ ಮಹಾಭಾರತದಲ್ಲಿ ಅಲ್ಲಿ ಧರ್ಮಶ್ರವಣ ವೇದವ್ಯಾಸರು ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾವ ಪಾತ್ರಕ್ಕೂ ಕೆಳಗಿನ ಜಾತಿ ಮೇಲಿನ ಜಾತಿ ಅಂತ ಅದಾದ ನಂತರ ಅವಳು ಹೇಳ್ತಾಳೆ ಮುಂದೆ ಶಾಲಿಹೋತ್ರ ಮಹರ್ಷಿಗಳ ಆಶ್ರಮ ಇದೆ ಆಶ್ರಮಕ್ಕೆ ಹೋಗಿ ಯಾಕೆ ಮಗುವನ್ನು ಅನುಗ್ರಹ ಮಾಡಿ ಆಯಿತು ಭೀಮಸೇನ ಒಂದು ಅದೇ ಮರದ ಕೆಳಗಡೆ ಅನೇಕ ತಿಂಗಳು ವಾಸ ಮಾಡಿದ್ದಾರೆ ಬೆಳಿಗ್ಗೆ ಎಲ್ಲ ಭೀಮನ ಜೊತೆಯಲ್ಲಿ ವಿಹಾರ ಮಾಡೋದು ಪಿಕ್ನಿಕ್ಕು ರಾತ್ರಿ ಆದರೆ ವಾಪಸ್ ತಂದು ಭೀಮನನ್ನು ಬಿಟ್ಟು ಬಿಡ್ತಾ ಇದ್ಲು ಬಹಳ ಒಳ್ಳೆ ಪಿಕ್ನಿಕ್ ಇದು ಯಾರು ಪಿಕ್ನಿಕ್ ಹೋದ್ರೆ ಹೀಗೆ ಹೋಗಬೇಕು ರಾತ್ರಿ ಆದರೆ ತಂದೆ ತಾಯಿ ಹತ್ರನೇ ಬರಬೇಕು ಬೆಳಿಗ್ಗೆ ಎಲ್ಲೆಲ್ಲಿದ್ರೆ ಅಲ್ಲಿ ಇಲ್ಲಿ ಊರು ಬೆಂಗಳೂರು ಸುತ್ತಮುತ್ತ ದೇವಸ್ಥಾನ ಅದು ಇದು ನೋಡ್ಕೊಂಡು ಬನ್ನಿ ಯಾರು ಬೇಡ ಅಂತಾರೆ ಹೋದವ್ರು ಹೋಗೇ ಬಿಟ್ರು ಅನ್ನೋ ರೀತಿಯಲ್ಲಿ ಯಾತ್ರೆ ಆಗಬಾರದು ಇದರಿಂದ ಏನು ಲಾಭ ಆಯಿತು ಪಾಂಡವರಿಗೆ ಅರಣ್ಯದ ಪರಿಚಯವಾಯಿತು ಎಲ್ಲಿ ಸುತ್ತಿದ್ರೆ ಅವನು ಹೇಳಿದ್ನಲ್ಲ ವಿದುರ ಆಗಲೇ ಕಣ್ಣಿದ್ರೆ ರಸ್ತೆ ಕಾಣಿಸ್ತದೆ ನಕ್ಷತ್ರ ಇದ್ರೆ ಬೆಳಕು ಉಂಟಾಗ್ತದೆ ಎಚ್ಚರಿಕೆ ಇರಲಿ ಅಂತೇನು <coughs> ಗುಹ್ಯ ಭಾಷೆಯಲ್ಲಿ ಹೇಳಿದ್ದ ಹೀಗಾಗಿ ಅಡವಿಯ ಸಮಗ್ರ ಪರಿಚಯವಾಯಿತು ಪಾಂಡವರಿಗೆ ಬೇಟೆ ಗೀಟೆ ಆಡ್ತಾ ಇದ್ರು ಜೀವನ ಒಗ್ಗಿತು ಅಷ್ಟು ಸುಲಭವಾಗಿ ಆತಕ್ಕೆ ಹೋಗಿತ್ತು ಅಂದ್ರೆ ಅವರು ಹುಟ್ಟಿದ್ದೇ ಅಡವಿಯಲ್ಲಿ ಹದಿನಾಲ್ಕು ಹದಿನೈದು ವರ್ಷ ಅಡವಿಯಲ್ಲೇ ಇದ್ದರು ಹಾಗೆ ನೋಡಿದ್ರೆ ಪಟ್ಟಣವೇ ಒಗ್ಗಿರಲಿಲ್ಲ ಪಾಂಡವರಿಗೆ ಅಡವಿ ಜೀವನ ಚೆನ್ನಾಗಿ ಹೋಗಿ ಬಿಡಿತು ಅಲ್ಲಿಂದ ಆಚೆಗೆ ಶಾಲಿಹೋತ್ರ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ ಅಲ್ಲಿ ಸ್ವಲ್ಪ ಕಾಲ ಇದು ಈ ಶಾಲಿಹೋತ್ರರು ಇವೆಲ್ಲ ಋಷಿಗಳು ದಕ್ಷಿಣ ಭಾರತದವರು ತಮಿಳುನಾಡಿನವರು ಶಾಲಿಹೋತ್ರರು ಹೇಗೆ ಗೊತ್ತು ಅಂದರೆ ಮದ್ರಾಸಿಗೆ ಸಮೀಪದಲ್ಲಿ ತಿರುವಳ್ಳೂರು ಅಂತ ಒಂದು ಕ್ಷೇತ್ರ ವೀರರಾಘುಸ್ವಾಮಿ ಸ್ವಾಮಿ ಮಲಗಿರೋ ಕ್ಷೇತ್ರ ಅಲ್ಲಿ ಶಾಲಿಹೋತ್ರರಿಗೆ ಸ್ವಾಮಿ ಪ್ರತ್ಯಕ್ಷ ಅಂತ ಸ್ಥಳ ಪುರಾಣ ಇದೆ ಅದೇ ಶಾಲಿಹೋತ್ರರಿಗೆ ಮಾರ್ಕಂಡೆಯರಿಗೆ ಪ್ರತ್ಯಕ್ಷವಾದವನು ಕುಂಭಕೋಣಂ ಹತ್ರ ತಿರುವಿಣ್ಣ ಒಪ್ಪಿಲಿಯಪ್ಪನ ಸ್ವಾಮಿ ಸನ್ನಿಧಿ ಅಲ್ಲಿ ಆ ಮಹರ್ಷಿಗಳಿಗೆ ಪ್ರತ್ಯಕ್ಷ ಭಗವಂತ ಒಂದೊಂದು ಸ್ಥಳ ಪುರಾಣದಲ್ಲಿ ಹೇರೋದನ್ನು ದಯವಿಟ್ಟು ನೀವು ಉಪೇಕ್ಷೆ ಮಾಡಬೇಡಿ ಅಲ್ಲೆಲ್ಲ ಋಷಿಗಳು ವಾಸವಿದ್ರು ಶಾಲಿ ಹೋತ್ರ ಶಾಲಿ ಭತ್ತ ಅವರು ಪಶು ಹಿಂಸಾ ರೂಪದ ಯಜ್ಞಗಳನ್ನಲ್ಲದೆ ಭತ್ತಗಳಿಂದಲೇ ಯಜ್ಞಗಳನ್ನು ಮಾಡುತ್ತಿದ್ದರು ಅದಕ್ಕೆ ಶಾಲಿಹೋತ್ರ ಅಂತ ಹೆಸರಾಯಿತು ಈ ವಿಷಯದಲ್ಲಿ ಉಪರಿಚರು ವಸುವಿಗೂ ದೇವತೆಗಳಿಗೂ ನಡೆದ ಸಂವಾದ ಪಶುವಧೆ ಶ್ರೇಷ್ಠವೇ ಬೀಜಗಳಿಂದ ಹೋಮ ಮಾಡಬೇಕೆ ಅನ್ನೋ ವಿಷಯ ಕೂಡ ಶಾಂತಿ ಪರ್ವದಲ್ಲಿ ಬೇರೆ ಪರ್ವಗಳಲ್ಲಿ ಬರ್ತದೆ ಮಹಾಭಾರತ ಕಾಲದಲ್ಲಿಯೇ ಪಾಂಚರಾತ್ರ ಆಗಮ ತುಂಬಾ ಪ್ರಸಿದ್ಧವಾಗಿತ್ತು ಪಂಚಚೂಡರು ಅವರಿಂದ ಏಕತ ದ್ವಿತ ತ್ರಿತ ಮುಂತಾದ ಮಹರ್ಷಿಗಳು <coughs> ಮರೀಚಿ ಕಶ್ಯಪ ಅತ್ರಿ ಮೊದಲಾದವರು ಪಾಂಚರಾತ್ರ ಆಗಮವನ್ನು ಹೇಗೆ ತೊಡಗಿದರು ಇದೆಲ್ಲ ಮಹಾಭಾರತದಲ್ಲಿದೆ ಮೋಕ್ಷಧರ್ಮ ಪರ್ವದಲ್ಲಿ ಅದನ್ನು ಕುರಿತು ತುಂಬ ಕುತೂಹಲ ಇದ್ದವರಿಗೆ ಹೆಚ್ಚು ಹೇಳಬೇಕಾದ ಕಥೆ ಶಾಲಿಹೋತ್ರರು ಅಲ್ಲಿ ಪಾಂಡವರಿಗೆ ಹೇಳಿದರು ನೀವು ಮುಂದಕ್ಕೆ ಹೋಗಬಹುದು ಇಲ್ಲಿ ಸಮೀಪದಲ್ಲಿ ಒಂದು ಬ್ರಾಹ್ಮಣರ ಅಗ್ರಹಾರವಿದೆ <coughs> ಅದಕ್ಕೆ ಏಕಚಕ್ರಪುರ ಅಂತ ಹೆಸರು ಈ ಊರುಗಳ ಹೆಸರು ಹೇಗೆ ಬರ್ತವೆಯೋ ನಮಗೆ ಗೊತ್ತಿಲ್ಲ ಎಷ್ಟೋ ಊರುಗಳ ಹೆಸರು ನಮಗೆ ಅರ್ಥನೇ ಆಗೋದಿಲ್ಲ ಇವತ್ತು ಜನರ ಬಾಯಲ್ಲಿ ನುಗ್ಗಿ ಬಂದ್ರೆ ಮನುಷ್ಯರ ಹೆಸರೇ ಬದಲಾಗಿ ಬಿಡುತ್ತೆ ಏಕಚಕ್ರಪುರ ಒಂದು ಚಕ್ರದ ಮೇಲೆ ನಿಂತಿರುವ ಊರು ಅಂತ ಅರ್ಥ ಮಾಡ್ತೀರಾ ಏಕಚಕ್ರ ಅನ್ನೋದಕ್ಕೆ ನನ್ನ ಹೇಳಿದೆ ಗಡಿಬಿಡಿಯಲ್ಲಿ ಸೂರ್ಯನಿಗೆ ಒಂದೇ ಚಕ್ರದ ರಥವುಳ್ಳವನು ಅಂತ ಪ್ರಸಿದ್ಧ ಏಕಚಕ್ರಮೇಕಧುರಂ ವೇದದಲ್ಲಿ ಬರುತ್ತೆ ಸೂರ್ಯನ ರಥಕ್ಕೆ ಒಂದೇ ಚಕ್ರ ಯಾವುದು ಸೂರ್ಯಬಿಂಬವೇ ಚಕ್ರ ಎರಡು ಮೂರು ಇಲ್ಲ ಆ ಸೂರ್ಯೋಪಾಸನೆ ಮಾಡುತ್ತಿದ್ದವರು ಊರು ಅಂತ ಕಾಣುತ್ತೆ ಇವತ್ತೇನು ಕೋಣಾರ್ಕ ಕ್ಷೇತ್ರ ಅಂತ ಹೇಳ್ತೀರಿ ಪ್ರಾಯಶಃ ಅಲ್ಲೆಲ್ಲೋ ಸಮೀಪದಲ್ಲಿ ಇನ್ನೂ ಸ್ವಲ್ಪ ಕೆಳಗಡೆ ಕಲ್ಲು ಅಂತ ಬರೋ ಊರೆಲ್ಲ ಚಕ್ರಾಪುರ ಅಂತ ಬರುತ್ತಲ್ಲ ಅಂತ ಈ ವಾರಂಗಲ್ಲನ್ನ ಇದು ಪಾಂಡವರಿದ್ದ ಜಾಗ ಅಂತ ಅಲ್ಲಿ ಅವರು ಹೇಳ್ಕೊಳ್ತಾರೆ ಕನ್ನಡದವರು ಕೈವಾರ ಕ್ಷೇತ್ರ ಅಂತ ಹೇಳ್ತಾರೆ ಧಾರವಾಡದವರು ಹಾನಗಲ್ ಅಂತ ಹೇಳ್ತಾರೆ ನಿನ್ನೆ ಹೇಳಿದೆ ಎಲ್ಲಿದ್ರೂ ಪರವಾಗಿಲ್ಲ ಒಂದೊಂದು ಊರಲ್ಲಿ ಒಂದೊಂದು ಬಕಾಸುರ ಇರ್ತಾನೆ ಚಿಂತೆ ಮಾಡಬೇಡಿ ಅಂತ ಹೇಳಿದೆ ಆಗಿನ ಕಾಲದಲ್ಲಿ ಬಕಾಸುರ ಅಂತ ಹೇಳ್ತಿದ್ರು ಈಗಿನ ಕಾಲದಲ್ಲಿ ಎಂ ಎಲ್ ಎ ಎಂಪಿ ಅಂತ ಹೇಳ್ತಾರೆ ಇಷ್ಟೇ ವ್ಯತ್ಯಾಸ ನಾಲ್ಕು ಸಂಸ್ಕೃತ ಶ್ಲೋಕ ಬರೆದಿದ್ದು ನಿನ್ನೆ ಓದಿದ್ದೇನೆ ಬಕಾಸುರನ ಮೇಲೆ ಅದನ್ನು ಮತ್ತೆ ಇವತ್ತು ಹೇಳೋಕೆ ಹೋಗೋದಿಲ್ಲ ಬಕಾಸುರನ ತತ್ವ ಸ್ವಲ್ಪ ಸಾಂಕೇತಿಕವಾಗಿಯೂ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಯಾರು ಜನರ ಪೀಡೆಯಿಂದ ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ತಾರೆಯೋ ಬದುಕುತ್ತಾರೆಯೋ ಅವರೆಲ್ಲ ಬಕಾಸುರರೇ ಬಕಾಸುರ ಜನಪೀಡೆಯಿಂದಲೇ ಯಾತಕ್ಕೆ ಬದುಕ್ತಾ ಇದ್ದ ಯಾಕೆಂದರೆ ಜನರು ಹಾಗೆ ಪೀಡಿಸಲ್ಪಟ್ಟು ಇನ್ನೊಬ್ಬನಿಗೆ ಕಪ್ಪ ಕಾಣಿಕೆ ಕೊಟ್ಟು ಹೇಗಾದರೂ ಜೀವ ಉಳಿದ್ರೆ ಸಾಕು ಅನ್ನೋ ಜೀವಗಳ್ಳತನ ಜನರಲ್ಲಿ ಯಾವಾಗ ಬರ್ತದೆ ಆಗೆಲ್ಲ ಒಬ್ಬೊಬ್ಬ ಕಾಸುರ ಹೊಟ್ಟಿ ಬರ್ತಾನೆ ಒಬ್ಬ ಧೂರ್ತ ಭಿಕ್ಷುಕ ಒಂದು ಊರಿಗೆ ಬಂದ ಒಳ್ಳೆ ಲಠ ಗಟ್ಟಿಮುಟ್ಟಾಗಿದ್ದಾನೆ ಇಪ್ಪತ್ತೈದು ಮೂವತ್ತು ವರ್ಷದವನು ತುಂಡು ತುಪಾಕಿ ಹೇಳ್ತಾರಲ್ಲ ಕನ್ನಡದಲ್ಲಿ ಗಾದೆ ಕಡಿದ್ರೆ ನಾಲ್ಕು ಗಾಡಿಯಲ್ಲಿ ತುಂಬಬಹುದು ಒಂದು ಮನೆ ಮುಂದೆ ನಿಂತು ಭಿಕ್ಷೆ ಕೇಳಿದ ಆ ಮನೆ ಯಜಮಾಂತಿ ಬಂದು ಭಯವಾಯಿತು ಏನಪ್ಪಾ ಮನೆಯಲ್ಲಿ ಕೊಡೋಕೆ ಏನೂ ಇಲ್ಲ ಅಂತ ಹಿಂದೆ ಮುಂದೆ ನೋಡ್ತಿದ್ದಾಳೆ ಏನು ಹೇಳೋದು ಇವನು ನೋಡಿದ್ರೆ ಧೂರ್ತ ಕೋಪ ಬೇರೆ ಭಿಕ್ಷೆ ಕೊಡ್ತಿರೋ ಹಿಂದಿನ ಊರಲ್ಲಿ ಮಾಡಿದಾಗ ಮಾಡ್ಲೋ ಅಂತ ಕೇಳ್ದ ಅಯ್ಯೋ ಅಂತ ತನಗಿದ್ದದ್ದನ್ನು ತಂದು ಕೊಟ್ಲು ನಾಲ್ಕು ಮನೆ ಐದು ಮನೆ ಭಿಕ್ಷೆ ಆಯಿತು ಸಾಯಂಕಾಲ ಆ ಕೊನೆ ಮನೆಯವರು ಕೇಳಿದ್ರು ಭಿಕ್ಷೆ ಕೊಡದಿದ್ರೆ ಹಿಂದಿನ ಊರಲ್ಲಿ ಮಾಡಿದಾಗ ಮಾಡ್ತೀರಿ ಅಂತೆಲ್ಲ ಏನು ಮಾಡ್ತೀಯ ಏನು ಮಾಡೋದು ಕೊಡದಿದ್ರೆ ಹಾಗೆ ಹೋಗೋದು ಒಂದು ಇದು ಬಕಾಸುರನ ಗುಟ್ಟು ಯಾರೊಬ್ಬರು ಪ್ರತಿರೋಧ ಮೇಲೆ ಕೇಳ್ತಾರೆ ಆವಾಗ ಅವನು ಹುಟ್ಟು ಮುಗಿಯಿತು ಬೆದರಿಕೆ ಮೈಯಿಂದಲೇ ಜನಗಳನ್ನ ಹಿಂಸೆ ಮಾಡುವುದು ವಸೂಲಿ ಮಾಡುವುದು ಇದಕ್ಕೆ ಇವತ್ತಿನ ಇನ್ನೊಂದು ಭಾಷೆ ದಾದಾಗಿರಿ ಅಂತಾರೆ ದಾದಾಗಿರಿ ಮಾಡೋದಂದ್ರೆ ಏನು ಗೂಂಡಾ ಹುಡುಗರು ಇದು ನಾವು ಕಾಲೇಜಲ್ಲೆಲ್ಲ ನೋಡಿದ್ದೇವೆ ಒಂದು ಕಾಲದಲ್ಲಿ ಇರಲಿಲ್ಲ ಅದು ಶುರುವಾಯಿತು ಬೊಂಬಾಯಿಂದ ಶುರುವಾಯಿತು ಒಂದು ಅಂಗಡಿಗೆ ಹೋಗೋದು ಎಲ್ಲಿ ನೋಡಿದ್ರು ಬರೀ ಗಾಜು ಮುಚ್ಚಳ ಅದು ಇದು ಹಾಕಿರ್ತಾರೆ ಐವತ್ತು ರೂಪಾಯಿ ಬೇಕು ನಾವು ಒಂದು ಚಳುವಳಿ ಎಬ್ಬಿಸ್ತಾ ಇದ್ದೀವಿ ಕೊಡ್ತಿರೋ ಗಾಜು ಹೊಡಿಲೋ ಬೇಡ ಮಹಾರಾಯ ತಗೊಂಡು ಐವತ್ತಲ್ಲ ಎಪ್ಪತ್ತೇ ಕೊಡ್ತಾರೆ ಮತ್ತೆ ಈ ಕಡೆ ತಲೆ ಹಾಕಬೇಡ ಒಂದೊಂದು ಅಂಗಡಿಯಲ್ಲಿ ಈಗ ಐವತ್ತು ಅರವತ್ತು ಎಪ್ಪತ್ತು ವಸೂಲು ಮಾಡ್ತಾನೆ ಸಾವಿರಾರು ರೂಪಾಯಿ ಆಗ್ತದೆ ದಿನ ವಾರಕ್ಕೊಂದ್ಸಲ ಹೀಗೆ ಶುರು ಮಾಡ್ತಾರೆ ಜನ ಏನ್ ಮಾಡ್ತಾರೆ ಎಲ್ಲಿ ಬಿಲ್ಡಿಂಗ್ ಹೊಡಿತಾನೆಯೋ ಪೆಟ್ರೋಲ್ ಬಂಕ್ ಇದ್ರೆ ಎಲ್ಲಿ ಬೆಂಕಿ ಹಾಕ್ತಾನೆಯೋ ಕಾರಲ್ಲಿ ಸುಡ್ತಾನೆಯೋ ಬೈಕೆ ಕೊಡ್ತಾ ಹೋಗ್ತಾರೆ ಅಪ್ಪ ಬಕಾಸುರನ್ ತಯಾರು ಮಾಡೋರು ನೀವು ನಾವು ಭಿಕ್ಷುಕರನ್ನು ತಯಾರು ಮಾಡೋರು ನೀವು ನಾವು ಸಾಮಾಜಿಕ ಅನಿಷ್ಠ ಅನಿಷ್ಟಗಳನ್ನು ತಯಾರು ಮಾಡೋರು ನೀವು ನಾವು ಭಿಕ್ಷುಕರಿಗೆ ಬಿಡಗಾಸನ್ನು ಕೊಡುವುದನ್ನು ತಪ್ಪಿಸಿ ಭಿಕ್ಷೆ ತಾನೇ ನಿಂತು ಹೋಗ್ತದೆ ದೊಡ್ಡ ದಂಧೆ ಅದು ಕಾಂಟ್ರಾಕ್ಟು ಕೆಲವರು ನೂರಾರು ಜನ ಕೂರಿಸಿರ್ತಾರೆ ಅವತ್ತವತ್ತೇನು ಸಂಪಾದನೆ ಆಯ್ತು ಅವನ ಯಜಮಾನ ಕೊಡಬೇಕು ಅವನು ಕೊಟ್ಟದ್ದನ್ನ ತಗೊಂಡು ಹೋಗಬೇಕು ಇದರ ಸಲುವಾಗಿ ಚಿಕ್ಕ ವಯಸ್ಸಿನ ಮಕ್ಕಳನ್ನು ಕರ್ಕೊಂಡ್ಬಂದು ಕೈ ಮುರಿದು ಕಾಲು ಮುರಿದು ಕಣ್ಣು ಚುಚ್ಚಿ ಇದೆಲ್ಲ ಮಾಡ್ತಾರೆ ಕೆಟ್ಟ ರಾಜಕಾರಣಿಗಳು ಬಕಾಸರ್ನಂತವರು ಏನು ಬೇಕಾದರೂ ಮಾಡ್ತಾರೆ ಹುಡುಗಿಯನ್ನು ಮಾಡ್ತಾರೆ ಸಣ್ಣ ಸಣ್ಣ ವಯಸ್ಸಿನ ಹುಡುಗರನ್ನು ಕದೀತಾರೆ ಕೊಲ್ತಾರೆ ತಿಂತಾರೆ ನೋಡ್ತಾ ಇದ್ದೀರಿ ಪೇಪರ್ನಲ್ಲಿ ಬಕಾಸುರ ಎಲ್ಲಿ ಹೋಗಿದ್ದಾನೆ ಬಕಾಸುರ ಸಂತತಿ ನಿತ್ಯವೂ ಬೆಳೀತಾ ಇದೆ ಅವರಿಗೆ ಸುಲಭವಾಗಿ ಆಶ್ರಯ ಕೊಡುವುದು ನಮ್ಮ ಕೆಟ್ಟ ರಾಜಕಾರಣ ಹೆದರಿಸಿ ಹೆದರಿಸಿ ಹೆದರಿಸಿ ಜನಗಳನ್ನು ವಸೂಲು ಮಾಡ್ತಾರೆ ಅಂಥವನೊಬ್ಬ ಇದ್ದ ಅವನಿಗೆ ಆತಕ ಬಕ ಅಂತ ಹೆಸರು ಗೊತ್ತೋ ಗೊತ್ತಿಲ್ಲ ಕೃಷ್ಣಾವತಾರದಲ್ಲಿ ಒಬ್ಬ ಬಕಾಸುರ ಅವನ ತಂಗಿ ಪೂತನೆ ಬಕವೈರಿ ಅಂದ್ರೆ ಕೃಷ್ಣನೂ ಹೌದು ಬಕವೈರಿ ಅಂದ್ರೆ ಭೀಮಸೇನೂ ಹೌದು ಬಹಳ ಚಾಣಾಕ್ಷತನ ರಾಜಕಾರಣದಿಂದ ಭೀಮಸೇನ ಅವನು ವೇದವ್ಯಾಸರು ಹೇಳಿದಂತೆ ಏಕಚಕ್ರಪುರದಲ್ಲಿ ಐವರು ಪಾಂಡವರು ಕುಂತಿಯು ಒಬ್ಬ ಮುದುಕ ಬ್ರಾಹ್ಮಣನ ಮನೆಯಲ್ಲಿ ಆಶ್ರಯವನ್ನು ಪಡೆದುಕೊಂಡರು ಈ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದಾರೆ ವೇದವ್ಯಾಸರು ಒಂದು ಮನೆ ತೋರಿಸಿ ಆ ಮನೆ ಯಜಮಾನನಿಗೆ ಇವರು ನಮ್ಮ ಶಿಷ್ಯರು ಅವರು ತಮ್ಮ ಅಜ್ಞಾತವಾಸ ಆಗೋ ತನಕ ಇಲ್ಲಿದ್ದು ಹೋಗ್ತಾರೆ ನೀವು ಅವರಿಗೆ ದಯವಿಟ್ಟು ಜಾಗವನ್ನು ಕೊಡಿ ಎಂಬುದಾಗಿ ಹೇಳಿ ಹೋದರು ಅಪ್ಪಟ ಬ್ರಾಹ್ಮಣರ ಗ್ರಹಾರ ಚತುರ್ವೇದಿಗಳು ನಾಲ್ಕು ಜನ ನಾಲ್ಕು ವೇದವನ್ನು ಹೇಳ್ತಕ್ಕಂಥ ಅವರಿದ್ದದ್ದು ಭಿಕ್ಷೆಗೆ ಏನು ಯೋಚನೆ ಇಲ್ಲ ಆ ಊರಿನಲ್ಲಿ ಒಂದು ಪ್ರೇತ ಕಳೆ ಬಡೀತಾ ಇತ್ತು ಅದು ಒಂದು ದಿವಸ ಪತ್ತೆಯಾಯಿತು ಎಷ್ಟು ತಿಂಗಳಿದ್ರೋ ಏನು ಕಥೆಯೋ ಈ ಕಥೆ ನಡೆಯೋ ಹೊತ್ತಿಗೆ ಸಾಯಂಕಾಲವಾಗಿ ಸಂಧ್ಯಾಕಾಲ ಮುಗಿದು ಇನ್ನೇನೆಲ್ಲ ಮಲಗಬೇಕನ್ನೋ ಹೊತ್ತಿನಲ್ಲಿ ಎಲ್ಲಿ ಇಳ್ಕೊಂಡಿದ್ರು ಆ ಬ್ರಾಹ್ಮಣನ ಮನೆಯಲ್ಲಿ ಒಂದು ಗೋಳು ಆರಂಭವಾಯಿತು ಮುದುಕ ತಂದೆ ಮುದುಕಿ ತಾಯಿ ಎರಡು ಮಕ್ಕಳು ಗಂಡು ಹೆಣ್ಣು ನಾಲ್ವರು ಸೇರಿ ಗೊಳೋ ಅಂತ ಅಳುವ ಶಬ್ದ ಕುಂತಿ ಬೆಚ್ಚಿದಳು ಇದೇನಿದು ನಾವು ಇಳ್ಕೊಂಡು ಮನೆಯಲ್ಲಿ ಏನಂತಹ ಸಂಕಟ ಉಂಟಾಯಿತು ಭೀಮ ಎದ್ದ ಜ್ಞಾಯತಾಮಸ್ಯ ಯದ್ದುಃಖಂ ಯತಶ್ಚೈವ ಸಮುತ್ಥಿತಂ ವಿಜಿತ್ವಾ ವ್ಯವಸಿಷ್ಯಾಮಿ ಯದ್ಯಪಿ ಸ್ಯಾತ್ ಸುದುಷ್ಕರಂ ಜೀವನ ಇನಿಷಿಯೇಟಿವ್ ತಗೊಂಡ ಅಮ್ಮನಿಗೆ ಹೇಳ್ದ ಅಮ್ಮ ಹೋಗಿ ಕೇಳು ಏನು ಸಂಕಟವಾಗಿದೆ ನಮ್ಮ ಕೈಯಲ್ಲಿದ್ರೆ ಪರಿಹಾರವನ್ನು ಮಾಡೋಣ ಅಲ್ಲಿ ಕೆಳಗಿಳಿದು ಆ ಬ್ರಾಹ್ಮಣನ ಹೋಗಿ ಕೇಳ್ತಾಳೆ ಕುಂತಿ ಇಲ್ಲಿ ಮತ್ತೆ ವೇದಾರ್ಥ ಚಿಂತನ ನೀನು ಏನಪ್ಪ ಆಗಿದೆ ಯಾಕೆ ಕಳ್ತಾ ಐತಿ ಬ್ರಾಹ್ಮಣ ಹೇಳಿದ ಅಯ್ಯೋ ನಮ್ಮ ಸಂಕಟ ನಮಗೆ ನಿನ್ನ ಕತೆ ಬೇರೆ ಹೇಳ್ತಾ ಕೂತ್ಕೋಬೇಕಲ್ಲ ಇಲ್ಲಿ ಈ ಊರಲ್ಲಿ ಬಕ ಅಂತ ಒಬ್ಬ ಇದ್ದಾನೆ ಆ ಬೆಟ್ಟದ ಮೇಲೆ ನಾವು ಕಣ್ಣಿಂದ ನೋಡಿದವರಲ್ಲ ಎಷ್ಟೋ ದಿವಸಗಳಿಂದ ಹೀಗೆ ಪರಂಪರೆ ಬಂದ್ಬಿಟ್ಟಿದೆಯಮ್ಮ ಈ ಊರಲ್ಲಿ ಬಾಕಿ ಇದೆಲ್ಲ ಕೊಟ್ಟಿದ್ದಾನೆ ದುಷ್ಟ ಪೀಡಕ ಬಂದು ಸೇರಿಕೊಂಡಿದ್ದಾನೆ ಎಲ್ಲಿ ಅವನು ಯಾವನು ಏನು ಕಥೆಯೋ ಮೊದಲೆಲ್ಲ ಊರೊಳಕ್ಕೆ ಬಂದು ಕೈಗೆ ಸಿಕ್ಕಿದ್ದು ಕೋಳಿ ಆಡು ಗಿನ ಮನುಷ್ಯರು ಏನು ಸಿಕ್ಕರದನ್ನು ತಿಂದು ಬಿಡೋವನು ಅದಕ್ಕೆ ಊರವರೆಲ್ಲ ಸೇರಿ ಒಂದು ಒಪ್ಪಂದ ಮಾಡಿದರು ದಿವಸಕ್ಕೊಂದರಂತೆ ಒಬ್ಬ ಆಳನ್ನು ಎರಡು ಎಮ್ಮೆ ಹೂಡಿದ ಗಾಡಿಯನ್ನು ಅದರ ತುಂಬ ಭೋಜ್ಯ ಅನ್ನ ಪಾನಾದಿಗಳನ್ನು ಏನೇನು ಬೇಕೋ ಎಲ್ಲವನ್ನೂ ಮಾಡಿಸಿ ಕಳಿಸ್ತೇವೆ ಮಹಾರಾಯ ದಿವಸಕ್ಕೊಬ್ಬರನ್ನು ತಿನ್ನು ಊರೊಳಗೆ ಬರಬೇಡ ನೀನು ಅಂತ ಒಪ್ಪಂದವನ್ನು ಮಾಡಿಕೊಂಡರು ಇದೇ ದಾದಾಗಿರಿ ಹಳೆ ಕಾಲದಲ್ಲಿ ಅಂಟಾಕ್ ಕೊಡ್ತೇವೆ ಎಂಬುದಾಗಿ ಆದ್ದರಿಂದ ಇವತ್ತು ನಮ್ಮ ಸರದಿ ಬಂದ್ಬಿಟ್ಟಿದೆ ಈಗ ಬಂದು ಹೇಳಿದ್ರು ಊರಿನವರು ನಾವೇನ್ ಮಾಡೋದು ವಯಸ್ಸಿಗೆ ಬಂದ ಮಗಳು ಮದುವೆ ಆಗಬೇಕು ಅವಳಿಗೆ ನಮ್ಮಲ್ಲಿ ಯಾರು ಹೋಗೋದು ಅಂತ ಯೋಚನೆ ನಾನು ಹೋಗ್ತೇನೆ ಅಂತ ನಾನು ಹೇಳ್ತಾ ಇದ್ದೇನೆ ಕೇಳ್ತಾ ಇಲ್ಲ ನನ್ನ ಹೆಂಡತಿ ಭಾರ್ಯ ಪುತ್ರೋದುಹಿತ ಸರ್ವಮತ್ಯ ಆದ್ಯರ್ಥಂ ಇಷ್ಯತೆ ಪ್ರಾಣಾನಪಿ ಪರಿತ್ಯಜ್ಯ ಯದ್ಭರ್ತೃಹಿತಮಾಚರೇತಿ ಹೆಂಡತಿಯನ್ನು ಕೊಂಡಾಡ್ತಾನೆ ಗಂಡ ಅನುರೂಪ ದಾಂಪತ್ಯ ಆಗಿರಬೇಕು ವೃದ್ಧಾಪ್ಯದಲ್ಲಿ ಗಂಡ ಹೆಂಡತಿಯನ್ನು ಕೊಂಡಾಡ್ತಾನೆ ಮಹಾಭಾರತದಲ್ಲಿ ಅಯ್ಯೋ ನಾನು ಯಾವತ್ತೂ ಪ್ರತಿ ಹೇಳಿದವಳಲ್ಲ ಅಂತ ಹಿತವಾದ ಹೆಂಡತಿಯನ್ನು ಬಿಟ್ಟು ನಾನು ಹೋಗಬೇಕು ಒಬ್ಬಳೇ ಒಬ್ಬ ಮಗ ಮಗಳು ಒಬ್ಬನೇ ಮಗ ಇಬ್ಬರು ಹೇಳ್ದ ಕೇಳ್ತಾ ಇದ್ದಾರೆ ಮುತ್ತಿನಂತಹ ಸಂಸಾರ ನಾನೇನು ಮಾಡಲಿ ನೀ ಹೋಗಬೇಡ ಅಂತ ಇದ್ದಾಳೆ ಹೆಂಡತಿ ಇಲ್ಲ ನಾನು ಮನೆಗೆ ಯಜಮಾನ ಬಂದ ಕಷ್ಟ ನಾನು ಎದುರಿಸಬೇಕು ಮುದುಕ ಶರೀರ ಅವನಿಗೆ ತೃಪ್ತಿ ಆಗಲಿ ಬಿಡಲಿ ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಪ್ರತಿರೋಧ ಮಾಡ್ತಾ ಇದ್ದಾಳೆ ಹೆಂಡತಿ ನೀವೇ ಹೋಗಿಬಿಟ್ರೆ ಆಮೇಲೆ ಈ ಸಂಸಾರವನ್ನು ಕಾಪಾಡೋರು ಯಾರು ನೀನಿದೆಯಲ್ಲ ಕಾಪಾಡು ಅಂತಂದ್ರೆ ಯಜಮಾನನಿಲ್ಲದ ಮನೆಯಾದರೆ ಊರಿನವರು ಗೌರವ ಕೊಡೋದಿಲ್ಲ ನಾಳೆ ಕನ್ಯೆಗೆ ಮದುವೆಯಾಗಿದ್ರೆ ಇದು ದಿಕ್ಕಿಲ್ಲದ ಸಂಸಾರ ನಿಮ್ಮ ಹುಡುಗಿ ನಮಗೆ ಬೇಡ ಅಂತ ಹೇಳ್ತಾರೆ ಹುಡುಗನ ವಿದ್ಯಾಭ್ಯಾಸದ ಏನು ಆದ್ರಿಂದ ನಾನೇ ಹೋಗ್ತೇನೆ ಆ ಬ್ರಾಹ್ಮಣಿ ಹೇಳಿದ್ರು ನಾನೇ ಹೋಗ್ತೇನೆ ತಾಯಿ ಸತ್ತ ತಬಲೆಯಾದರೂ ತಂದೆ ನೀವಿದ್ದೀರಿ ಪರವಾಗಿಲ್ಲ ಆ ಯಜಮಾನ ಹೇಳಿದ ಇಲ್ಲ ಇಲ್ಲ ಈ ಮಕ್ಕಳನ್ನ ಹ್ಯಾ ಕಾಪಾಡೋದು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ದೊಡ್ಡವ್ರನ್ನ ಮಾಡಿ ಹೊಟ್ಟೆಗೆಲ್ಲ ಹಾಕಿ ಮಾಡಿದವಳು ನೀನು ನನಗೇನು ಗೊತ್ತಿಲ್ಲ ಸಂಸಾರದ ವಿಷಯ ನಾನು ಹ್ಯಾ ಕಾಪಾಡಲಿ ಆ ಹುಡು ಬ್ರಾಹ್ಮಣ ತೀರ್ಮಾನಕ್ಕೆ ಬಂದ ಬದುಕುವುದೇ ಪಾಪ ಪುರುಷಾರ್ಥವಿಲ್ಲದ ಬದುಕು ಯಾತಕ್ಕೆ ಈಗ ಬಕನಿಗೆ ನಾನೋ ನನ್ನ ಮನೆಯವರೋ ಯಾರೋ ಒಬ್ಬರು ಆರೋ ಆಹುತಿ ಆದರೆ ಇದರಿಂದ ಅರ್ಥಪ್ರಾಪ್ತಿಯೇ ಕಾಮಪ್ರಾಪ್ತಿಯೇ ಧರ್ಮಪ್ರಾಪ್ತಿಯೇ ಮೋಕ್ಷ ಪ್ರಾಪ್ತಿಯೇ ಯಾವುದೊಂದು ಪ್ರಾಪ್ತಿ ಇಲ್ಲದೆ ಇದ್ದಂತಹ ಅನರ್ಥ ಇದೆ ಅನರ್ಥಕ್ಕೆ ಒಂದು ಅರ್ಥವಿದೆ ಜೀವನದಲ್ಲಿ ಉಳಿದಿದ್ದಕ್ಕೆಲ್ಲ ಅರ್ಥ ಹೇಳ್ಬೋದು ಅನರ್ಥಕ್ಕೆ ಯಾವ ಅರ್ಥವನ್ನು ಹೇಳ್ತೀರಿ ಇವತ್ತು ನಾವು ಚಿಂತನೆಗೂ ಎಟಕದೇ ಇರುವ ಎಷ್ಟೊಂದು ವಿಷಯಗಳನ್ನು ಬ್ರಾಹ್ಮಣ ಹೇಳ್ತಾನೆ ಶಾಸ್ತ್ರಜ್ಞಾನವನ್ನ ಮನುಷ್ಯ ವ್ಯರ್ಥವಾಗಿ ಏನನ್ನು ಆಶೆ ಮಾಡಬಾರದು ಆಯಿತು ಇಷ್ಟು ದಿವಸ ಬೆಳೆಸಿದ್ದು ಇಷ್ಟು ಹೊತ್ತು ಅಗ್ನೋತ್ರ ಮಾಡಿದ್ದು ಅದೇ ಪುಣ್ಯ ನಾ ಹೋಗ್ತೀನಿ ಇಲ್ಲ ನೀವು ಹೋಗ್ತಕ್ಕದ್ದಲ್ಲ ಆ ಕನ್ಯಾಮಣಿ ಹುಡುಗಿ ಮದುವೆಯಾಗಿ ತಕೊಂಡು ಹೇಳ್ತಾಳೆ ಅಪ್ಪ ನೀವಿಬ್ರು ಹೋಗಬೇಡಿ ನಾನೇ ಹೋಗ್ತೇನೆ ಅದರಿಂದ ಏನಾಗುತ್ತೆ ಈ ಮಗಳಿಗೆ ವರನ್ನು ಹುಡುಕಬೇಕು ವರದಕ್ಷಿಣೆ ಕೊಡಬೇಕು ಆ ಪೀಡಿಯು ತಪ್ಪಿತು ನಿಮಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ತಿಳ್ಕೊಳ್ಳಿ ನಾನೇ ಹೋಗ್ತೇನೆ ಆ ಚೋಟುದ್ದದ ಮಗು ಹೇಳ್ತೇನೆ ಇವರು ಹೇಳಿ ಕೇಳ್ಕೊಂಡು ನಾನೇ ಹೋಗ್ತೇನೆ ಸುಮ್ಮನೆ ಇರೋ ನೀನು ನೀವು ಹೋದ ತರ್ಪಣ ಮಾಡೋರು ಯಾರು ನನಗೆ ಸತ್ತ ಮೇಲೆ ಸಾಧನೆ ಮಾಡೋರು ಯಾರು ಅದು ಚಿಂತೆ ಅವನಿಗೆ ಬ್ರಾಹ್ಮಣನ ಚಿಂತೆ ಹೀಗಿದೆಯಮ್ಮ ನಮ್ಮ ಕಷ್ಟ ಯಾರು ಹೇಳ್ಕೊಳ್ಳಿ ಈ ಊರಿಗೆ ದೊರೆ ಇಲ್ಲವೇ ಅಂತ ಕೇಳಿದ್ರು ಕುಂತಿಗೆ ರಾಜಪ್ರಜ್ಞೆ ಚೆನ್ನಾಗಿತ್ತು ಅಲ್ಲ ಬಕಾಸುರ ಇದ್ದಾನೆ ಎಲ್ಲಿಂದಲೋ ಬಂದ ಪುಂಡ ಪೋಖ್ರಿ ಅಂತ ಹೇಳ್ತೀರಿ ಈ ಊರಲ್ಲಿ ಹೇಳು ಕೇಳುವಂತಹ ಅಧಿಕಾರಿಗಳಿಲ್ಲವೆ ಸರ್ಕಾರ ಇಲ್ಲವೇ ಸರ್ಕಾರ ಇದೆಯೇ ಇವತ್ತು ನಾವು ನೀವು ಎಲ್ಲರೂ ಸದಾಕಾಲ ಕೇಳುವ ಪ್ರಶ್ನೆ ಸರ್ಕಾರ ಅಂಬೋದೊಂದಿದೆಯೇ ಸರ್ಕಾರ ಯಾತಕ್ಕಿರಬೇಕು ನಿಮ್ಮನ್ನು ರಕ್ಷಣೆ ಮಾಡೋದಕ್ಕಿದ್ದು ಸರ್ಕಾರ ಇರಬೇಕು ನಿಮ್ಮನ್ನು ಭಕ್ಷಣೆಯೇ ಮಾಡೋದಿದ್ರೆ ಬಕಾಸುರ ಇದ್ದಾನಲ್ಲ ಬೀದಿಗೊಬ್ಬ ಊರಿಗೊಬ್ಬ ಸರ್ಕಾರ ಯಾತಕ್ಕೆ ಬೇಕು ಇಲ್ಲ ಸರ್ಕಾರವು ಬಕಾಸುರನು ಒಂದೇ ಅಂತ ಹೇಳುವುದಾದರೆ ನಾರಾಯಣ ಅದಕ್ಕೇನು ಉತ್ತರ ಕೊಡ್ಲಿಕ್ಕೆ ಬರುವುದಿಲ್ಲ ಸರ್ಕಾರವೇ ಬಕಾಸುರ ಆದರೆ ಬಕಾಸುರನೇ ಸರ್ಕಾರವಾದರೆ ಬೇರೆಯೇ ಹೊಲವನ್ನೆದ್ದು ಮೇಯುವ ಸ್ಥಿತಿ ಇದ್ದರೆ ಭೂಮಿಯನ್ನು ತಿಂತಾರೆ ಗಣಿಗಳನ್ನು ತಿಂತಾರೆ ಲೋಹವನ್ನು ತಿಂತಾರೆ ಗೊಬ್ಬರವನ್ನು ತಿಂತಾರೆ ದುಡ್ಡನ್ನು ತಿಂತಾರೆ ತಿನ್ನಬಾರದ ವಸ್ತುಗಳನ್ನೆಲ್ಲ ತಿಂತಾರೆ ನೋಡಿದ್ದೀರಿ ಪೇಪರ್ಗಳಲ್ಲಿ ಹತ್ತೆಂಟು ವರ್ಷಗಳಿಂದ ನಮ್ಮ ದೇಶದ ಆಳುಗುರು ಅಂತ ಅನ್ನಿಸಿಕೊಂಡವರು ಮಾಡಬಾರದ್ದನ್ನೆಲ್ಲ ಮಾಡಿ ಅಧಿಕಾರಕ್ಕೆ ಬರ್ತಾರೆ ತಿನ್ನಬಾರದ್ದನ್ನೆಲ್ಲ ತಿಂತಾರೆ ಇದು ಯಾತಕ್ಕೆ ಸರ್ಕಾರ ಅಂತ ಒಂದು ಬಕಾಸುರ ಅಂತ ಒಂದು ಯಾತಕ್ಕೆ ಅಂದ್ರೆ ಒಂದು ರೂಲಿಂಗ್ ಪಾರ್ಟಿ ಒಂದು ಅಪೋಸಿಷನ್ ಪಾರ್ಟಿ ಇಷ್ಟೇ ವ್ಯತ್ಯಾಸ ದುರ್ಬಲನಾದವನು ಧರ್ಮಿಷ್ಠ ಅಂತ ಚುನಾವಣೆಯಲ್ಲಿ ಗೆದ್ದು ಬಂದರೆ ಅವನನ್ನು ಸೋಲಿಸಬೇಕು ತಾನು ಅಧಿಕಾರಕ್ಕೆ ಬರಬೇಕು ಅಂತ ಇದ್ದವನು ಬಕಾಸುರನ ಪಾತ್ರವನ್ನು ವಹಿಸ್ತಾನೆ ಗೆದ್ದು ಬಂದವನಿಗೆ ಚಿಟುಕುಮುಳ್ನಾಡಿಸ್ತಾನೆ ಬದುಕು ಕೊಡಿಸುವುದಿಲ್ಲ ಅವನನ್ನ ನೀವು ಎರಡು ಸರ್ಕಾರ ಎದುರಿಸಬೇಕು ಬಕಾಸುರಂದೊಂದು ರೂಲಿಂಗ್ ಪಾರ್ಟಿ ಒಂದೊಂದು ಇವತ್ತಿನ ಸ್ಥಿತಿ ಎಷ್ಟು ಅನ್ವರ್ಥ ಬರೆದಿದ್ದಾರೆ ವೇದಿವ್ಯಾಸ ನೋಡಿಕೊಳ್ಳಿ ಅದಕ್ಕೆ ಮನೆ ಒಡತಿ ಹೇಳಿದಳು ಇಲ್ಲಿಯ ರಾಜ ತುಂಬಾ ದುರ್ಬಲ ಹೆಚ್ಚು ಕಮ್ಮಿ ರಾಕ್ಷಸನೇ ರಾಜ ಆಗಿದ್ದಾನೆ ಪುರುಷಾದ ಮನುಷ್ಯ ಮಾಂಸ ಅವನಿಗೆ ತುಂಬ ರುಚಿಯಾಗಿದೆ ಅನ್ನ ಬೇಕು ಎರಡೆಮ್ಮೆ ಬೇಕು ಗಾಡಿ ಹೊಡೆಯವನು ತಿಂತಾನೆ ಇವತ್ತು ನನ್ನ ಸಹಾಯ ಹೋಗಲಿ ಸಬ್ಸ್ಟಿಟ್ಯೂಟ್ ನನ್ನ ಬದಲಿ ಬೇರೆಯವ್ರನ್ನ ಕೊಡೋಣ ಅಂದ್ರೆ ಆಳು ಕೊಳ್ಳುವುದಕ್ಕೆ ನನ್ನಲ್ಲಿ ದುಡ್ಡಿಲ್ಲ ನಾವು ಯಾರೂ ಹೋಗುವಂತಿಲ್ಲ ಹೋಗದೆ ಇದ್ರೆ ಊರೊಳಗೆ ಅವನೇ ಬರ್ತಾನೆ ಒಂದು ಗಂಟೆ ತಡವಾದ್ರೆ ನಮ್ಮನ್ನೆಲ್ಲ ತಿಂದು ಹಾಕಿಬಿಡ್ತಾನೆ ರಾಕ್ಷಸ ಊರು ಜನರ ಕೈಯಲ್ಲಿ ಕೆಟ್ಟ ಮಾತನ್ನು ಕೇಳ್ತಾ ಸಾಯ್ಬೇಕಾಗತ್ತೆ ಅದಕ್ಕೆ ನಾವೇನು ಮಾಡೋದು ಎಂಬುದಾಗಿ ಅವನು ಉತ್ತರವನ್ನು ಕೊಟ್ಟ ಕುಂತಿ ಹೇಳಿದಳು ಯೋಚನೆ ಮಾಡಬೇಡ ಇಷ್ಟೇ ತಾನೇ ಇದೇನು ದೊಡ್ಡ ಸಮಸ್ಯೆ ಅಲ್ಲ ನನಗೊಬ್ಬ ಮಗ ಇದ್ದಾನೆ ಆ ಮಗ ಎಷ್ಟು ದುಷ್ಟ ಅಂದ್ರೆ ಎಷ್ಟು ಅನ್ನವನ್ನು ಹಾಕಿದರೂ ಅವನಿಗೆ ತೃಪ್ತಿ ಆಗೋದಿಲ್ಲ ಹೊಟ್ಟೆಯಲ್ಲಿ ತೋಳ ಹೊಕ್ಕಿಬಿಟ್ಟಿದೆ ಅವನಿಗೆ ಎರಡು ಎಮ್ಮೆ ಕೊಳಗು ತುಂಬ ಅನ್ನ ಪಾಯಸ ತುಪ್ಪ ಆ ಇದನ್ನು ಕೇಳಿದ್ರೆ ಚಪ್ಪರಿಸ್ತಾನೆ ಅವನು ಅದನ್ನು ತಿಂದು ಅವನು ಬಕಾಸುರನಿಗೆ ಬಾಯಿಗೆ ಹೋಗಲಿ ನೀವು ಯೋಚನೆ ಮಾಡಬೇಡಿ ಐವರು ಗಂಡ ಗಂಡು ಹುಡುಗರಿದ್ದಾರೆ ನನಗೆ ಒಬ್ಬನನ್ನು ನಾನು ಬಿಡುತ್ತೇನೆ ಯೋಚನೆ ಮಾಡಬೇಡಿ ಎಂಬುದಾಗಿ ಕುಂತಿ ಬ್ರಾಹ್ಮಣನಿಗೆ ಹೇಳ್ತಾಳೆ ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ ನೀವೆಲ್ಲೋ ಬೇರೆ ಊರಿಂದ ಬಂದವರು ನಮ್ಮೂರಿನ ಕಷ್ಟ ನಿಮಗೆ ಆಟಕ್ಕೆ ಅಲ್ಲಿಂದ ಬಂದವಳನ್ನ ನಾವು ಹಿಂಸೆ ಮಾಡಿದವು ಅಂತ ನಮಗೊಂದು ಕೆಟ್ಟ ಹೆಸರು ಬೇಡ ನಿಮ್ಮಷ್ಟಕ್ಕೆ ನೀವು ಹೋಗು ಅಂತ ಹೇಳುವ ಆ ಮಾತು ಆ ಡೈಲಾಗ್ ತುಂಬಾ ಚೆನ್ನಾಗಿದೆ ಮೂಲದಲ್ಲಿ ಕುಮಾರವ್ಯಾಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಕಾಸುರ ಪ್ರಸಂಗವನ್ನ ಐಸಲೇ ನಿಮಗಾದ ಘಸಣಿ ದೇಸರಾಪತ್ತು ಅಂಜಬೇಡ ಮಹಾಸುರನ ಬಾಣಸದ ಬೀಯ ಉಂಟೆಮಗೆ ಏಸು ಕಂಡುಗದಕ್ಕಿಯೋ ಗರವಯಸನೀ ನಳವಡಿಸು ಎರಡು ಖಂಡಗ ಅಕ್ಕಿಯಲ್ಲಿ ಅನ್ನ ಮಾಡಬೇಕಂತೆ ಒಂದು ಖಂಡಗ ಅಂದರೆ ಒಂದು ಪಲ್ಲ ಅಂದ್ರೆ ಈಗಿನ ಒಂದು ಕ್ವಿಂಟಲ್ಗೆ ಮೇಲಾಗ್ತದೆ ಎರಡು ಖಂಡಗ ಅಂದ್ರೆ ಎಷ್ಟಾಯ್ತು ನೋಡ್ಕೊಳ್ಳಿ ಎರಡು ಎರಡೂವರೆ ಕ್ವಿಂಟಲ್ ಅನ್ನ ತಿಂದ ಅಂದ್ರೆ ಅವನ ಹೊಟ್ಟೆ ಏರಾಗಬೇಕು ದೇವರ ಗತಿ ಬರೀ ಡೊಳ್ಳು ಹೊಟ್ಟೆ ಅದು ಚಪಾತಿ ಇಲ್ಲ ಬರೀ ಅನ್ನ ತಿಂತಾನೆ ತಮಿಳುನಾಡಿನವ್ರು ಹಾಗೆ ಅಪರ ಕರುಣಾನಿಧಿ ಅವನು ಬರೀ ಡೊಳ್ಳು ಹೊಟ್ಟೆ ಬರುತ್ತದೆ ಅದೇನೇನು ಮಾಡಬೇಕೋ ಅದೆಲ್ಲ ನಿಮ್ಮ ಕೆಲಸ ಆಳನ್ನು ಬದುಸೋ ನನ್ನ ಕೆಲಸ ಏಸು ಕಂಡುಗದಕ್ಕಿಯೋ ಹರವೈಸ ನೀನಳವಡಿಸು ಮೇಳುಂಟೇಸು ಸಾಧನವನೆಸುವನು ತೆಗೆಸೆಂದಳ ಕುಂತಿ ಮಗರನ್ನು ಮಾತ್ರ ಕೊಡ್ತೇನೆ ತಿರುಗಿ ನಿಮ್ಮೂರೊಳಗೆ ಕೂಳನು ತಿರಿದು ನಿನ್ನ ಮಕ್ಕಳು ಧರೆಯನಾಳುವ ಸತ್ಯ ಸಾಹಸಿಗಳಿದ್ದು ಫಲವೇನು ಊರನ್ನಾಡ್ತಕ್ಕ ಶಕ್ತಿ ನನ್ನ ಮಕ್ಕಳಿಗೆ ಉಂಟು ಆದರೆ ಇದ್ದು ಫಲವೇನು ಹೊರೆಯಲರಿಯನು ದುರುಡನು ಆ ಭೀಮನನ್ನು ಕುರಿತು ಹೇಳ್ತಾಳೆ ಕುಂತಿ ವ್ಯಂಗ್ಯೋಕ್ತಿಯಲ್ಲಿ ಒಬ್ಬ ದುಷ್ಟ ಇದ್ದಾನೆ ನನ್ನ ಐವರು ಮಕ್ಕಳಲ್ಲಿ ಹೊರೆಯಲರಿಯನು ಅವನ ಹೊಟ್ಟೆಗೆ ಹಾಕೋಕ್ಕಾಗೋದಿಲ್ಲ ದುರುಡನು ಎರಡೆಂಟರಿಯನು ಅವನಿಗೆ ಎರಡೂ ಗೊತ್ತಿಲ್ಲ ಎಂಟೂ ಗೊತ್ತಿಲ್ಲ ಅವನಿಗೆ ಅಷ್ಟಾಕ್ಷರವೂ ಗೊತ್ತಿಲ್ಲ ದ್ವಯಮಂತ್ರವೂ ಗೊತ್ತಿಲ್ಲ ಎರಡಂಟರಿಯನು ಅದರೊಳಗೊಬ್ಬ ಉದರಕ್ಕೆ ನೆರಹಲಾರನು ಕುಗುಳನೆಂದಳು ಕುಂತಿನ ಸುನಗುತ ಅದಕ್ಕೆ ಬ್ರಾಹ್ಮಣ ಬೇಡ ಅಂತ ಹೇಳಿದ್ರೆ ಕುಂತಿ ವೇದ ಅಂತ ಹೇಳ್ತಾಳೆ ಏನನಿತ್ತು ದಧೀಶಿರೋಗರ ಹಾನಿಯನು ಕಾಯಿದನು ಶರೀರವನ್ನೇ ಕೊಟ್ಟು ಬೆನ್ನುಮೂಳೆ ಅಂತ ದಾನ ಮಾಡಿ ದಧೀಚಿ ಮಹರ್ಷಿ ಶಾಶ್ವತ ಕೀರ್ತಿಯನ್ನು ಪಡೆದ ಕ್ಷಿಪಿತಾನೇನ ನಿತ್ತನು ಕೇಳಿದ ಈ ವಾಹನನು ಏನ ಮಾಡಿದನೆಂದು ನೀನಿದನೇನುವನು ಕೇಳ್ದರಿಯಲ ಮತ್ಸೂನುವನು ನಿನ್ನ ಅವಸರಕ್ಕೆ ಕೊಳ್ಳೆಂದಳ ಕುಂತಿ ಆಮೇಲಿಂದ ಕೇಳ್ತಿದ್ದಾನು ಮಹಡಿ ಮೇಲೆ ಮಿದ್ದೆ ಗಾಳಿ ಬೆಳಕು ಬರದೇ ಜಾಗದಲ್ಲಿ ಮಲಗಿದ್ದಾರೆ ಪಾಂಡವರು ಕುಂತಿ ಮೆಟ್ಲು ಅಜ್ಜಿ ಹೋದ್ಲು ಮಗನೇ ನಿನ್ನ ಅದೃಷ್ಟ ಇವತ್ತು ತುಂಬಾ ಚೆನ್ನಾಗಿತ್ತು ಅಂತ ಕಾಣುತ್ತೆ ಕಾಣಪ್ಪ ಬಿಸಿ ಅಡಿಗೆ ತಿಂದು ಬಹಳ ದಿವಸ ಆಗಿತ್ತು ಭಿಕ್ಷೆ ಇವತ್ತು ಭರ್ಜರಿ ಭಿಕ್ಷೆ ಬರ್ತಾ ಇದೆ ನಿನಗೆ ಅಂತ ಹೇಳಿದ ಕೂಡಲೇ ಮರಳಿ ಬಂದಳು ಕುಂತಿ ಭೀಮನ ಕರೆದಳು ಏಳೈ ಪಾರಣೆಗೆ ಕಾತರಿಸದಿರು ಖಳನೊಡನೆ ಸದೆವುದು ಸತ್ವದನುವರಿದು ಬರವ ಬರಿದೇ ಬೀಯ ಮಾಡಿದಿರು ಈ ಊರಿಗೆ ಬಂದಿದ್ದೇವೆ ವ್ಯರ್ಥ ಮಾಡಬೇಡ ನಾವು ಬಂದದಕ್ಕೊಂದು ಉಪಕಾರ ಆಗಬೇಕು ಊರವಣೆ ನರಿದಾನುವುದು ಸಂಹರಿಸು ದೈತ್ಯನೆಂದು ತಾಯಿ ಹರಸಿದಳು ನಂದನನ ಭೀಮ ಮಲಗಿದ್ದಾನೆ ಅಪ್ಪಟ ಬ್ರಾಹ್ಮಣರು ಕೈಯಲ್ಲಿ ಪವಿತ್ರ ಹಾಕಿಯೇ ಇದ್ದಾನೆ ಬ್ರಾಹ್ಮಣರಿಗೆ ಯಾವತ್ತೂ ಕೈಯಲ್ಲಿ ಪವಿತ್ರ ಇರಬೇಕು ಕೈಯಲ್ಲಿಲ್ಲ ಅಂದರೆ ಕಿವಿ ಮೇಲಿರಬೇಕು ಯತಿಗಳಾಗಿದ್ದರೆ ತ್ರಿದಂಡದಲ್ಲಿರಬೇಕು ಪವಿತ್ರ ಇಲ್ಲದೆ ಬ್ರಾಹ್ಮಣ ಅಲ್ಲ ಸೊಂಟಕ್ಕೂ ಒಂದು ದರ್ಭೆಯಿಂದ ಮಾಡಿದ ಹುಲ್ಲಿನಿಂದ ಆದ ಒಂದು ಬೆಲ್ಟು ಮೌಂಜಿ ಮೇಖಲೆ ಇದನ್ನು ಧರಿಸಬೇಕು ಅದು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ಕುಮಾರ ವ್ಯಾಸ ಮೂಲದಲ್ಲೇ ಇಲ್ಲ ಅದು ನೋಡಿದರೆ ಕುಮಾರವ್ಯಾಸನ ಕೋಳಿವಾಡ ಗ್ರಹಾರ ಎಷ್ಟೊಂದು ಬ್ರಾಹ್ಮಣರದ್ದು ಪುಷ್ಟವಾಗಿರಬೇಕು ಒಂದು ಕಾಲದಲ್ಲಿ ಬೆರಳ ದರ್ಭಯ ಹರಿದು ರಾಕ್ಷಸನ ಕೊಲ್ಲುವಾಗ ದರ್ಭಯ ಅದಕ್ಕೆ ಕೈಯಲ್ಲಿ ದೌತಾಂಬರವನುಟ್ಟನು ಬಿಗಿದು ಕುಂತಿಯ ಚರಣರಜವನು ಕೊಂಡು ಧರ್ಮಜನಂಗ್ರಿಗೆ ಅಭಿನಮಿಸಿ ಅವರು ಶಮಿಗೆ ಹರಿತಂದು ಬಂಡಿಯ ಶಿರದ ಹಲಗೆ ನಡೆರಿದನು ಕಣ್ಸನ್ನೆ ಮಾಡಿದ ಕುಂತಿ ಹೋಗಿ ಹೇಳಿದ್ಲು ಸರಿ ಒಂದೆರಡು ಗಂಟೆಯಲ್ಲಿ ಎಲ್ಲ ಸಿದ್ಧವಾಯಿತು ಘಮ ಘಮ ಘಮ ಅಂತ ಇದೆ ನಿಮ್ಮ ಮೂಗಿ ವಾಸನೆ ಬಡಿದು ಬಿಡ್ತು ನೋಡಿ ಏನೇನು ಹೋಳಿಗಳು ಹಾಕಿದ್ರು ಒಳ್ಳೆ ಕದಂಬದ ಹುಳಿ ಒಳ್ಳೆ ಫಸ್ಟ್ ಕ್ಲಾಸ್ ಸಕ್ಕರೆ ಪೊಂಗಲ್ ಕೂಡಾರದಲ್ಲಿ ಗೋವಿಂದ ನಿಮ್ಮ ದೇವಸ್ಥಾನದ್ದು ತುಪ್ಪ ಏನು ಕೊಡಗಟ್ಟಲೆ ತುಪ್ಪ ಇಟ್ಟಿದ್ದಾರೆ ಪಾಯಸ ಮಾಡಿದ್ದಾರೆ ಚಿತ್ರಾನ್ನ ಮಾಡಿದ್ದಾರೆ ಪುಳಿಯೋಗರೆ ಮಾಡಿದ್ದಾರೆ ಭೀಮ ಹೇಳಿದಮ್ಮ ತುಂಬ ವಾಸನೆ ಅವಸರವಾಗಿದೆ ನಾ ಹೂ ಕೂತ್ ಬಿಡ್ತೀನಿ ಗಾಡಿಯಲ್ಲಿ ಮೊದಲು ಅಂತ ಹೇಳಿ ಅವರೆಲ್ಲ ತಂದು ತಂದು ಅಡಕಿದ್ದಾರೆ ಸ್ಪೆಷಲ್ ಗಾಡಿ ಅದರಲ್ಲಿ ಬಂಡಿಯ ಶಿರದ ಹಲಗೆ ನಡರಿದನು ಆ ಸವಾರ ಗಾಡಿ ನಡೆಸೋನು ಕೂತ್ಕೊಳ್ಳೋ ಮೂಕಿ ಇತ್ತಲ್ಲ ಅಲ್ಲಿ ಕೂತಿದ್ದಾನೆ ಬಲು ಹುರಿಯ ಹಗ್ಗವ ಹಿಡಿದು ಆ ಎಮ್ಮೆಗಳನ್ನು ಕಂಟ್ರೋಲ್ ಮಾಡುವ ಹಗ್ಗ ಸಾಮಾನ್ಯವಾದ ಬಲು ಹುರಿಯ ಹಗ್ಗವ ಹಿಡಿದು ಜಡಿದನು ಹೂಡಿದತ್ತುಗಳ ಊರವರೆಲ್ಲ ನೋಡಿದರು ಅವನ ಕೊರಳಿಗೆ ಪೂಮಾಲೆ ಹಾಕಿದ್ರು ತಿಲಕ ಹಚ್ಚಿದ್ರು ಮಾರಿಗುಡಿಗೆ ಹೋಗೋ ಕುರಿ ಹಾಗೆ ಅಯ್ಯೋ ಪಾಪ ಎಷ್ಟು ಚೆನ್ನಾಗಿದ್ದಾನೆ ಹುಡುಗ ಮುದ್ದಾಗಿದ್ದಾನೆ ಯಾವಳೋ ಹುಚ್ಚಿ ಬಂದಿದ್ದಾಳೆ ಮಗನನ್ನ ಯಾರು ಬಲಿ ಕೊಡ್ತಾರೆಯೇ ಹೋಗು ಬಾಪ ಬಾಪ ಅಂತ ಹೇಳ್ತೇವೆ ನೀನೆಲ್ಲಿ ಬರ್ತಿ ಆಯ್ತು ಹೋಗು ಸೂರ್ಯೋದಯದ ಇನ್ನು ಆಶೆ ಮುಗೀತು ಎಂಬುದಾಗಿ ಜನ ಎಲ್ಲ ಬೈತಾ ಇದ್ದಾರೆ ಪೂರ್ವದೊಳಗೆ ಇದೆಲ್ಲ ಮೂಲದಲ್ಲಿಲ್ಲ ಕಥೆ ಮೂಲದಲ್ಲಿ ಸ್ವಲ್ಪ ಸಂಕ್ಷೇಪ ಮಾಡಿ ವ್ಯಾಸರು ಯಾವುದರಲ್ಲಿಯೂ ಮಿತವಾದವರು ಕುಮಾರವ್ಯಾಸ ಪೂರ್ವದೊಳಗೆ ಭಿಕ್ಷಾನ್ನದಿಂದ ಇವರು ಮಹಾಪಂಡಿತರು ವೇದಾಧ್ಯಯನ ಮಾಡಿದ್ದಾರೆ ವಾಕ್ಯಾರ್ಥ ಕೇಳಿದ್ರೆ ಇಬ್ಬು ಕೊಡದಂತೆ ಕೇಳಿದ ಕೂತ್ರವನ್ನು ಹೇಳ್ತಾರೆ ಅಪ್ಪಟ ಬ್ರಾಹ್ಮಣರು ಅಂತ ನಂಬಿಕೆ ಬರಬೇಕೆಲ್ಲರಿಗೆ ಕ್ಷತ್ರಿಯರು ಅಂದ್ರೆ ಕತ್ತಿ ಹಿಡಿಯೋದು ಅಷ್ಟೇ ಅಲ್ಲ ವೇದಾನು ಕಲಿಬೇಕು ಕಲಿತಿದ್ದಾರೆ ನಿರ್ಧನ ಪುರುಷರು ಆದ್ರೆ ಐಶ್ವರ್ಯವಿಲ್ಲ ಅವರೊಳಗೊಬ್ಬನನು ನಮ್ಮೂರ ದಾನವನ ಪರಿಬಿಡಿಯ ಭೋಜನಕ್ಕೆ ತದ್ಭೂಸುರನ ತಾಯಿ ಕೊಟ್ಟಳು ಈ ಬ್ರಾಹ್ಮಣನ ತಾಯಿ ನಮ್ಮೂ ರಾಕ್ಷಸನ ಕೊಟ್ಬಿಟ್ಟಿದ್ದಾಳೆ ಗಡ ತ ಪವನ ಜನ ಮುತ್ತಿತು ನೋಟಕರ ನೆರವಿ ಎಲ್ಲ ತುಂಬಿಕೊಂಡ್ಬಿಟ್ಟಿದ್ದಾರೆ ಆ ಭೀಮಸೇನ ಗಾಡಿ ಸುತ್ತಮುತ್ತ ಹೋಗಿ ಭೀಮ ಹೊರಟ ಅರ್ಧ ದಾರಿಗೆ ತಡೆಯೋಕ್ಕಾಗಲಿಲ್ಲ ಅವನು ಕಂಟ್ರೋಲ್ ಮಾಡಿಕೊಳ್ಳೋಕ್ಕಾಗಲಿಲ್ಲ ಅಲ್ಲೊಂದು ಕೊಳ ಇತ್ತು ಎಡೆಯಲೇ ಭಕ್ಷಾದಿಗಳ ಬರಿ ಉಳಿದವು ಆ ಬುಟ್ಟಿಗಳೆಲ್ಲ ಖಾಲಿಯಾದವು ಅಂತ ಎತ್ತು ಹೊಡಿತಿದ್ದಾನೆ ಬಲಗೈಲಿ ಒಂದು ಸ್ವಲ್ಪ ತೆಗೆದು ಬಾಯಿಗೆ ಹಾಕೊಳ್ತಾ ಇದ್ದಾನೆ ಹರಿಯ ರೊಂಬ ನನ್ನ ಹೊಂಡಿರಿಕ ಪರವಾಗಿಲ್ಲಿಯೇ ಇದನ್ನು ಸಕ್ಕರೆ ಪೊಂಗಲ ರೊಂಬ ನನ್ನ ಇರಿಕೆ ಇದನ್ನು ಕೋಸಂಬರಿಯ ಅಪ್ಪಡಿಯೇ ಸಾಬುಲ್ಲ ಸ್ವಲ್ಪ ಪಾಯಸ ರುಚಿ ನೋಡೋಣ ಒಂದು ಚೊಂಬು ತಗೊಂಡು ಕುಡಿದಿದ್ದಾನೆ ಆ ಕೊಳ ಬಂತು ನಿಲ್ಲಿಸಿದ ಅಲ್ಲಿ ಬೆಳಕಿತ್ತೋ ಎಲ್ಲೋ ಚ ಇನ್ನೂ ಸೂರ್ಯೋದಯ ಆಗಿರಲಿಲ್ಲ ಭಕ್ಷಾದಿಗಳ ಭಕ್ಷ್ಯಾದಿಗಳ ಉಳಿದವು ಕೂಡಲು ಅರ್ಧವ ಹೊಡೆದು ಸುರಿದನು ಹಾಲು ತುಪ್ಪದ ಜಯಲಿ ಊಟ ಮಾಡೋ ರೀತಿ ಹಾಗೆ ದಯವಿಟ್ಟು ತಿಳ್ಕೊಳ್ಳಿ ಇಲ್ಲಿ ತರ್ಕ ಮಾಡಿದ್ವಿ ಅರ್ಥ ಮೊದಲು ಬಿಸಿ ಬಿಸಿ ಅನ್ನಕ್ಕೆ ಒಂದೆರಡು ಸ್ಪೂನ್ ಒಳ್ಳೆ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಜ್ಜಿ ಕೈಯಲ್ಲಿ ಅದನ್ನ ಬೇರೆ ಏನೂ ಬೆರೆಸದೆ ಒಂದು ನಾಲ್ಕೈದು ಉಂಡೆ ಮೊದಲು ತಿನ್ನಬೇಕು ನೀವು ಅದನ್ನು ಮಾಡಿದರೆ ಯಾವ ರೋಗ ಬರೋದಿಲ್ಲ ಬಿಸಿ ಅನ್ನ ತುಪ್ಪ ಅಯ್ಯೋ ಶುಗರ್ ಇದೆಯಲ್ಲ ಶುಗರ್ ಹೋಗ್ತದೆ ಮಾಡಿ ನೋಡಿ ಅದು ಬೇಕಾದ್ರೆ ತುಪ್ಪ ತಿನ್ನಬಾರ್ದು ಅಂತಾರಲ್ಲ ಫ್ಯಾಟ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅದು ಡಾಕ್ಟರ್ ಹೇಳುವ ಮಾತು ಅವರಿಗೆ ಫ್ಯಾಟ್ ಬೇಡ ವೇದ ಹೇಳುವ ಮಾತೇನು ಆಯುರ್ವೈ ಘೃತಂ ತುಪ್ಪ ತಿಂದವನು ದೀರ್ಘಾಯುಷ್ಮಂತನಾಗಿ ಬಾಳ್ತಾನೆ ಆದರೆ ಅದನ್ನು ಜೀರ್ಣ ಮಾಡ್ಕೋಬೇಡ ಅಂತ ವೇದ ಹೇಳೋದಿಲ್ಲ ಜೀರ್ಣ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಅದಕ್ಕಾಗಿ ಹಳೆಯ ಆಡದೆ ಚೆನ್ನಾಗಿ ಊಟ ಮಾಡುವವರು ಊರಿಗೆ ಎರಡು ಮೈಲ್ ದೂರದಲ್ಲಿ ಒಂದು ಕೆರೆ ಅಥವಾ ಕೊಳ ಅಥವಾ ನದಿ ಇರ್ತಿತ್ತು ಸ್ನಾನ ಮಾಡಬೇಕಾದ್ರೆ ಅಷ್ಟು ದೂರ ಹೋಗಬೇಕು ಅಷ್ಟು ದೂರ ಬರಬೇಕು ಉಂಡದ್ದು ಕಂಪಲ್ಸರಿ ಜೀರ್ಣ ಆಗಿರಬೇಕು ಮನೆಯ ಮುಂದೆ ನಲ್ಲಿ ಕೂತು ಜಾಗದಲ್ಲಿಯೇ ಮಲಮೂತ್ರ ವಿಸರ್ಜನಾ ಈ ಜೀವನಕ್ಕೆ ತುಪ್ಪಕ್ಕೆ ಬಹಳ ಅಂತರ ಹೊಂದುವುದಿಲ್ಲ ಅದು ಅವರ whole style of life city building village building ಎಲ್ಲ ಬದಲಾಗಿದೆ ರೋಗಗಳು ಹುಡುಕೊಂಡು ಹುಡುಕೊಂಡು ಬರ್ತವೆ ಕರೆದ್ರ ಏ ನಿನ್ನಲ್ಲ ಇನ್ನೊಂದು ಬಂದು ಕೇಳ್ತದೆ ನನ್ನನ್ನು ಕರೆದ್ರ ನನ್ನನ್ನು ಕರೆದ್ರ ಪ್ರತಿಯೊಂದು ರೋಗ ಕಿಟಕಿಯಲ್ಲಿ ಬಾಗಿಲಿನಲ್ಲಿ ಗವಾಕ್ಷಿಯಲ್ಲಿ ಇಳಿಕೆ ನೋಡ್ತೇವೆ ಆ ತುಪ್ಪ ಗಿಪ್ಪ ಏನಿತ್ತು ಪ್ರಮಾಣ ನೋಡಲಿಲ್ಲ ಸುಮ್ಮನೆ ಎಲ್ಲ ಹೊಯ್ದ ಅನ್ನದ ಮೇಲೆ ಎರಡು ಖಂಡಕದಲ್ಲಿ ಒಂದು ಖಂಡಕ ಅನ್ನಕ್ಕೆ ಮಿಸುಕಿ ಎಲ್ಲ ಕುಡಿದು ಪಕ್ಕಲೇ ನೀರನೊಯ್ಯನೆ ನಡೆಸಿ ತಂದನು ಕಂಡು ಧನುಜನ ನುಡಿದನು ಎಲ್ಲವೋ ಕುನ್ನಿ ಕೂಡಿದೆ ತಿನ್ನು ಬಾರೆನುತ ಅವನು ನಿಂತಿದ್ದಾರೆ ಯಾಕೆ ಇವತ್ತು ಅರ್ಧ ಗಂಟೆ ತಡ ಆಯ್ತಲ್ಲ ಊರೊಳಗಿಂದ ಆಳು ಬರೋದಿಕ್ಕೆ ನೋಡ್ದ ಭೀಮ ಗಾಡಿ ನಿಲ್ಲಿಸಿ ಕಳಿಗಳಿದ್ದದ್ದನ್ನು ನೋಡಿ ಏನ್ ಮಾಡ್ತಿದ್ದಾನೆ ಇವನು ಏ ನನಗೇನು ತಿಟ್ಟಿದ್ದಲ್ಲ ಇವನೇ ಅರ್ಧ ತಿಂದ್ಬಿಟ್ನಲ್ಲ ಏ ಅಲ್ಲಿಂದ ಇಲ್ಲ ಇಲ್ಲ ನಿನಗೂ ಇಟ್ಟಿದ್ದೇನು ಬಾತ ಉಂಡೆಯನ್ನು ಕಲಸಿ ತೋರಿಸಿ ಅವನು ಬರುವಷ್ಟರಲ್ಲಿ ಅದನ್ನೂ ತಿಂದ ತೋರಿಸಿ ತೋರಿಸಿ ತಿಂತಾ ಇದ್ದಾನೆ ಇದು ಬಹಳ ಚಮತ್ಕಾರದಲ್ಲಿ ಬರೆದಿದ್ದಾರೆ ಮತ್ತೆ ಶೇಷಾನ್ನದಲ್ಲಿ ತೋರುತ ತುತ್ತುಗಳ ತೂಗುತ್ತ ಮಾರುತಿ ಮೆತ್ತಿಕೊಂಡನು ಬಾಯೊಳವನನು ಬೆರಳಲೇ ಇಳಿಸುತ್ತ ಬಾಯಿಲಿ ಬರಲಿ ಬೆರಳಲೇ ಇಳಿಸುತ್ತ ಇತ್ತಲೆನ್ನೆಯ ಹಸುವು ಹೆಚ್ಚಿದೆ ನೀ ಬರೋಷ್ಟಲ್ಲಿ ನಾನೇನು ಮಾಡಲಿ ಹಸು ಹೆಚ್ಚಾಗಿದೆಯಲ್ಲ ತುತ್ತು ಹೊಗದೊಳಗಿನ ತೊಡಗಲ ಜತ್ತಲ ಕಟಾವಿಧಿಯನ್ನು ಮುರಿದದ್ದನ ಮರಾರಿ ಆಮೇಲೆ ಯುದ್ಧವಾಗ್ತದೆ ಆ ಯುದ್ಧದಲ್ಲಿ ಭೀಮ ಅರ್ಥ ಮಾಡಿಕೊಂಡ ಇದು ಬರೀ ಟೊಳ್ಳು ಮೂಳೆ ಇದೇನು ಕವಾಯತ್ ಗವಾಯತ್ ಎಕ್ಸರ್ಸೈಸ್ ಮಾಡಿದ್ದಲ್ಲ ಈ ಎಮ್ ಎಲ್ ಎಂ ಪಿಗಳ ಶರೀರವೆಲ್ಲ ಹೀಗೆ ಯಾರು ಗಟ್ಟಿಮುಟ್ಟಾಗಿರೋ ಅವರಿಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಒಬ್ಬೊಬ್ರು ಹಾಗಿರ್ತಾರೆ ನೋಡಿ ಪೇಪರ್ಲ್ಲಿ ಹಾಕಿದ್ರು ಇವರು ನೂರು ಕೆ ಜಿ ಇವರು ನೂರೈವತ್ತು ಕೆ ಜಿ ಅಂತ ನನಗಿಂತ ಭಾರ ಅವರು ಇಬ್ಬರು ಇದ್ದಾರೆ ಒಂದು ಪಾರ್ಟಿಯಲ್ಲಿ ಒಬ್ಬ ಪ್ರೆಸಿಡೆಂಟ್ ಒಬ್ಬ ಹಿಂದಿನ ಚೀಫ್ ಮಿನಿಸ್ಟರ್ ಒಂದು ಗಾಡಿಯಲ್ಲಿ ಇಬ್ಬರನ್ನೇ ತುಂಬಿಬಿಡ್ಬೋದು ಕುರ್ಚಿಯಲ್ಲಿ ಕೂತ್ರೆ ಕುರ್ಚಿ ಅವರ ಸಮೇತ ಬಂದು ಬಿಡುತ್ತದೆ ಅದು ವೆರಿ ಬ್ರಾಡ್ ಬೇಸ್ ಮಿನಿಸ್ಟ್ರಿ ಅವರು ಯಾತಕ್ಕೆ ಹೇಳ್ತೇವೆ ಅಂದರೆ ಅಲ್ಲಿ ಅವರಿಗೆ ಎಲ್ಲ ರೋಗಗಳು ಅಡ್ಡಿರ್ತವವು ನೋಡೋದಕ್ಕೆ ಆಕಾರ ಮಾತ್ರ ಭಯಂಕರ ಆದ್ದರಿಂದ ಭೀಮಸೇನ ಭಯಂಕರ ಯುದ್ಧದಲ್ಲಿ ಕಲ್ಲು ಗುಂಡು ಮುಳ್ಳು ಏನೇನು ಎಸೆದ್ರು ನಡೆಯಿತು ಆ ಯುದ್ಧದಲ್ಲಿ ಯುದ್ಧ ಅಂತ ಕರೀತೀರಾ ಜಗಳ ಅಂತ ಹೇಳ್ತೀರಾ ಅದರಲ್ಲಿ ಅವನನ್ನ ಸೊಂಟ ಮುರಿದುಬಿಟ್ಟ ಮೂಲದಲ್ಲಿ ಕುಮಾರವ್ಯಾಸನಲ್ಲಿ ಆ ಸೊಂಟವನ್ನು ಮುರಿದ ಅಂತ ಹೇಳಿದ್ದಾರೆ ಸೊಂಟ ಹೋದರೆ ಇನ್ನೇನು ಉಳಿಯಿತು ಜನಜನಿತವಾದ ಕಥೆಗಳಲ್ಲಿ ಬೇರೆ ರೀತಿ ಹೇಳಿದ್ದಾರೆ ಸೀಳಿ ಹಾಕಿಬಿಟ್ಟ ಭೀಮನಿಗೆ ಶತ್ರು ಶರೀರವನ್ನು ಸೀಳುವುದರಲ್ಲಿ ತುಂಬ ಆಸೆ ಸೌದೆ ಸೀಳು ಮಾಡುವ ಹಾಗೆ ಜರಾಸಂಧನ ಕೊಂದ ಹಾಗೆ ಕೊಂದ ಮೇಲೆ ನೋಡಿದ ಓ ಸರಿ ಇದೇ ರಕ್ತ ಕೂಡ ಇಲ್ಲ ಇದರಲ್ಲಿ ಎಂಬುದಾಗಿ ಗಾಡಿಯಲ್ಲಿ ಹಣವನ್ನು ಹಾಕಿಕೊಂಡು ಮತ್ತೆ ಸ್ನಾನ ಏನ ಮಾಡಿ ಅಲಂಕಾರ ಮಾಡಿಕೊಂಡು ಆ ಗಾಡಿಯನ್ನು ಊರಿಗೆ ವಾಪಸ್ ತಗೊಂಡ್ಬಂದ ತಗೊಂಡ್ಬಂದವನೇ ಊರು ಬಾಗಲಲ್ಲಿ ಆ ಬಕಾಸುರನ ಹೆಣವನ್ನ ಮುರಿದದ್ದನ್ನ ಕಾಲು ನೀಡಿ ಹಾಗೆಯೇ ಕೂರಿಸ್ತ ಕೆಲವರು ಶವಗಳನ್ನು ಒಯ್ಯುವಾಗ ಕೂರಿಸಿ ಕರ್ಕೊಂಡು ಹೋಗ್ತಾರೆ ಮಲಗಿದ್ದಕ್ಕಿಂತ ಭಯಂಕರವಾಗಿ ಕಾಣಿಸುತ್ತೆ ಊರು ಬಾಗಲಲ್ಲಿ ಕೂರಿಸ್ದ ಹೋಗುವಾಗ ಏನ್ ತಲೆ ಕುಂಕುಮ ಹಾಡಾಗೇರ ಹಾಕಿದ್ರೆ ಎಲ್ಲ ಅವನಿಗೆ ಹಾಕಿ ಎತ್ತುಗಳನ್ನಲ್ಲೇ ಮೇಯುವುದಕ್ಕೆ ಬಿಟ್ಟು ಗಾಡಿಯನ್ನಲ್ಲೇ ಬಿಟ್ಟು ಇನ್ನೇನು ಸೂರ್ಯೋದಯಕ್ಕೆ ಒಂದು ಸ್ವಲ್ಪ ಹೊತ್ತು ಅರುಣೋದಯ ಆಗ್ತಾ ಇದೆ ಕೆಂಪು ಕಾಣಿಸ್ತಾ ಇದೆ ಪೂರ್ವದಲ್ಲಿ ಕೋಟೆಯನ್ನು ಮುಚ್ಚಿ ಊರೊಳಕ್ಕೆ ಬಂದ ಅಮ್ಮನಿಗೆ ಹೇಳ್ದ ಕೆಲಸ ಎಲ್ಲ ಮುಗಿದಿದೆ ಸ್ವಲ್ಪ ಆಯಾಸವಾಗಿದೆ ಸೂರ್ಯೋದಯ ಆದರೂ ಪರವಾಗಿಲ್ಲ ಎಬ್ಬಿಸಬೇಡ ಸ್ವಲ್ಪ ನಿದ್ದೆ ಮಾಡ್ತೀನಿ ಅಂತ ಮಲಗಿದ ಮನೆ ಯಜಮಾನರು ಬೆಳಗ್ಗೆ ಆಯಿತು ಎದ್ದರು ಕೈಕಾಲು ತೊಳ್ಕೊಂಡ್ರು ಸಂಜಾವನ ಮಾಡಲಿಲ್ಲ ಕುಂತಿಗೆ ಯೋಗಕ್ಷೇಮ ವಿಚಾರ ಮಾಡುವುದಕ್ಕೆ ಯಾರು ಸತ್ರ ದುಃಖ ವಿಚಾರ ಮಾಡೋಕೆ ಹೋಗ್ತಾರಲ್ಲ ಹಾಗೆ ಅಂತೂ ನಿನ್ನ ಮಗನ ಗತಿ ಮುಗೀತೇನಮ್ಮ ಅಯ್ಯೋ ಏನ್ ಮಾಡೋದು ನಮ್ಮೂರ್ ಬಂದು ಮಗನನ್ನು ಕಳ್ಕೊಂಡ್ಯಾ ನೋಡು ಹೊತ್ತಿಗೆ ಇವನು ಅಯ್ಯೋ ಇಲ್ಲೇ ಇದಾನಲ್ಲ ಇವನು ಹೋಗಲೇ ಇಲ್ವೇ ಹಾಗಿದ್ರೆ ಅಯ್ಯೋ ರಾಕ್ಷಸ ಬಂದ್ಬಿಡ್ತಾನಲ್ಲ ನಮ್ಮೂರಿಗೆ ಏನು ಗತಿ ಭೀಮ ಮಾತಾಡಲಿಲ್ಲ ಮುಸ್ಕಾಕೊಂಡು ಮಲಗಿದ್ದಾನೆ ಕೆಳಗಿಳಿದ ಮಹಾರಾಯ ಮುದುಕ ಊರು ಜನ ಎಲ್ಲ ಏನಾಯಿತು ನಮ್ಮೂರಿಗೆ ಅತಿಥಿಯಾಗಿ ಬಂದವನ ಗತಿ ನೋಡಬೇಕು ಅಂತ ಇಲ್ಲಿ ಬಂದಿದ್ದಾರೆ ಗುಳೋ ಅಂತ ಅಳ್ತಾ ಇದ್ದಾರೆ ಕುಂತಿನ ಉಳಿದು ಬಂದ್ಲು ಏನೂ ಐಬು ಕೊಡಲಿಲ್ಲ ಏನಾಯ್ತಮ್ಮ ಏನಾಗಬೇಕು ಆಯಿತು ಹೋಗಿ ಬಿಡಿ ಅಂದ್ಲು ಸರಿ ಊರು ಬಾಗಲ್ ತೆಗೆಯವನು ಕೊತ್ವಾಲ ಬಂದ ಬಾಗಲ್ ತೆಗೆದು ನೋಡ್ತಾರೆ ಅಲ್ಲಿ ಕೂತಿದೆ ದೆವ್ವ ಕೂತಾಗೆ ಬಕಾಸನ ಶರೀರ ಅಯ್ಯೋ ಊರಿಗೆ ಬಂದ್ಬಿಟ್ನಲ್ಲ ರಾಕ್ಷಸ ಏನು ಮಾಡೋದು ಅಂತ ಹೆದರ್ತಾ ಇದ್ದಾಳೆ ನಿನ್ನೆ ಹೋದ ಹುಡುಗ ಸರಿಯಾಗಿ ಹೋದ್ನು ಹೋಗ್ಲಿಲ್ವೋ ಪೋಲಿ ಪುಂಡು ಹುಡುಗ ನಮ್ಮೂರ ಜವಾಬ್ದಾರಿ ಅವನಿಗೆ ಯಾಕೆ ಯಾರು ಸತ್ರ ಏನಂತೆ ಬಂದು ಕೂತಿದ್ದಾನೆ ನೋಡಿ ಅಂತ ಹೇಳುವಷ್ಟರಲ್ಲಿ ಎಲ್ಲಿಂದಲೋ ಒಂದು ಕಾಗೆ ಬಂದು ಬಕಾಸುರನ ತಲೆ ಮೇಲೆ ಕೂತ್ಕೊಂಡು ಕೊಕ್ಕಲಾಗಿ ದಬಕ್ಕಂತ ಕೆಳಗೆ ಬಿತ್ತು ಶರೀರ ಜನ ಚಪ್ಪಾಳೆ ಹಾಕಿದ್ದಾರೆ ನೀವು ಹಾಕೋದಿಲ್ಲ <laughs> ಬಕಾಸುರ ವಧಿಯಾಯಿತು ಎಲ್ಲರೂ ನುಗ್ಗಿದ್ದಾರೆ ಭೀಮಸೇನ ಇದ್ದ ಜಾಗಕ್ಕೆ ಅಪ್ಪ ಎಂಥ ಕೆಲಸ ಮಾಡಿದೆಯೋ ನೀನೇನು ಸಾಮಾನ್ಯವಲ್ಲ ನೀನು ಅದ್ಭುತವಾದ ಹುಡುಗ ದೇವಕುಮಾರ ಅಂತ ಕಾಣುತ್ತಪ್ಪ ನಮಗೆ ಬಹಳ ದೊಡ್ಡ ಉಪಕಾರ ಮಾಡಿದ್ದೀಯೇ ಏನು ಕೊಡಬೇಕು ನಿನಗೆ ಅಂತ ಏನೇನೋ ಕೇಳ್ತಾ ಇದ್ದಾರೆ ಏನನ್ನು ಹೇಳಲಿಲ್ಲ ಭೀಮಸೇನ ನಿಮ್ಮೆಲ್ಲರ ಆಶೀರ್ವಾದ ಇದ್ರೂ ಸಾಕು ಭಿಕ್ಷೆ ಎತ್ಕೊಂಡು ಊರೂರು ಹುಡುಗರು ಬ್ರಾಹ್ಮಣರು ನಾವು ನಾ ಮಾಡಲಿಲ್ಲ ಯಾವನೋ ದೇವಪುತ್ರ ಬಂದ ಅದನ್ನು ಮಾಡಿದ ನಾ ಮಾಡ್ತೇನೆ ಅನ್ನ ಆಗುತ್ತೆ ಕೆಲಸ ಅಂತ ಉಪಾಯದಲ್ಲಿ ತಪ್ಪಿಸ್ಕೊಂಡ ಇದೇನು ನಡೀತಂತ ಯಾರಿಗೂ ಗೊತ್ತಾಗಲಿಲ್ಲ ಈಗ ನಾವು ಚೈತ್ರದ ಪರ್ವಕ್ಕೆ ಬರ್ತಾ ಇದ್ದೇವೆ ಉಪಪರ್ವ ಇದು ಒಂದೊಂದು ಒಂದೊಂದು ಉಪಪರ್ವಗಳು ಆಜು ಪರ್ವದಲ್ಲಿ ತುಂಬ ಬರ್ತದೆ ಅಲ್ಲಿಂದ ಆಚೆಗೆ ಕೆಲವು ಬ್ರಾಹ್ಮಣರನ್ನು ಕೇಳಿಕೊಂಡ್ರು ಮುಂದೆ ಅಲ್ಲಿ ಹೋಗಬೇಕು ಇಲ್ಲಿಂದ ಅವರು ಹೇಳಿದ್ರು ಸಮೀಪದಲ್ಲಿ ಪಂಚಾಲ ನಗರಿ ದ್ರುಪದ ಮಹಾರಾಜನ ಊರಿದೆ ಕಾಂಪಿಲ್ಯ ಎಂಬ ಪಟ್ಟಣ ಆ ಪಟ್ಟಣದಲ್ಲಿ ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ ಅದು ಎಪ್ಪತ್ತೈದು ದಿವಸ ನಡೆಯುವಂತಹ ಒಂದು ವಿಶೇಷವಾದ ಯಾಗ ಅದರಲ್ಲಿ ಆ ಮಹಾರಾಜರಿಗೊಬ್ಬ ಮಗಳಿದ್ದಾಳೆ ತುಂಬ ಸುಂದರಿಯಾಗಿರುವಂತಹ ಹುಡುಗಿ ಅವಳಿಗೆ ಕೃಷ್ಣೇ ಎಂಬುದಾಗಿ ಹೆಸರಿಟ್ಟಿದ್ದಾರೆ ಈ ದೊರೆಗೆ ಯಜ್ಞಸೇನ ಮಹಾರಾಜ ಅಂತ ಹೆಸರು ದ್ರುಪದನ ಹೆಸರು ಯಜ್ಞಸೇನ ಯಜ್ಞಸೇನನ ಮಗಳು ಯಾಜ್ಞಸೇನಿ ದೃಪದನ ಮಗಳಾಗಿ ದ್ರೌಪದಿ ಅವಳ ನಿಜವಾದ ಹೆಸರು ಕೃಷ್ಣಾದೇವಿ ಶ್ರೀ ವೈಷ್ಣವರಲ್ಲಿ ತುಂಬ ಪ್ರಸಿದ್ಧವಾದ ಹೆಸರು ನಮ್ಮ ಅಜ್ಜಿ ಹೆಸರು ಕೃಷ್ಣಾದೇವಿ ನಮ್ಮ ತಂದೆ ತಾಯಿ ತಂದೆಗೆ ತಾಯಿ ಹೆಸರು ಕೃಷ್ಣಮ್ಮ ತರ್ಪಣ ಬಿಡುವಾಗ ಕಿಟ್ಟಮ್ಮ ಕಿಟ್ಟಿ ಕಿಟ್ಟಿ ಶ್ರೀ ವೈಷ್ಣವರಲ್ಲಿ ಪ್ರಸಿದ್ಧವಾದ ಹೆಸರು ಮಾಧ್ವರಲ್ಲಿ ಇಟ್ಟುಕೊಳ್ತಾರೆ ಈ ಹೆಸರನ್ನ ಅನೇಕರು ಪರಂಪರೆ ಹೆಸರುಗಳು ಬಿಟ್ಟುಬಿಟ್ಟಿದ್ದಾರೆ ಯಾವುದೋ ಒಂದು ನೆಪದಲ್ಲಿ ಕೃಷ್ಣನ ಸ್ಮರಣೆಯಾಗಲಿ ಎಂಬುದಾಗಿ ಭಗವಂತನ ಹೆಸರು ದೃಪದನಿಗೆ ದ್ರೋಣನಿಗೆ ವೈರ ಉಂಟಾದ ಬಗೆಗೆ ಎಷ್ಟು ಬೇಕೋ ಅಷ್ಟೇ ಕಥೆ ಹೇಳಿದ್ರು ಮೆಷರ್ಡ್ ಅಲ್ಲಿ ಕೊಡ್ತಾರೆ ವೇದಿವ್ಯಾಸರು ಈಗ ಕಥೆಯನ್ನು ಹೇಳ್ತಾರೆ ಬ್ರಾಹ್ಮಣರು ದ್ರೋಣಾಚಾರ್ಯ ಯಾವಾಗ ದೃಪದನನ್ನು ಹಿಡಿಸಿ ಮಂಚದ ಕಾಲಿಗೆ ಕಟ್ಟಿಸಿದನೋ ಒಬ್ಬ ಬ್ರಾಹ್ಮಣನಿಗೆ ಪುಳಿಚಾರು ತಿನ್ನುವನಿಗೆ ಅಷ್ಟು ದ್ವೇಷ ಸೇಡು ಮಾತ್ಸರ್ಯ ಇರಬೇಕಾದ್ರೆ ಕ್ಷತ್ರಿಯ ಪಿಂಡಕ್ಕೆ ಅಷ್ಟೊಂದು ದ್ವೇಷ ಇರಬೇಡ ಅವನು ಹೋದ ಅಲ್ಲಿ ಇಲ್ಲಿ ತಪಸ್ ಮಾಡಿದ ದ್ರೋಣನನ್ನು ಕೊಲ್ಲುವ ಮಗ ನನಗೂ ಬೇಕು ಅಂತ ತಪಸ್ಸು ಮಾಡಿದ ಯಾವ್ಯಾವ ಕ್ಷೇತ್ರಕ್ಕೆ ಹೋಗ್ಬೋದೋ ಹರಕೆ ಮಾಡ್ಬೋದೋ ಮಾಡಿದ ಸರಸ್ವತಿ ತೀರದಲ್ಲಿ ಬ್ರಾಹ್ಮಣರು ಹೇಳಿದರು ಇಂಥದೇ ಮಕ್ಕಳು ಬೇಕು ಅಂತ ನಿರ್ದಿಷ್ಟವಾದ ಉದ್ದೇಶಕ್ಕೆ ಮಕ್ಕಳನ್ನು ಪಡೆಯಬೇಕಾದ್ರೆ ಇದಕ್ಕೆ ಅಥರ್ವ ವೇದೋಕ್ತವಾದಂತಹ ಆಭಿಚಾರಿಕ ಹೋಮಗಳನ್ನು ಮಾಡಬೇಕು ಪುತ್ರಕಾಮೇಷ್ಟಿಯು ಅದರಲ್ಲೇ ಬರೋದೆ ರಾಜ್ಯಾಳು ಗಂಡು ಮಕ್ಕಳೇ ಬೇಕು ಅಂತ ದಶರಥ ಮಾಡಿದ ಆಭಿಚಾರಿಕ ಅಂದರೆ ದೇವತೆಗಳನ್ನು ಬಲಾತ್ಕರಿಸಿ ಅವರಿಂದ ಪಡೆದುಕೊಳ್ಳುವ ವರಗಳಿಗೆ ಮೀಸಲಾದಂತಹ ಒಂದು ಯಾಗ ಇದು ಸಾತ್ವಿಕವಾದದ್ದಲ್ಲ ಆದ್ರೆ ಮಾಡಿದ್ದಲ್ಲ ವಿಧಿ ಇಲ್ಲ ಆಪತ್ಕಾಲ ರಾಜ್ಯಕ್ಕೋಸ್ಕರವಾಗಿ ಮಾಡಿದ್ದ ದಶರಥ ದೃಪದನಿಗೆ ಇಂಥದೊಂದು ಮಗು ಬೇಕು ಅಂತ ಹೇಳಿ ಅಲ್ಲಿ ಹುಡುಕಲಾಗಿ ಕಶ್ಯಪ ಗೋತ್ರದಲ್ಲಿ ಇಬ್ಬರಿದ್ದಾರೆ ಅಣ್ಣ ತಮ್ಮಂದಿರು ಅವರ ಹೆಸರು ಯಾಜ ಮತ್ತು ಉಪಯಾಜ ಎಂಬುದಾಗಿ ಆದರೆ ಅವರು ಈ ಅಥರ್ವವೇದಿಯ ಆಭಿಚಾರ ಹೋಮ ಮಾಡಿಸೋದಕ್ಕೆ ಒಪ್ತಾರೆಯೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಅದೃಷ್ಟ ಹೋಗಿ ಕೇಳಿ ಅಂತ ಹೇಳಿಬಿಟ್ಟು ಈ ದಾರಿ ತಿಳ್ಕೊಂಡು ದ್ರೌಪದ ಮಹಾರಾಜ ಯಾಜನ ಹತ್ರ ಬಂದು ಕೇಳಿದ ನೀವೇ ತಾನೇ ಯಾಜರೆಂಬವರು ಏನಾಗಬೇಕು ನನಗಿಂತ ಮಗ ಬೇಕು ಅಯ್ಯೋ ಯಾವನಯ್ಯ ಹೇಳ್ಕೊಟ್ಟವ್ ನನಗೆ ವೇದ ಇರೋದಿಲ್ಲ ಕೇಳಿದವರಿಗೆಲ್ಲ ಕೇಳಿದ ಮಕ್ಕಳು ಕೊಡೋಕಲ್ಲ ಹೋಗೊಂದು ಬೈಕ್ ಕಳಿಸಿದ್ರು ಇಲ್ಲ ಸ್ವಾಮಿ ದಯವಿಟ್ಟು ನನಗೆ ಬೇಕಾಗಿದೆ ರಾಜ್ಯ ಆಳೋದು ಸಮರ್ಥವಾದ ಮಕ್ಕಳು ಬೇಕು ಆಗ ಯಾಜ ಹೇಳಿದ ಈ ಯಾಗ ನನಗಿಂತ ಚೆನ್ನಾಗಿ ಮಾಡಿಸೋನು ನಮ್ಮ ಅಣ್ಣ ಇದ್ದಾನೆ ಅಲ್ಲಿ ಹೋಗುವಂತ ಇನ್ನೊಂದು ಆಶ್ರಮಕ್ಕೆ ಉಪಯಾಜನ ಗಂಟು ಹಾಕಿದ ಉಪಯಾಜ ಹೇಳಿದ ಯಾರೇ ಹೇಳಿದವರು ನನ್ನ ತಮ್ಮಚಾರಣ ಮಾಡಿಸ್ತಾನೆ ಅಲ್ಲೇ ಹೋಗುವಂದ್ರು ಈ ಶೂರ್ಪಡಿಗೆ ರಾಮಲಕ್ಷ್ಮಣರ ಮಧ್ಯೆ ಓಡಾಡಿಸಿದ ಹಾಗೆ ಅಲ್ಲಿ ಇಲ್ಲಿ ಹೋಗಿ ಕೊನೆಯಲ್ಲಿ ಇವನು ಬಹಳ ಸಲ ಅಲದದ್ದನ್ನು ನೋಡಿ ಇಬ್ಬರೂ ಸೇರಿ ಒಪ್ಪಿಕೊಂಡರು ಮಾಡಿಸ್ತೇವೆ ಎಂಬುದಾಗಿ ಆ ಯಾಗವನ್ನು ಮಾಡಿದ್ದಾರೆ ಆ ಯಾಗದಲ್ಲಿ ಅಗ್ನಿ ಮಧ್ಯದಲ್ಲಿ ಕುಮಾರವ್ಯಾಸ ಚೆನ್ನಾಗಿ ವರ್ಣನೆ ಮಾಡ್ತಾನೆ ಪೂರ್ಣಾಹುತಿ ಆದ ಸ್ವಲ್ಪವೇ ಹೊತ್ತಿನಲ್ಲಿ ಹುಟ್ಟುವಾಗಲೇ ಕವಚಗಳನ್ನು ಧರಿಸಿ ಕೈಯಲ್ಲಿ ಬಿಲ್ಲು ಬಾಣ ಇಟ್ಟುಕೊಂಡು ಒಂದು ಉತ್ತಮ ಶಿಶು ಮೇಲೆದ್ದು ಬಂದಿತು ಅವನೇ ದೃಷ್ಟದ್ಯುಮ್ನ ಅಗ್ನಿಪುತ್ರ ನಿರ್ಮಾಣ ಹೇಳಿತು ಹಗಲಲ್ಲಿ ಸಿಡಿಲು ಹೊಡೆದಂತೆ ದೃಷ್ಟಜುಮ್ನೋ ದ್ರೋಣ ಮೃತ್ಯು ದ್ರೋಣನನ್ನು ಕೊಲ್ಲುವುದಕ್ಕೆ ಹುಟ್ಟಿದ್ದಾನೆ ಮಗು ಎಂಬುದಾಗಿ ಆ ಶರೀರವಾಣಿ ಹೇಳಿಬಿಡ್ತು ದೃಷ್ಟಜುಮ್ನೋ ದ್ರೋಣ ಮೃತ್ಯು ಅಗ್ನಿಯಿಂದ ದೃಷ್ಟಜುಮ್ನ ಹುಟ್ಟಿ ಬಂದ ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಂದು ಹೆಣ್ಣು ಮಗು ಹುಟ್ಟಿ ಬಂದಿತು ಅಗ್ನಿಪುತ್ರಿ ಮಾತೃಗರ್ಭ ಸಂಬಂಧವಿಲ್ಲ ಪಿತೃ ಸಂಬಂಧವಿಲ್ಲ ಸೀತಾದೇವಿ ಹೇಗೆ ಭೂಮಿಯಿಂದ ಉತ್ಥಿತ ಅಖಿಲ ಭೂಮಿಯಿಂದ ಬಂದಳು ಅಯೋನಿಜೆ ಅದೇ ರೀತಿಯಲ್ಲಿ ದ್ರೌಪದಿ ಅಯೋನಿಜೆ ದೃಷ್ಟದ್ಯುಮ್ನ ಅಯೋನಿಜ ಇದಕ್ಕೆ ಮೊದಲೊಂದು ಮಗುವಾಗಿತ್ತು ಅವತ್ತು ಹೇಳಿದ್ದೇನೆ ಕಥೆ ಅದು ಹೆಣ್ಣು ಮಗು ಆ ಹೆಣ್ಣು ಮಗುಗೆ ಗಂಡು ವೇಷವನ್ನು ತೊಡಿಸಿ ಗಿಡಿಸಿ ಮಾಡಿ ಅವಾಂತರ ಎಲ್ಲ ಆಗಿತ್ತು ಶಿಖಂಡಿ ಸೀನಿಯರ್ ದೊಡ್ಡ ಮಗು ಎರಡನೇವನು ದೃಷ್ಟದ್ಯುಮ್ನ ಮೂರನೇವಳು ಯಾಜ್ಞಸೇನಿ ಅವಳೇ ಕೃಷ್ಣಾದೇವಿ ಈಗ ದ್ರೌಪದಿಗೆ ವಿವಾಹವಂತೆ ಅಲ್ಲಿ ಒಂದು ಏನೋ ಪಣಗೆಣ ಇಟ್ಟಿದ್ದಾರೆ ಅಂತ ಕಾಣುತ್ತೆ ಬ್ರಾಹ್ಮಣರೇ ಯಾವುದೋ ಬೇರೆ ಊರಿಂದ ಬಂದಿದ್ದೀರಪ್ಪ ನಿಮಗೆ ಒಳ್ಳೇದಾಗಲಿ ಅಲ್ಲಿ ಹೋದ್ರೆ ಪುಷ್ಕಳವಾದ ಊಟ ಸಿಗ್ತದೆ ಮೊದಲನೇದು ಇಲ್ಲಿ ಭಿಕ್ಷೆ ಎತ್ಕೊಂಡು ತಬ್ಲಿ ಊರೂರು ಹಳ್ಳಿ ಹಳ್ಳಿ ಈ ಬ್ರಾಹ್ಮಣರು ಏನೇನು ಒಟ್ಟು ಸಾರು ಮಾಡ್ತಾರೆ ಅದನ್ನೆಲ್ಲ ತಿನ್ನೋದಕ್ಕಿಂತ ಅಲ್ಲಿ ಹೋಗಿ ಮಹಾರಾಜರ ಊಟ ಸಿಗುತ್ತೆ ನಿಮಗೆ ಲೋಕದ ಬ್ರಾಹ್ಮಣರೆಲ್ಲ ಅಲ್ಲೇ ಹೋಗ್ತಾ ಇದ್ದಾರೆ ಒಳ್ಳೆ ಬ್ರಾಹ್ಮಣರ ಸಂಗಾತಿ ಸಿಗ್ತದೆ ನಿಮಗೆ ಚರ್ಚೆ ಮಾಡುವುದಕ್ಕೆ ಅವಕಾಶವಾಗುತ್ತೆ ಯಾವತ್ತು ಅದು ಪೂರ್ಣಾಹುತಿ ಅಂತ ಕೇಳಿದ್ರೆ ಪುಷ್ಯಮಾಸೇತು ರೋಹಿಣ್ಯಾಂ ಶುಕ್ಲ ಪಕ್ಷೆ ಶುಭೇತಿಥೌ ಮುಟ್ಟಿದ ಕಡೆ ಡೇಟ್ಸ್ ಕೊಟ್ಟಿದ್ದಾರೆ ವ್ಯಾಸರು ಪುಷ್ಯಮಾಸ ಶುಭ ಮುಹೂರ್ತಗಳನ್ನು ಇವತ್ತು ಸಾಮಾನ್ಯವಾಗಿ ಮಾಡುವ ಪದ್ಧತಿ ಬಿಟ್ಟುಬಿಟ್ಟಿದ್ದೀರಿ ನಮ್ಮಲ್ಲಿ ಧನುರ್ಮಾಸ ಇದ್ದ ಹಾಗೆ ಧನುರ್ಮಾಸ ಅಂದ್ರೆ ಪುರೋಹಿತರು ಶೂನ್ಯ ಮಾಸ ಅಂತ ಅವ್ರಿಗೆ ಸಂಪಾದನೆ ಇಲ್ಲ ಅಂತ ಆದರೆ ಅದು ಶೂನ್ಯವಲ್ಲ ಧರ್ಮ ಶೂನ್ಯವಲ್ಲ ಆ ತಿಂಗಳಲ್ಲಿ ಏನಿದ್ರೂ ಭಗವಂತನಿಗೆ ಸೇವೆ ಮಾಡಬೇಕು ಬೆಣ್ಣೆ ತುಪ್ಪ ಇರುತ್ತೆ ನೈಯುಣ್ಣೋಂ ಪಾಲುಣ್ಣೋಂ ನಾಲ್ಕಾಲೆ ನೀರಾಡಿ ಮೈಯಿಟ್ಟೆಳೆದೋಂ ಮಲರಿಟ್ಟನ ಮುಡಿಯೋಂ ಶಯ್ಯಾದನ ಶಯ್ಯೋಂ ಇದೆಲ್ಲ ವಿಧಿ ನಿಷೇಧ ಮಾಡಿರೋ ಯಾತಕ್ಕೆ ಅಂದರೆ ತಲೆಯಲ್ಲಿ ಹೂವು ಕೂಡ ಮುಡಿಯಬಾರದು ಧನುರ್ಮಾಸ ಹೂವಿದ್ರೂ ದೇವರಿಗೆ ಎಣ್ಣೆ ಇದ್ರೆ ದೀಪಿಕೆ ತುಪ್ಪ ಇದ್ರೆ ದೀಪಿಕೆ ಭಗವಂತನಿಗಾಗಿ ಬದುಕುವ ತಿಂಗಳು ಮಾಸು ಹಾಗೆ ಚಾಂದ್ರಮಾನದಲ್ಲಿ ಭಗವಂತನ ಯಾಕೆಂದ್ರೆ ತಿಂಗಳುಗಳಲ್ಲಿ ಎಷ್ಟೇ ಶ್ರೇಷ್ಠವಾಗಿದ್ರು ವಸಂತಕ್ಕೆ ಒಂದು ಹೇಳ್ತಾರೆ ಚೈತ್ರ ಮಾಸಕ್ಕೆ ಒಂದು ಹೇಳ್ತಾರೆ ಬೇರೆ ಬೇರೆ ಹೇಳಿದ್ರು ಪುಷ್ಯ ಎನ್ನುವುದು ವಿಷ್ಣು ನಕ್ಷತ್ರ ಅದು ವಿಷ್ಣು ತಿಂಗಳುವುದು ಆದ್ದರಿಂದ ಪುಷ್ಯ ಮಾಸದಲ್ಲಿ ಮನೆಯಲ್ಲಿ ಕಾಮ್ಯಾರ್ಥವಾದ ಶುಭ ಶೋಭನ ಮಾಡಬಾರದು ಅಂತ ಹೇಳಿದ್ರು ಮಹಾಭಾರತ ಕಾಲದಲ್ಲಿ ಆ ನಿಯಮ ಇರಲಿಲ್ಲ ಅಂತ ತೋರಿಸುತ್ತೆ ಇದು ಪುಷ್ಯ ಮಾಸೇ ಪುಷ್ಯ ಮಾಸೆ ರೋಹಿಣ್ಯಾಂ ರೋಹಿಣಿ ನಕ್ಷತ್ರ ಸಾಮಾನ್ಯವಾಗಿ ರೋಹಿಣಿ ನಕ್ಷತ್ರ ಮದುವೆ ಮಾಡೋದಿಲ್ಲ ಇವತ್ತು ಪುಷ್ಯ ಮಾಸೇ ರೋಹಿಣ್ಯಾಂ ಶುಕ್ಲಪಕ್ಷೆ ಪಕ್ಷೇ ಶುಭೇ ತಿಥವು ದಿವಸೈ ಪಂಚಸಪ್ತತ್ಯ ಭವಿಷ್ಯತಿ ಸ್ವಯಂವರ ಅದಕ್ಕೆ ಮುಂಚೆ ಎಪ್ಪತ್ತೈದು ದಿವಸದ ಉತ್ಸವ ಸೆವೆಂಟಿ ಫೈವ್ ಡೇಸ್ ಫೆಸ್ಟಿವಲ್ ಎಲ್ಲಾರು ಕೇಳಿದ್ರ ದ್ರೌಪದಿ ಸ್ವಯಂವರ ಈ ರೀತಿಯಲ್ಲಿ ಕೈಯಲ್ಲಿ ಮಹಾಭಾರತ ಇಟ್ಕೊಂಡು ನಾವು ಓದುವುದೇ ಇಲ್ಲ ಪ್ರಾಯಶಃ ನಿಮ್ಮಲ್ಲಿ ಎಷ್ಟೋ ಜನ for the first time in your life you are listen to Mahabharata in the original ಮತ್ತೆ ಈ ಪ್ರಸಂಗ ಬರ್ತದೆಯೋ ಎಲ್ಲೋ ನಾನು ವಯಸ್ಸಾದವನು ನಿಮಗೂ ಅನೇಕರಿಗೆ ಚಪಲ ಇರಬಹುದು ತುಂಬಾ ಧೈರ್ಯ ಬೇಕು ಮಹಾಭಾರತ ಹೇಳುವುದಕ್ಕೆ ಪುಣ್ಯವಿದ್ರೆ ವೇದವ್ಯಾಸರ ಅಕ್ಷರಗಳು ಕಿವಿ ಮೇಲೆ ಬೀಳ್ತವೆ ಬರೀ ಕತೆ ಹೇಳುವುದಲ್ಲ ವೇದವ್ಯಾಸರ ಅಕ್ಷರಗಳೇ ಕಿವಿ ಮೇಲೆ ಬೀಳಬೇಕು ಎಪ್ಪತ್ತೈದು ದಿವಸ ನಡೆಯುವ ಉತ್ಸವ ಆ ಉತ್ಸವದಲ್ಲಿ ಲೋಕದ ಎಲ್ಲ ದೊರೆಗಳಿಗೆ ಆಹ್ವಾನವನ್ನು ಕಳಿಸಿ ಅವರೆಲ್ಲ ಬಂದು ಸೇರಬೇಕು ಆ ಹುಡುಗಿಯನ್ನು ಹಿಡಿಯೋವನು ಕೈ ಹಿಡಿಯೋವನಿಗೆ ಏನು ಪಂದ್ಯ ಇಡ್ತಾರೆ ಅದು ಕೊನೆ ದಿವಸ ಆಗಿಂದಾಗಲೇ ಅನೌನ್ಸ್ ಮಾಡುವುದು ಮೊದಲೇ ಹೇಳಿ ಎಲ್ಲರೂ ಊಹೆ ಮಾಡಿಕೊಳ್ಳೋಕೆ ಅವಕಾಶವಿಲ್ಲ ಯಾಕೆಂದ್ರೆ ಇದು ಪ್ರಸಿದ್ಧನಾದ ದೊರೆಯೊಬ್ಬನ ಮಗಳ ಮದುವೆ ಅವನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯವಿತ್ತು ದೃಪದನಲ್ಲಿ ಯಾರು ಈ ಹುಡುಗಿ ಕೈ ಹಿಡಿತಾರೆಯೋ ಅವನಿಗೆ ಪೊಲಿಟಿಕಲ್ ಸ್ಟ್ರೆಂತ್ ಒಂದು ಅಕ್ಷೋಹಿಣಿ ಸೈನ್ಯದ ಬೆಂಬಲ ಸಿಗ್ತದೆ ಭಾರತ ದೇಶದ ದೊಡ್ಡ ಚಕ್ರವರ್ತಿಯ ಒಂದು ಬೆಂಬಲ ಸಿಗ್ತದೆ ಎನ್ನುವ ದೃಷ್ಟಿಯಿಂದ ಎಲ್ಲರೂ ಬಂದಿದ್ರು ಅವರಿಗೆಲ್ಲ ಆಹ್ವಾನ ಕಳಿಸಬೇಕು ಬರಬೇಕು ಇಲ್ಲಿ ಏ ದಿವಸಕ್ಕೊಂದು ಚಂಡಿ ಹೋಮ ರುದ್ರಹೋಮ ಅತಿರುದ್ರ ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ ವೈಷ್ಣವ ಶೈವ ಭೇದವಿಲ್ಲದ ಕಾಲ ರಾಜ ಇದು ನಡೆದಿದೆ ನೀವಲ್ಲಿ ಹೋಗಿ ಅಂತ ಬ್ರಾಹ್ಮಣರು ಹೇಳಿದರು ಅದನ್ನು ಕೇಳಿಕೊಂಡು ಪಾಂಡವರು ಕಾಲ್ನಡಿಗೆಯಲ್ಲಿ ಏಕಚಕ್ರಪುರದಿಂದ ಈ ಕಾಂಪಿಲ್ಯಕ್ಕೆ ಬರುವುದಕ್ಕೆ ಹದಿನಾರು ದಿವಸ ಹಿಡಿಯಿತು ಲೆಕ್ಕಾಚಾರ ಕೊಟ್ಟಿದ್ದಾರೆ ವ್ಯಾಸರು ಸಿಕ್ಸ್ಟೀನ್ ಡೇಸ್ ದೇವ್ ಟೇಕ್ ಇಲ್ಲಿ ಕೆಲವು ಮರ್ಮಗಳನ್ನು ತಮಗೆ ತಿಳಿಸಬೇಕು ಈಗ ಈ ಮುಹೂರ್ತವನ್ನು ಹೀಗೆ ಮಾಡಬೇಕು ಅಂತ ಹೇಳಿದವರು ಯಾರು ಮತ್ಸ್ಯಯಂತ್ರವನ್ನೇ ಇಡಬೇಕು ಭೇದನಕ್ಕೆ ಅಂತ ಹೇಳಿದವರು ಯಾರು ದೃಪದ ರಾಜನ ತಲೆಯಲ್ಲಿ ಇದೆಲ್ಲ ಹೇಗೆ ಬಂತು ಇಲ್ಲಿ ಮತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ವೇದಿವ್ಯಾಸರು ಭಾಗವತದಲ್ಲಿ ವೃತ್ತಾಂತ ಅಷ್ಟು ಪ್ರಸಿದ್ಧವಿಲ್ಲ ನಿನ್ನೆ ಆ ಸುರಂಗವನ್ನು ತೋಡಿಸಿ ಜತುಗ್ರಹದಿಂದ ಲಾಕ್ಷಾಗ್ರಹದಿಂದ ಪಾಂಡವರನ್ನು ಪಾರು ಮಾಡುವುದರಲ್ಲಿ ವಿದುರನ ಪಾತ್ರ ಅದರ ಹಿಂದೆ ಭಗವಂತ ಕೃಷ್ಣನ ಪ್ರೇರಣೆ ಹೇಗಿತ್ತನ್ನುವುದನ್ನು ಯುಕ್ತಿಕವಾಗಿ ಹೇಗೆ ನಿರೂಪಣೆ ಮಾಡಿದ್ದೇನೆಯೋ ಅದೇ ರೀತಿ ಕೆಲವು ಎಳೆಗಳನ್ನು ಇಲ್ಲಿ ನಾವು ಜೋಡಿಸಿಕೊಳ್ಳಬೇಕು ಇಲ್ಲಿ ಚಿತ್ರ ಪೂರ್ತಿ ಇದೆಲ್ಲ ಕೃಷ್ಣನ ತಂತ್ರ ಅಲ್ಲಿ ಐವರು ಪಾಂಡವರು ಸುಟ್ಟು ಹೋದರು ವದಂತಿ ಗೊತ್ತಾಯಿತು ಮನೆಯೆಲ್ಲ ಸುಡೋ ತನಕ ಕಾದಿದ್ದ ವಾರಣಾವತದಲ್ಲಿ ದುರ್ಯೋಧನ ಖಾತ್ರಿ ಇಲ್ಲ ನಮ್ಮ ಪುರೋಚನೇ ಸುಟ್ಟು ಹೋಗ್ಬಿಟ್ನಲ್ಲ ಯಾಕೆ ಸುಟ್ಟು ಹೋದ ಮನೆಗೆ ಅವನ ಬೆಂಕಿ ಹಚ್ಚಬೇಕಾಗಿತ್ತು ಅವನೇ ಹೋದ ಅಂದ್ರೆ ಏನು ಆಕಸ್ಮಿಕವಾಯಿತೋ ಇಲ್ಲಿ ಎಲ್ಲಾದರೂ ತಗೊಂಡೋಗಿ ದೀಪ ಹಚ್ಚಿಬಿಡ್ತೋ ಸಮಾಚಾರ ಕೊಡುವುದಕ್ಕೊಬ್ಬರು ಇಲ್ಲ ಬಾಯಿ ಬಡ್ಕೋತಾ ಕೂತಿದ್ದಾರೆ ಆದರೆ ಆ ಕಿರಾತಿ ಮತ್ತು ಐವರು ಮಕ್ಕಳ ಸುಟ್ಟ ಕರ್ಕರಾದ ಶರೀರವನ್ನು ನೋಡಿದ ಮೇಲೆ ಹಾಗಿದ್ರೆ ಪಾಂಡವರು ಸತ್ತಿದ್ದಾರೆ ಕುಂತಿ ಸತ್ತಿದ್ದಾಳೆ ಅಂತ ಈ ಹೆಣವನ್ನು ಹಾಗೆ ಐಡೆಂಟಿಫೈ ಮಾಡ್ತೀರಿ ಬದುಕಿರುವಾಗಲೇ ಗೊತ್ತಾಗೋದಿಲ್ಲ ಪಾಂಡವರೇ ಹೋದ್ರು ತೀರ್ಮಾನ ಮಾಡಿಕೊಂಡ್ರು ಗೊಳೋ ಅಂತ ಹತ್ರು ಬಂದ್ರು ಭೀಷ್ಮನ ಕೈಲಿ ಬಯಸ್ಕೊಂಡ್ರು ಮುಟ್ಟಾಳ್ರ ಆ ಶಕುನಿ ಮಾತು ಕೇಳಬೇಡ ಅಂತ ಹೇಳ್ತೀವಿ ಈ ಸಲ ಹೀಗೆ ಮಾಡಿದ್ದೀರಿ ನೀವು ಸಿಕ್ಕಾಪಟ್ಟೆ ಬೈದಿದ್ದಾನೆ ಭೀಷ್ಮ ಧೃತರಾಷ್ಟ್ರ ಇದೆಲ್ಲ ಮೂಲದಲ್ಲಿಲ್ಲ ರಾಜಸೂಯ ರಾಜಕೀಯ ಕಥೆಯಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಕಣ್ಣು ಕಟ್ಟೋ ಹಾಗೆ ಏನ್ ಬಹಳ ಅಂದ್ರೆ ಬೈತಾನೆ ಎರಡು ದಿವಸ ಕುಣಿದಾಡ್ತಾನೆ ಕುಣಿದಾಡ್ಕೊಳ್ಳಿ ಅಂತ ತಮ್ಮ ಕೆಲಸ ಆಯ್ತಲ್ಲ ಅಂತ ಹೆಗ್ಗಿದ್ರು ಹತ್ತನೇ ದಿವಸ ಜ್ಞಾತಿಗಳೆಲ್ಲ ತರ್ಪಣ ಬಿಡಬೇಕು ಗಂಗಾ ತೀರದಲ್ಲಿ ಏನು ಎಷ್ಟೊಂದು ಏಳು ಖರ್ಚಾಗಿರ್ಬೇಕು ನೋಡ್ಕೊಳ್ಳಿ ಸತ್ತವರಿಗಿಂತ ತರ್ಪಣ ಬಿಡೋರ ಸಂಖ್ಯೆ ಹೆಚ್ಚು ಏನು ಪುರೋಹಿತರಿಗೆ ಜಮ ಅವರಿಗೆ ಜಮಾವಣೆಯೋ ಜಮಾವಣೆ ಕೃಷ್ಣ ಬಲರಾಮರು ಈ ಸಮಾಚಾರವನ್ನು ಕೇಳಿದರು ಎಲ್ಲರಂತೆ ಕೃಷ್ಣನು ನಾಟಕ ಮಾಡಿದ ಎಲ್ಲರಿಗಿಂತ ಮೊದಲಾಗಿ ಜೋರಾಗಿ ಹತ್ತ ಅಲ್ಲಿ ಹೋಗಿ ತರ್ಪಣವನ್ನು ಕೊಟ್ಟ ಏನ್ ಕೃಷ್ಣ ನಿಜವಾಗಿ ಪಾಂಡವರು ಸತ್ತಿದ್ದಾರೆಯೇ ಸುಮ್ಮನೆರು ಕೇಳಬೇಡ ಬಲರಾಮನ ಕಿವಿ ಮುಚ್ಚಿದಾನೆ ಕೃಷ್ಣ ಸುಮ್ಮನೆರು ಇಲ್ಲಿ ಅಲ್ಲಿ ಕೊಟ್ಟ ಹದ್ದ ಇಲ್ಲಿ ದ್ರೌಪದಿ ಸ್ವಯಂವರಕ್ಕೆ ಕೃಷ್ಣ ಬಲರಾಮರು ಹೊರಟಿದ್ದಾರೆ ಏನು ಮಾಡಿದ್ದಾನೆ ಕೃಷ್ಣ ಅಂದ್ರೆ ವಿದುರನ ಮೂಲಕವಾಗಿ ದೃಪದರಾಜನನ್ನ ಅವನ ಪುರೋಹಿತನನ್ನ ಏನು ಕೃಷ್ಣನ network of spies all over India ಆಗಿದ್ದಿರುವೆ ಆಗಿನ ಕಾಲದಲ್ಲಿ ಕಲ್ಪನೆಗೆ ಎಟಕದೇ ಇರುವಂತಹ ವಿಷಯ ದೃಪದನಿಗೆ ಆಸೆ ಇತ್ತು ನನಗೆ ಅಳಿಯನಾಗುವ ಅಂದರೆ ಅರ್ಜುನನೇ ಬರಬೇಕು ಯಾಕೆ ಯಾವನ ಮೂಲಕ ದ್ರೋಣ ನನ್ನನ್ನು ಎಳಿಸಿ ತನ್ನ ಮಂಚದ ಕಾಲಿಗೆ ಕಟ್ಟಿಸಿದನು ಅವನ ಮೂಲಕವೇ ದ್ರೋಣನ್ನು ಸಂಹಾರ ಮಾಡಬೇಕು ನಾನು ಎಂಬುದಾಗಿ ಪ್ರಾಯಶಃ ಮೆಸೇಜ್ ಕಳಿಸಿದ್ದಾನು ಆದರೆ ಅರ್ಜುನನೇ ಸುಟ್ಟು ಹೋಗಿಬಿಟ್ಟನಲ್ಲ ಅರ್ಗಿನ ಮನೆಯಲ್ಲಿ ಎಲ್ಲಿಂದ ಮಾಡುವುದು ಎಲ್ಲಿಂದ ಮಾಡುವುದು ಉಪಾಯದಲ್ಲಿ ಕೃಷ್ಣ ವಿದುರ್ನನ್ನು ಕರೆಸಿ ಬೇರೆಯವ್ರನ್ನ ಕರೆಸಿ ಪುಸಲಾಯಿಸಿ ಪಾಂಡವರು ಬದುಕಿದ್ದಾರೆ ಆದರೆ ರೆಕ್ಕೆ ಪುಕ್ಕ ಬಲಿದೇ ಇರುವಂತಹ ಪಕ್ಷಿಗಳಿದ್ದಾಗಿದ್ದಾರೆ ಈಗ ಎಲ್ಲಾರು ಕಾಣಿಸಿಕೊಂಡ್ರೆ ಉಪಾಯಾಂತರದಿಂದ ಶಕುನಿ ಕೊಲ್ಲಿಸಿಬಿಡ್ತಾನೆ ಅದಕ್ಕೆ ಮಹಾರಾಜ ಧ್ರುವದ ನಿನ್ನ ಸಹಾಯ ಬೇಕು ಮೊದಲು ನಿನ್ನ ಮಗಳು ಅರ್ಜುನನನ್ನು ಕೈ ಹಿಡಿಯಬೇಕು ಇದಕ್ಕೊಂದು ತಂತ್ರ ಅಂದ್ರೆ ಲೋಕದಲ್ಲಿ ಯಾವನೊಬ್ಬ ಬಿಲ್ಲುಗಾರನಿಗೂ ಭೇದಿಸುವುದಕ್ಕಾಗದೇ ಇರುವಂತಹ ಒಂದು ತಂತ್ರವನ್ನು ಮಾಡ್ತೇನೆ ಅಂತ ಹೇಳಿ ಆ ಮತ್ಸ್ಯಯಂತ್ರವನ್ನೇ ಮಾಡಿಸಿದ್ದಾರೆ ಭಗವಂತ ಮತ್ಸ್ಯಯಂತ್ರ ಎಂಥದ್ದು ಈ ಜೋಯಿಸರು ಪುರೋಹಿತರು ವೈದಿಕರು ಈ ಕೂರ್ಮ ಯಂತ್ರ ಮತ್ಸ್ಯಯಂತ್ರ ಸುದರ್ಶನ ಯಂತ್ರ ಕೊಡ್ತಾರಲ್ಲ ಅಂಥದ್ದೊಂದು ಯಂತ್ರ ಅಲ್ಲ ಅದು ಅದರಲ್ಲಿಯೂ ಮತ್ಸ್ಯಯಂತ್ರ ಮಾಡೋದಕ್ಕೆ ಬರುತ್ತೆ ನನ್ನಲ್ಲಿದೆ ಅದು ಮನೆಯಲ್ಲಿ ಮತ್ಸ್ಯ ಅಂತ ಐಶ್ವರ್ಯ ವೃದ್ಧಿ ಅಂತಾರೆ ಬುದ್ಧಿ ಸ್ಥಿರವಾಗುತ್ತೆ ಅಂತ ಹೇಳ್ತಾರೆ ಮತ್ಸ್ಯ ಸಾಲಿಗ್ರಾಮಕ್ಕೆ ಹೇಳ್ತಾರೆ ಅದಲ್ಲ ಇದು ಮೇಲ್ಗಡೆಯಲ್ಲಿ ಒಂದು ಬಾಣವನ್ನು ಹೊಡೆದರೆ ಎಷ್ಟು ದೂರಕ್ಕೆ ಸಾಧ್ಯವಾದರೆ ಗುರಿ ಮುಟ್ಟಬಹುದು ಅಂಥದೊಂದು ಜಾಗದಲ್ಲಿ ಒಂದು ಪುಟ್ಟ ಮೀನನ್ನ ಲೋಹದಲ್ಲಿ ಮಾಡಿಸಿ ಒಂದು ಯಂತ್ರದಲ್ಲಿ ಅಳವಡಿಸಿ ಅದು ಸರ್ವದಾ ಸುತ್ತಾಡ್ತಾ ಇರೋ ಹಾಗೆ ಮಾಡಿ ಅದರ ಕೆಳಗಡೆ ಜಾಲರಿಯ ರಂಧ್ರಗಳುಳ್ಳಂತಹ ಒಂದು ಮುಚ್ಚಳವನ್ನು ಮಾಡಿ ಆ ಮುಚ್ಚಳವನ್ನು ವೃತ್ತಾಕಾರದಲ್ಲಿ ಅದೂ ತಿರುಗುವಂತೆ ಮಾಡಿ ಅರ್ಥ ಮಾಡಿಕೊಂಡ್ರ ಆ ಪೆಟ್ಟಿಗೆಯಲ್ಲಿ ಮೀನು ಮೀನು ಸುತ್ತಾ ಇರುತ್ತೆ ಅದು ಏನೋ ಒಂದು ಮೆಕ್ಯಾನಿಸಮ್ ಆ ಮೀನಿನ ಕೆಳಗಡೆ ಒಳಗಡೆ ಮೀನು ಕಾಣಿಸುವಂತೆ ಒಂದು ಚಕ್ರ ಸುತ್ತುತ್ತಾ ಇರ್ತದೆ ಚಕ್ರದ ಆರೆ ಕಾಲುಗಳ ಸಂಧಿಯಲ್ಲಿ ಜಾಲರಿ ಇದೆ ಕೆಳಗಿನಿಂದ ಒಂದು ಎಣ್ಣೆ ಕೊಬ್ಬರಿಗೆ ಇಟ್ಟಿದ್ದಾರೆ ವೀರನಾದವನೊಬ್ಬ ಮೊದಲು ಬಿಲ್ ಎತ್ತುವುದೇ ಕಷ್ಟ ಜನಕರಾಜನ ಮನೆಯಲ್ಲಿದ್ದಾಗ ಆ ಬಿಲ್ಲನ್ನು ಎತ್ತಬೇಕು ಅದಕ್ಕೆ ಹಗ್ಗವನ್ನು ಕಟ್ಟಬೇಕು ಮೇಲೆ ನೋಡಬಾರದು ಎಣ್ಣೆ ಕೊಬ್ಬರಿಯಲ್ಲಿ ನೋಡಿ ಮೀನನ್ನು ನೋಡಿ ಬಿಲ್ಲನ್ನು ಹೀಗೆ ಮೇಲಕ್ಕೆ ಹಿಡ್ಕೊಂಡು ಅವನಿಗೆ ಫೈವ್ ಅಟೆಂಪ್ಟ್ಸ್ ಒಬ್ಬನಿಗೆ ಐದು ಅವಕಾಶ ಉಂಟು ಐದು ಬಾಣ ಇಟ್ಟಿರ್ತಾರೆ ಅಲ್ಲಿ ಮೂಲದಲ್ಲೂ ಹಾಗೆ ಕುಮಾರವ್ಯಾಸರು ಹಾಗೆ ಆ ಬಾಣದಿಂದ ಭೇದಿಸಬೇಕು ಎಲ್ಲಿ ಬಿಡಬೇಕು ಮೀನಿನ ಕಣ್ಣಿಗೆ ಬೀಳಬೇಕದು ಆ ಮತ್ಸ್ಯ ಸಂಚಾರ ಮಾಡುವುದನ್ನು ಆ ಚಕ್ರ ಸುತ್ತುವುದನ್ನು ನಿಲ್ಲಿಸುವಂತೆ ಬಾಣವನ್ನು ಹೊಡೆದು ಬಿಡಬೇಕು ಇದನ್ನು ಯಾವನು ಮಾಡ್ತಾನೆಯೋ ಅವನಿಗೆ ಮಗಳನ್ನು ಕೊಡುವುದು ಇಂಥದೊಂದು ಯಂತ್ರ ಮಾಡು ಎಲ್ಲಿದ್ರೂ ಬರ್ತಾನೆ ಅರ್ಜುನ ನಿನಗೆ ಖಂಡಿತ ಅಳೀನಾಗ್ತಾನೆ ಅಂತ ಕೃಷ್ಣ ಆಶೀರ್ವಾದವನ್ನು ಮಾಡಿದ್ದಾನೆ ಅಂತ ಕಾಣುತ್ತೆ ಅದು ಪ್ರಕಟವಾಗಿ ಹೇಳಿಲ್ಲ ಮೂಲದಲ್ಲಿ ಇದನ್ನು ತಿಳ್ಕೊಂಡೆ ಕೃಷ್ಣ ಬಲರಾಮರು ಬರ್ತಾ ಇದ್ದಾರೆ ಪಾಂಡವರು ಹೋದ್ರು ಅಂತ ಅವತ್ತೇ ತರ್ಪಣ ಮಾಡಿದ್ವಲ್ಲ ಇದೇನು ಕೃಷ್ಣ ಬದುಕಿದ್ದಾರೆ ಅಂತ ಹೇಳ್ತೀಯಲ್ಲ ದಾರಿಯಲ್ಲಿ ಬಲರಾಮ ಸುಮ್ಮನೆ ನೀನೊಂದು ನಿನ್ನ ಬಾಯಿ ಭದ್ರವಿಲ್ಲ ಬೀಗ ಹಾಕುವ ಹಾಗಿಲ್ಲ ಬಾಂಡವರು ಬದುಕಿದ್ದಾರೆ ಹೇಗೆ ಬದುಕಿದ್ದಾರೆ ಸುಮ್ಮನೆ ಇರ್ತೀವಲ್ವೋ ನೀನು ಮತ್ತೆ ತರ್ಪಣ ಕೊಟ್ಟವಲ್ಲ ತರ್ಪಣ ಕೊಟ್ಟದ್ದು ಅವರಿಗೆ ಸ್ಟ್ರಾಂಗ್ ಸ್ಟ್ರೆಂಗ್ತ್ ಬರಲಿ ಧೈರ್ಯ ಬರಲಿ ನೆನ್ನೆ ಹೇಳಿದೆ ಬದುಕಿದ್ದವರಿಗೆ ಶ್ರಾದ್ದ ಮಾಡೋಕ್ಕಿಂತ ಸತ್ತವರಿಗೆ ಮಾಡೋದಕ್ಕಿಂತ ಬದುಕಿದವರು ಮಾಡಿದರೆ ಶಕ್ತಿ ವೃದ್ಧಿಯಾಗ್ತದಂತೆ ಆದ್ದರಿಂದ ಬದುಕಿರುವಾಗಲೇ ಬದುಕಿರೋರು ಎಲ್ಲ ಶ್ರಾದ್ದ ಮಾಡಿ ಮುಗಿಸ್ಬೇಕು ಅಂತ ಅರ್ಥವಲ್ಲ ಇದು ಇದು ಹಿನ್ನೆಲೆ ಮತ್ಸ್ಯಯಂತ್ರದ ಹಿನ್ನೆಲೆ ಈ ಕಥೆಯ ಹಿನ್ನೆಲೆ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಆದ್ದರಿಂದ ಪಾಂಡವರು ಇದು ಅವರಿಗೆ ಪಾಂಡವರು ಮಾತ್ರ ಗೊತ್ತಿಲ್ಲ ಹೀಗೆಲ್ಲ ತಂತ್ರ ಮಾಡಿದ್ದಾರೆ ಮತ್ಸ್ಯಯಂತ್ರವನ್ನು ಹೇಳ್ತಾರೆ ಕೃಷ್ಣ ನಮ್ಮ ಬೆನ್ನಿಗಿದ್ದಾನೆ ಗೊತ್ತಿಲ್ಲ ಕೃಷ್ಣನನ್ನು ನೋಡಿಯೇ ಇಲ್ಲ ಪಾಂಡವರು ಪಾಂಡವರನ್ನ ಕೃಷ್ಣನೂ ನೋಡಿಲ್ಲ ಸೋದರತ್ತೆಯೂ ನೋಡಿಲ್ಲ ಎಲ್ಲ ಗೊತ್ತಿದೆ ಪರಸ್ಪರ ಸಂಬಂಧ ಅವರೆಲ್ಲೋ ಇದ್ದಾರೆ ಅಂತ ಅಗೋಚರನಾದ ಭಗವಂತ ನಿಮ್ಮ ಕಾಣದೆಯೇ ನಿಮ್ಮನ್ನೇ ಹಾಕಿ ಕಾಪಾಡ್ತಾನೆಯೋ ಪಾಂಡವರನ್ನೂ ಹಾಗೆಯೇ ಕಾಪಾಡಿದ ಎಲ್ಲರನ್ನೂ ಹಾಗೆಯೇ ಕಾಪಾಡ್ತಾನೆ ಕಣ್ಣಿಗೆ ಕಾಣಿಸೇ ಮಾಡಬೇಕಾಗಿಲ್ಲ ಭಗವಂತ ಅಪ್ರತ್ಯಕ್ಷನಾಗಿದ್ದು ಮುಂಡೆ ಮಾಡ್ತಾನೆ ಪಾಂಡವರು ಹೊರಟರು ದಾರಿಯಲ್ಲಿ ಒಂದು ಆಶ್ಚರ್ಯವಾಯಿತು ಗಂಗಾತೀರ ಎಲ್ಲಿ ನೋಡಿದ್ರೂ ಗಂಗೆ ಗಂಗೆ ಬಳಸ್ಕೊಳ್ತಾ ಇದ್ದಾಳೆ ರಾತ್ರಿ ಆಯಿತಲ್ಲ ಅಂತ ಕೈಯಲ್ಲಿ ಅರ್ಜುನ ಒಂದು ಉಲ್ಕೆ ಉರಿ ಉರಿಗೊಳ್ಳಿಯನ್ನು ಹಿಡಿದುಕೊಂಡು ಮುಂದೆ ಮುಂದೆ ಹೋಗ್ತಿದ್ದಾನೆ ಪಾಂಡವರು ಹಿಂದೆ ಮಧ್ಯದಲ್ಲಿ ಕುಂತಿ ಕೊನೆಯಲ್ಲಿ ಭೀಮಸೇನ ಬಾಡಿಗಾರ್ಡ್ ಇದು ಹೋಗ್ತಾ ಇರುವಾಗ ಆ ಗಂಗೆಯಲ್ಲಿ ಸಂಧ್ಯಾಕಾಲದ ನಂತರ ಚಿತ್ರ ರಥನೆಂಬ ಗಂಧರ್ವ ತನ್ನ ಪತ್ನಿಯರ ಜೊತೆಯಲ್ಲಿ ಗಂಗೆಯಲ್ಲಿ ಮಲಗಿಕೊಂಡು ಈಜುತ್ತಾ ಇದ್ದ ಅವನು ಜಲಕ್ರೀಡೆಯನ್ನು ಮಾಡ್ತಾ ಇದ್ದ ಪಾಂಡವರು ನದಿಯನ್ನು ಹಾಯುವಾಗ ಇಲ್ಲಿ ಏನೋ ಶಬ್ದ ಬರ್ತಾ ಇದೆ ಅಂತ ನೋಡಲಾಗಿ ಅಲ್ಲಿ ಚಿತ್ರರಥ ಎಂಬ ಗೊತ್ತಿಲ್ಲ ಅರ್ಜುನನಿಗೆ ನದಿ ನೀರನ್ನು ಮುಟ್ಟುವುದಕ್ಕೆ ಬಿಡಲಿಲ್ಲ ಅರ್ಜುನನಿಗೆ ಅವನು ಯಾಕಾಯ್ತು ನಾವು ಜನ ಇದು ಗಂಧರ್ವರ ಕಾಲ ಸಂಧ್ಯಾವನ್ನ ಮುಗೀತು ಬ್ರಾಹ್ಮಣರದು ಅಂದ್ರೆ ನದಿಯಲ್ಲಿ ಮುಟ್ಟುವುದಕ್ಕೆ ಅವ್ರಿಗೆ ಅಧಿಕಾರವಿಲ್ಲ ಇದೆಲ್ಲ ಶಾಸ್ತ್ರ ಜಿಜ್ಞಾಸೆ ಇದು ಗಂಧರ್ವರ ಕ್ರೀಡಾ ಕಾಲ ಎಂಬತ್ತು ಲವಮಾತ್ರಹೀನವಾದ ಮುಹೂರ್ತ ನಮ್ಮ ಭೋಗ ಕಾಲ ಕಲಾ ಮುಹೂರ್ತ ಕಾಷ್ಟ ಲವ ಎಲ್ಲ ಬಿಡಿಸಿ ಬಿಡಿಸಿ ಬಿಡಿಸಿ ಒಂದು ಸೆಕೆಂಡನ್ನು ಒಡೆದಿದ್ದಾರೆ ನೂರು ಭಾಗದಷ್ಟು ಇಷ್ಟು ಇಷ್ಟು ವಿಸ್ತಾರವಾದ ಕಾಲಕೋಷ್ಟಕ ಜಗತ್ತಿನಲ್ಲಿಯೇ ಭಾರತದಲ್ಲಿರುವಷ್ಟು ಎಲ್ಲಿಯೂ ಇಲ್ಲ ಲವ ಅಂತ ಹೇಳ್ತಾರೆ ಒಂದು ಲವಲೇಶವೂ ಇಲ್ಲ ಲವ ಅಂತೇವೆ ನೋಡಿ ಲವ ಅಂದರೆ ಅತ್ಯಂತ ನಿಕೃಷ್ಟವಾದ ಸಣ್ಣದಾದ ಒಂದು ಮುಹೂರ್ತದ ಭಾಗ ಅಂಥದ್ದು ಎಂಬತ್ತು ಕಳೆದ ಮೇಲೆ ನೀರನ್ನು ನೀವು ಮುಟ್ಟೋ ಹಾಗಿಲ್ಲ ಮನುಷ್ಯರು ಗಂಧರ್ವ ಕ್ರೀಡಾಕಾಲ ನೀನು ಯಾರೋ ಗಂಗೆಯಲ್ಲಿ ಬರ್ತಾ ಇದ್ದೀಯ ಅಂತ ಪರಸ್ಪರ ಜಗಳವಾಯಿತು ಆಗ ಅವನು ಚಿತ್ರರಥ ತನ್ನ ಪರಿಚಯ ಮಾಡಿಕೊಂಡ ನಾನು ಗಂಧರ್ವ ನನ್ನ ಹೆಸರು ಅಂಗಾರ ಪರ್ಣ ಅಂಗಾರ ವರ್ಮ ಅಂತ ಮಾಡಿದ್ದಾರೆ ಕೆಲವರು ಅಂತೂ ಅಂಗಾರ ನಾನು ಕುಬೇರನು ಸಹ ಬೇಕಾದ್ರೆ ನನ್ನ ಕೇಳು ಇವನು ಶಾಸ್ತ್ರಾರ್ಥ ಹೇಳಿದ ನಮ್ಗೆ ಕೊಟ್ಟಿದ್ದಾರೆ ದೇವರು ಗಂಗೆ ಈ ಟೈಮ್ನಲ್ಲಿ ಅರ್ಜುನ ಹೇಳಿದ ಗಂಗೆ ಅನ್ನೋದು ನೀನು ಸೊತ್ತಲ್ಲ ಪವಿತ್ರ ಸ್ನಾನಕ್ಕೆ ವೇಳೆ ಇಲ್ಲ ಇವನು ವಾಕ್ಯ ತೋರಿಸ್ತಾ ಇವನು ಶಾಸ್ತ್ರ ಓದಿದ್ದವನು ಅರ್ಜುನ ಗಂಗೆ ಯಮುನೆ ಸರಸ್ವತಿ ರಥಸ್ಥ ಸರಯು ಗೋಮತಿ ಗಂಡಗಿ ಈ ಏಳು ನದಿಗಳಲ್ಲಿ ಸ್ನಾನ ಕಾಲ ನಿಯಮ ಇಲ್ಲ ಇದನ್ನು ಅರ್ಜುನ ಹೇಳಿದ ಯಾರು ಹೋಗ್ತಾರೆ ಸಂಗಮಕ್ಕೆ ಪ್ರಯಾಗ ಕ್ಷೇತ್ರಕ್ಕೆ ಯಾರೋ ಪೂರ್ವಿಕರು ಸತ್ತವರ ಬೂದಿ ಗೀದಿ ಅದನ್ನೆಲ್ಲ ತಗೊಂಡು ವಿಸರ್ಜನೆ ಮಾಡಬೇಕು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಕಾಲ ಟ್ಯಾಕ್ಸಿ ಸಿಗ್ತದೆ ಲೈಟ್ ಹಾಕಿರ್ತಾರೆ ಏ ಬೆಳಗ್ಗೆನೆ ಹೋಗಬೇಕಂತ ನಿಯಮ ನೀವು ಅರ್ಜೆಂಟ್ ಮತ್ತೊಂದು ಅಲ್ಲಿ ಬರಬೇಕು ಈ ಏಳು ನದಿಗಳಿಗೆ ಮಾತ್ರ ಎಷ್ಟೇ ಹೊತ್ತಲ್ಲಿ ಸ್ನಾನ ಮಾಡಬೇಕು ಅಂತ ನಿಯಮ ಇಲ್ಲ ನಮ್ಮ ರಿಕಾರ್ಡ್ ಹೀಗಿದೆಯಲ್ಲ ಅಂತ ಅರ್ಜುನ ಯಾವುದು ಗಂಗೆ ಯಮುನೆ ಸರಸ್ವತಿ ರಥಸ್ಥ ಸರಯೂ ಅಯೋಧ್ಯ ಗೋಮತಿ ಗಂಡಕಿ ಗಂಡಕಿ ನದಿಗೂ ಹೀಗೆ ಇದು ವಾಕ್ಯಾರ್ಥದಲ್ಲಿ ಯಾವಾಗ ಭಯ ಇರಲಿಲ್ಲ ಆವಾಗ ನನ್ನ ಜೊತೆ ಯುದ್ಧ ಮಾಡುವಂಥ ಚಿತ್ರರಥ ಅರ್ಜುನ ಕೊಳ್ಳಿಯನ್ನು ಸಹದೇವನ ಕೈಯಲ್ಲಿ ಕೊಟ್ಟು ಬಿಲ್ಲಿನಿಂದ ಯುದ್ಧವನ್ನು ಆರಂಭ ಮಾಡಿದ ಯುದ್ಧದಲ್ಲಿ ಚಿತ್ರರಥ ಹಿಗ್ಗಾಮುಗ್ಗಾಗಿ ಏಟು ತಿಂದು ಸೋತು ತಪ್ಪಾಯ್ತಪ್ಪ ನನಗೂ ನಿನಗೂ ರಾಜಿಯಾಗಲಿ ಇನ್ಮೇಲೆ ನಾನು ನಿನ್ನ ಸ್ನೇಹಿತ ನಿನ್ನ ಕಡೆಯವರು ಯಾರು ಬಂದರೂ ನಾನು ಒದಗುತ್ತೇನೆ ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿ ಅರ್ಜುನನಿಗೆ ಚಾಕ್ಷುಷಿ ವಿದ್ಯೆ ಎಂಬ ಅಪರೂಪದ ವಿದ್ಯೆಯನ್ನು ದಾನ ಮಾಡಿದ ಅಂಜನ ಹಚ್ಚಿಕೊಂಡ್ರೆ ಕಣ್ಣಿ ಕಾಣಿಸ್ತೇ ಪದಾರ್ಥಗಳು ಎಲ್ಲಿವೆ ಅಂತ ಹೇಗೆ ಕಾಣಿಸ್ತವೆ ಅಂತೋ ಅದೇ ರೀತಿ ಅರ್ಜುನನಿಗೆ ಈ ವಿದ್ಯಾ ಸಂಬಂಧದ ಮಂತ್ರೋಚ್ಚಾರ ಮಾಡಿದ ಮಾತ್ರದಿಂದ ಕತ್ತಲೆಯಲ್ಲಿಯೋ ದೂರದಲ್ಲಿಯೋ ಅಗೋಚರವಾಗಿಯೋ ಭೂತಕಾಲದಲ್ಲಿಯೋ ಭವಿಷ್ಯದಲ್ಲಿಯೋ ಇರತಕ್ಕ ವಸ್ತುಗಳೆಲ್ಲ ಸಾಕ್ಷಾತ್ಕಾರ ಆಗುವಂತೆ ಆ ಸಾಕ್ಷುಷಿ ವಿದ್ಯೆಯನ್ನು ಕೊಟ್ಟ ಅರ್ಜುನ ತುಂಬಾ ಸಂತೋಷಪಟ್ಟ ಇದು ಚಿತ್ರರಥನ ಕತೆ ಚಿತ್ರರಥನ ಗೆದ್ದ ಕತೆ ಚೈತ್ರ ಇವನ ಕೈಯಲ್ಲಿಯೇ ಮುಂದೆ ಘೋಷಯಾತ್ರಾ ಕಾಲದಲ್ಲಿ ದುರ್ಯೋಧನ ಪರಿಬಹುಪಟ್ಟು ಆ ಚಿತ್ರಸನ ಕೈಯಲ್ಲಿ ಬರ್ತಾನೆ ಅರ್ಜುನ ಈ ಕಥೆ ಕೇಳಿದ್ದೀರಿ ಇದೇ ಚಿತ್ರರಥನಿಂದಲೇ ಅರ್ಜುನನಿಗೆ ಸಂಗೀತ ವಾದ್ಯ ನೃತ್ಯ ಎಲ್ಲವೂ ಊರುಷಿ ಪ್ರಸಂಗದಲ್ಲಿ ಇಂದ್ರಲೋಕದಲ್ಲಿ ಪ್ರಾಪ್ತವಾಗುತ್ತೆ one of the best friends of Pandavas Chitraratha ಸಣ್ಣ ಕಥೆ ಅಂಗಾರವರ್ಮನ್ ಕಥೆ ಆದರೆ ಇದು ಬಹಳ ಮಾರ್ಮಿಕವಾದದ್ದು ಅದರ ಜ್ಞಾಪಕ ಇಟ್ಕೊಳ್ಳಿ ಅಲ್ಲಿನ ಮುಂದಕ್ಕೆ ಅನೇಕ ಉಪಕಥೆಗಳು ಬರ್ತವೆ ಸಂವರಣ ತಪತಿ ವಸಿಷ್ಠ ಅಗಸ್ತ್ಯ ಇತ್ಯಾದಿ ಉಪಾಖ್ಯಾನಗಳು ಇಷ್ಟು ಕಥೆ ತಳ್ಳಿಬಿಡುತ್ತೇನೆ ನಾನು ವನಪರ್ವದಲ್ಲಿಯೂ ಬೇಕಾದಷ್ಟು ಉಪಾಖ್ಯಾನಗಳು ಅಷ್ಟನ್ನೂ ಬಿಟ್ಟು ಬಿಡ್ತೇನೆ ಬೈಬೇಡಿ ನನ್ನನ್ನು ನಳೋಪಾಖ್ಯಾನ ಸಾವಿತ್ರಿ ಉಪಾಖ್ಯಾನ ಅಂದ್ರೆ ಅವರು ಮಾಡಿದ ತಪ್ಪು ಒಂದೇ ಒಂದು ತಿಂಗಳಲ್ಲಿ ಹೇಳಬೇಕು ಅಂತ ಮಹಾಭಾರತ ಹೇಳಿದ್ರಿಂದ ಉಪಾಖ್ಯಾನಗಳನ್ನು ಬಿಟ್ಟು ಹೇಳ್ತೇನೆ ಸ್ವಯಂವರ ಪರ್ವ ಬರ್ತಾ ಇದ್ದೇವೆ ಇದು ನೂರ ಎಂಬತ್ತ ಮೂರನೇ ಅಧ್ಯಾಯ ಸ್ವಲ್ಪ ಇಂಗ್ಲಿಷ್ ಪುಸ್ತಕದಲ್ಲಿ ಅಧ್ಯಾಯ ಸಂಖ್ಯೆ ಹೆಚ್ಚು ಕಮ್ಮಿ ಆಗಿರಬಹುದು ಪಾಂಡವರು ದ್ರುಪದನ ರಾಜಧಾನಿಗೆ ಬಂದರು ಕೃಷ್ಣ ಪೂರ್ವ ಯೋಜನೆಯಂತೆ ಆ ಊರಲ್ಲಿದ್ದ ಧನಿಕ ಕುಂಬಾರ ಶೆಟ್ಟಿಯ ಒಬ್ಬ ನಮ್ಮನೆಗೆ ದಯಮಾಡಿಸಬೇಕು ಅಂತ ಪಾಂಡವರನ್ನ ಹೋಗಿ ನೆಲಮಾಳಿಗೆಯಲ್ಲಿ ಪ್ರತಿಷ್ಠೆ ಮಾಡಿದ ಕುಂಬಾರ ಶೆಟ್ಟಿ ಜರ್ತಾರಿ ಪೇಟ ಗೀಟ ಕೋಲು ಗೊಂಬೆಗಳನ್ನು ಮಾಡಿ ರಫ್ತು ಮಾಡ್ತಿದ್ದ ಬೇರೆ ದೇಶಕ್ಕೆ ಪಾಂಚಾಲ ದೇಶದ ಸ್ಪೆಷಾಲಿಟಿ ಮಡಿಕೆ ಕುಡಿಕೆ ಗೊಂಬೆ ಮಾಡುವುದು ಪಂಚಾಲ ಅಂದ್ರೆ ಗೊಂಬೆ ಅಂತ ಅರ್ಥ ಸಂಸ್ಕೃತದಲ್ಲಿ ಇನ್ನೊಂದು ಹೆಸರು ಪಂಚವಾಳ ಪಂಚಾಲ ಪಂಚಾಲರು ಅದೆಲ್ಲ ಮಾಡಿ ಮಾಡಿ ಒಣಗೋದಕ್ಕೆ ಇಟ್ಟಿರ್ತಿದ್ರು ನೆಲಮಾಳಿಗೆಯಲ್ಲಿ ಆ ಶಟ್ರದ್ದು ಬಾಗಿಲಲ್ಲಿ ನಿಂತಿದ್ರು ಇವರು ಬಂದದ್ದನ್ನು ನೋಡಿ ಪಾಂಡವರು ಗೊತ್ತಿಲ್ಲ ಬರಬೇಕು ಬರಬೇಕು ಅಂತ ಏನೋ ಒಂದು ಮರ್ಮದಿಂದ ಮಾತನಾಡಿ ಒಳಗೆ ಕರ್ಕೊಂಡು ಹೋದರು ಏನೋ ಸೂಚನೆ ಇರಬೇಕು ಚಿಕ್ಕಪ್ಪ ಏನೋ ಮಾಡಿರಬೇಕು ಅಂತ ಕಾಣುತ್ತೆ ಅಂತ ಅಲ್ಲಿ ಇಳ್ಕೊಂಡ್ರು ನಮ್ಮ ಪದ್ಧತಿ ಭಿಕ್ಷೆ ಎತ್ತುವುದು ಅದೆಲ್ಲ ಏನು ಬೇಕಾದ್ರೆ ಮಾಡಿಕೊಳ್ಳಿ ಆಶ್ರಯ ಕೊಡ್ತೀನಿ ಇಂದ ಇವರು ಊರೆಲ್ಲ ಸುತ್ತಿದ್ರು ಅರಮನೆಗೆ ಹೋಗಲಿಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ ಬೇಕಾದ ಬೇಕಾದ ಭಿಕ್ಷೆಯನ್ನು ಎತ್ಕೊಂಡ್ಬಂದ್ರು ದಿವಸ ದಿವಸ ಕುಂತಿ ಕಡೆ ಕೊಡ್ತಿದ್ರು ಜನರೆಲ್ಲ ಹೇಳ್ತಾ ಇದ್ದಾರೆ ಬರೋದು ಬಂದಿದ್ದೀರಿ ನೀವು ಪೂರ್ತಿ ಇದ್ದು ಹೋಗಿ ಭಿಕ್ಷೆ ಎತ್ತೋದೇ ಆದರೂ ಇವರು ಸಾಕಷ್ಟು ಭಿಕ್ಷೆ ಸಿಗುತ್ತೆ ನಿಮಗೆ ಈ ಸ್ವಯಂವರ ಆಗೋ ತನಕ ಇದ್ದು ಹೋಗಿ ಮಹಾರಾಯರೇ ಪುಷ್ಕಳ ಭಿಕ್ಷೆ ಸಿಗುತ್ತೆ ಎಂಬುದಾಗಿ ಏನು ವಿಶೇಷ ಅಂದ ಧರ್ಮರಾಜ ಏನು ವಿಶೇಷವೇ ಎಂಥದ್ದೊಂದು ಮತ್ಸೆ ಅಂತ ಹೇಳ್ತಾರಯ್ಯ ಇದಂ ಧನು ಮೇ ಚಪಾಣಾ ಶೃಣ್ವಂತು ಮೇ ಭೂಪತಯ ಸಮೇತಾ ಛಿದ್ರೇಣ ಯಂತ್ರಸ್ಸು ಸಮರ್ಪಯಧ್ವಂ ಶರೈಷಿತೈಃ ವ್ಯೋಮಚರೈಃ ದಶಾರ್ಧೈ ದಶಾರ್ಧಾದ್ರೆ ಹತ್ತರಲ್ಲ ಅರ್ಧ ಐದು ಐದು ಬಾಳ ದಿನ ಬಿಡಬೇಕು ಇದು ದೃಷ್ಟದ್ಯುಮ್ನ ಅವತ್ತು ಆ ಎಪ್ಪತ್ತೈದನೇ ದಿವಸ ಆ ರೋಹಿಣಿ ನಕ್ಷತ್ರದ ದಿವಸ ಹೇಳಿದ ಮಾತು ಅಂದರೆ ಪಾಂಡವರು ಅಲ್ಲಿಗೆ ಬರೋದು ಹದಿನಾರು ದಿವಸವಾಯಿತು ಅದರ ಮೇಲೆ ಒಂದು ತಿಂಗಳು ಕಳೆದಿದ್ದಾರೆ ಅಂತ ಕಾಣುತ್ತೆ ಸ್ವಯಂವರ ಮುಹೂರ್ತ ಬಂದು ಬಿಡಿತು ಈಗ ದ್ರೌಪದಿ ಸ್ವಯಂವರ ಘಟ್ಟಕ್ಕೆ ಬಂದುಬಿಟ್ಟಿದ್ದೇವೆ ಯಾಕೆ ಇಷ್ಟು ಅವಸರ ಅಲ್ಲಿ ಲಾಡು ಕೂತಿದೆ ತಿನ್ಬೇಕಲ್ಲ ನೀವು ಅದಕ್ಕೋಸ್ಕರ ಅವಸರ ಮಾಡ್ತಾ ಇದ್ದೇವೆ ಅವತ್ತು ಬೆಳಗ್ಗೆ ಪಾಂಡವರೆದ್ದು ತಾಯಿಗೆ ನಮಸ್ಕಾರ ಮಾಡಿ ಎಂದಿನಂತೆ ಭಿಕ್ಷೆ ಎತ್ತುವುದಕ್ಕೆ ಹೊರಟಿದ್ದಾರೆ ಊರಲ್ಲಿ ಬೇಗ ಬಂದ್ಬಿಡಿಪ್ಪ ಅರಮನೆ ಹತ್ರ ಮಾತ್ರ ಹೋಗಬೇಡಿ ಎಂದಿದ್ದಾಳೆ ಕುಂತಿ ಈ ರಾಜರ ತಂಟೆ ನಮಗೂ ಬೇಡ ಏನು ಯೋಚನೆ ಮಾಡಬೇಡಮ್ಮ ಕಾಳಜಿ ಮಾಡಬೇಡ ಹೋಗ್ತೇವೆ ಭಿಕ್ಷೆಕ್ಷ ತಗೊಂಡ್ಬರ್ತೇವೆ ಅಂತ ಹೇಳಿದ್ರು ಬೆಳಗ್ಗೆ ಹೋದವರು ಅಲ್ಲಿ ಇಲ್ಲಿ ಸುತ್ತಾಡಿದ್ರು ಒಬ್ಬೊಬ್ಬನಿಗೆ ಇಷ್ಟಿಷ್ಟುದ್ದ ಗಡ್ಡ ಮೀಸೆ ಬೆಳೆದಿದೆ ಪಾಂಡವರಿಗೆ ಯಾರೊಬ್ಬರೂ ಇವರನ್ನು ಪಾಂಡವರು ಅಂತ ಗುರುತು ಹಚ್ಚಬಾರದ ಸ್ಥಿತಿಯಲ್ಲಿದ್ದೆ ಅವರ ಮುಖಚರ್ಯಗಳನ್ನು ಬಿಟ್ಟರೆ ಧರ್ಮರಾಜನ ಮುಖದಲ್ಲಿ ಎದ್ದು ಕಾಣಿಸ್ತಿತ್ತಂತೆ ಮೂಗು ಪ್ರಚಂಡ ಗೋಣ ವಿರಾಟ್ ಕೊಡೋದಲ್ಲಿ ಹೇಳ್ತಾರೆ ಪಂಚಪಾಂಡವರ ಮುಖಗಳು ಹೇಗಿದ್ದು ಚಿತ್ರವನ್ನು ಕೊಡ್ತಾರೆ ಫೋಟೋ ಇಲ್ಲದೇ ಕಾಲದಲ್ಲಿ ಫೋಟೋ ಕೊಟ್ಟ ಕೊಡ್ತಾರೆ ವೇದವ್ಯಾಸರು ಮೂಗು ಎದ್ದು ಕಾಣಿಸ್ತಾ ಇತ್ತು ಅವನಿಗೆ ಪಾಂಡವರಲ್ಲಿ ಹೋಗಿದ್ದಾರೆ ಅಲ್ಲಿ ಬಂದು ಏಯ್ ಎಟ್ಟ ಬ್ರಾಹ್ಮಣರಯ್ಯ ಇಲ್ಲಿ ಇಟ್ಕೊಂಡು ಅರಮನೆಯಲ್ಲಿ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದರು ಬಂದ್ರಿದ್ದು ಬಲಾತ್ಕಾರವ ಕರ್ಕೊಂಡು ಹೋಗ್ಬಿಟ್ರು ಇವರೆಲ್ಲ ಹೋಗಿದ್ದಾರೆ ಕೂತಿದ್ದಾರೆ ಆರಂಭವಾಯಿತು ಮತ್ಸ್ಯಂತ್ರವನ್ನು ತಂದ ಮೇಲೆ ಜೋಡಿಸಿದರು ಭೂಮಂಡಲದ ದೊರೆಗಳೆಲ್ಲ ಬಂದಿದ್ದಾರೆ ಇದೇನು ಸ್ವಯಂವರ ಇಂಥದೊಂದು ಸ್ವಯಂವರದ ವರ್ಣನೆ ಪ್ರಾಯಶಃ ಜಗತ್ತಿನ ಇತಿಹಾಸದಲ್ಲಿ ಯಾವ ಕವಿಯೂ ಎಲ್ಲಿಯೂ ವರ್ಣನೆ ಮಾಡಿಲ್ಲ ಯಾಕೆ ಅತ್ಯಂತ ಆತಂಕಕಾರಿಯಾದಂತಹ ಸ್ವಯಂವರ ಇದು ಚಾಯ್ಸ್ ಕನ್ಯೆಗೆ ಆ ಕನ್ಯೆ ಪರವಾಗಿ ಚಾಯ್ಸ್ ಯಾವುದು ಅಮೀನ್ ಮಾಡಬೇಕು ಅದನ್ನು ಯಾವನು ದ್ರೌಪದಿ ಗಂಡ ಆಗಬೇಕೋ ಅವನದನ್ನು ಇದನ್ನ ಯಾತಕ್ಕೆ ಇಟ್ಟಿದ್ದಾರೆ ಅಂದರೆ ಎಲ್ಲರಿಗೂ ದ್ರೌಪದಿ ಬೇಕು ಒಂದು ಅಕ್ಷೋಹಿಣಿ ಸೈನ್ಯ ಸಿಗುತ್ತೆ ದ್ರೌಪದನ ಸಹ ಬೇಕು ಇದು ವಾರ್ ಟೈಮ್ ಮ್ಯಾರೇಜ್ ಇದ್ದ ಹಾಗೆ ಮಲ್ಟಿಪರ್ಪಸ್ ಮ್ಯಾರೇಜ್ ಇದು ಕನ್ಯಾವರರು ಸುಖವಲ್ಲ ಆ ಮದುವೆಗೆ ಎಲ್ಲರೂ ಬಂದಿದ್ದಾರೆ ಯಾರ್ಯಾರು ಬಂದಿದ್ದಾರೆ ದುರ್ಯೋಧನು ದುರ್ಬುದ್ರ ಕೈಲಿ ಏಟು ತಿಂದವನು ಅವತ್ತು ಬಂದಿದ್ದಾನೆ ಅಲ್ಲೇ ಹೆಣ್ಣು ಕೊಡ್ತಾ ಇದೆಯಾ ನನಗೆ ಒಂದು ಕೈ ನೋಡೋಣ ಅಂತ ಬಂದ ಅವನ ತಮ್ಮಂದೂ ಬಂದಿದ್ದ ನೂರು ಜನ ಬಂದಿದ್ದಾರೆ ಯುಯುತ್ಸುಹು ಒಬ್ಬ ವೈಶ್ಯ ಸ್ತ್ರೀಗೆ ಧೃತರಾಷ್ಟ್ರನ ಹುಟ್ಟಿದವನು ಬಂದಿದ್ದಾನೆ ಕರ್ಣೇನ ಸಹಿತ ವೀರಾಹ ಕರ್ಣ ಬಂದಿದ್ದಾನೆ ಶಕುನಿ ಸೌಬಲಶ್ಚ ಅಶ್ವತ್ಥಾಮ ಇವನಿಗೆ ಯಾತಕ್ಕೆ ಬೇಕು ಬ್ರಹ್ಮಚಾರಿ ಭೋಜಶ್ಚ ಇನ್ನು ಹೇಳ ವಿರಾಟ ಮುಡುಕ ದೊರೆ ವಿರಾಟನಿಗೇನಪ್ಪ ಚಕುಲ ವಿರಾಟನ ಮಗ ಉತ್ತರ ಕುಮಾರ ಬಂದಿದ್ದಾನೆ ಉತ್ತರ ಕುಮಾರ ಇಲ್ಲಿದ್ದಾನೆ ಅಂದ್ರೆ ಇಲ್ಲಿಂದ ಹದಿಮೂರನೇ ವರ್ಷಕ್ಕೆ ಅವನಿದ್ದು ಭೂಮಿಗೆ ಬರ್ತಾ ಇವತ್ತು ಒಂದು ಇಪ್ಪತ್ತು ವರ್ಷವಾದರೂ ಆಗಿದ್ರೆ ಉತ್ತರ ಕುಮಾರನ ಕಥೆ ನಿಮಗೆ ವಿರಾಟ್ ಪರ್ವದಲ್ಲಿ ಬರೋ ಹೊತ್ತಿಗೆ ಅವನು ಮೂವತ್ತು ಮೂವತ್ತೆರಡು ವರ್ಷವಾದರೂ ಆಗಿರಬೇಕು ದಾಂಡಿಗ ಸಣ್ಣ ಹುಡುಗ ಅಲ್ಲ ಅವನು ಅವನು ಸೈನ್ಯ ನೋಡಿ ಹೆದರ್ತಾನೆ ಅಂತ ಚಿತ್ರಪಟದಲ್ಲಿ ಬರೆದು ಸೈನ್ಯ ಹೊರತು ನಿಜವಾದ ಸೈನ್ಯವನ್ನೇ ನೋಡಿರಲಿಲ್ಲ ಅವನು ತುಂಬಾ ಹಾಸ್ಯ ತುಂಬಿರ್ಕೊಂಡ ಕಥೆ ಅದು ಕುಮಾರವ್ಯಾಸನ ಹಾಗೆ ಸೊಗಸಾಗಿ ಇನ್ನೊಬ್ಬರು ಬರೆದದ್ದೇ ಇಲ್ಲ ತುಂಬಾ ಗಂಭೀರ ಇದೆ ಮೂರದಲ್ಲಿ ಆ ಕುಮಾರವ್ಯಾಸನ ಎಲ್ಲೆಲ್ಲಿ ಬೇಕೋ ಅಷ್ಟಷ್ಟೇ ಓದ್ತೇನೆ ವಿರಾಟಃ ಸುಶರ್ಮ ಜೊತೆ ಅಂದರೆ ಸಂಕ್ಷಿಪ್ತಕರಲ್ಲೊಬ್ಬ ಪೌಂಡ್ರಕಃ ವಾಸುದೇವ ಶ್ರೀಕಾಲ ಭಗದತ್ತ ಕಳಿಂಗ ಶಲ್ಯ ಬೃಹದ್ಬಲ ಯಕ್ಷವಾಪುಂಶದ್ವರೆ ಸಂಕರ್ಷಣೋ ವಾಸುದೇವ ಬಲರಾಮನರ್ಜುನನು ಬಂದಿದ್ದಾರೆ ಕೃಷ್ಣನ ಆಗಿದೆ ಮಕ್ಕಳು ಬಂದಿದ್ದಾರೆ ಸಾಂಬ ಸಾರುದೇಷ್ಣ ಪ್ರದ್ಯುಮ್ನಿ ಉದ್ಧವಶ್ಚ ಅಯ್ಯೋ ವೇದಾಂತ ಹೇಳೋನು ಅವನು ಯಾಕೆ ಬಂದ ಇಲ್ಲಿ ಉದ್ಧವ ಗೀತೆ ಅವನ ಹೆಸರು ಅವನು ಬಂದಿದ್ದ ಅವನು ನೋಡೋದಕ್ಕೆ ಬಂದಿದ್ದ ಅಷ್ಟೇ ವ್ಯತ್ಯಾಸ ಮದುವೆಗೆ ಕನ್ಯಾರ್ಥಿಯಾಗಿ ಬಂದಿರಲಿಲ್ಲ ಅಕ್ರೂರ ಸಾತ್ವಿಕಿಶ್ಚೈವ ಹಾರ್ದಿಕ್ಯ ಕೃತವರ್ಮ ವಿಡೂರತಃ ಉಲೂಕಃ ಶಿಶುಪಾಲಶ್ಚ ಲಿಸ್ಟ್ ಕೊಟ್ಟಿದ್ದಾರೆ ಒಂದು ಅಧ್ಯಾಯದಲ್ಲಿ ಮೊದಲು ಎದ್ದವರು ಯಾರು ನೀ ಹೋಗು ನೀ ಹೋಗು ಅಂತ ಶುರುವಾಯಿತು ಅಂದರೆ ಅವಮಾನವಾದರೆ ಮೊದಲ ಅವಮಾನ ಯಾರಿಗೆ ಅನ್ನೋದು ರೆಕಾರ್ಡ್ ಆಗುತ್ತಲ್ಲ ವೇದವ್ಯಾಸರು ಬರೀತಾರಲ್ಲ ನೀ ಹೋಗು ನೀ ಹೋಗು ಈಗ ನಾನು ಕುಮಾರವ್ಯಾಸನೇ ಕೈ ತಗೊಂಡ್ಬಿಡ್ತೇನೆ ಈ ಮುಂದಿನ ಪ್ರಸಂಗ ತುಂಬ ರೋಚಕವಾಗಿದೆ ಈ ಲಾಡು ನಿಮಗೆ ಸಿಕ್ಕೋ ಹೊತ್ತಿಗೆ ಇದು ಸ್ವಲ್ಪ ಬಾಯಿ ಚಪ್ಪರಿಸ್ತಾ ಇರಲಿ ಆ ದೃಷ್ಟಿಯಿಂದ ಕುಮಾರವ್ಯಾಸನನ್ನೇ ಹಿಡಿದು ಓದ್ತೇನೆ ಎಲ್ಲ ಸೇರಿದ್ದಾರೆ ದೃಷ್ಟದ್ಯುಮ್ನ ಬಂದ ತಂಗಿಯನ್ನು ಸಭೆಗೆ ಪರಿಚಯ ಮಾಡಬೇಕಲ್ಲ ಇವಳೇ ಕನ್ಯಾಮಣಿ ಆ ಬಿಲ್ಲು ಮತ್ಸ್ಯಯಂತ್ರ ಅದೆಷ್ಟೇ ಚೆನ್ನಾಗಿದ್ರು ಹುಡುಗಿಯೇ ಚೆನ್ನಾಗಿಲ್ದಿದ್ರೆ ಹುಡುಗಿ ಚೆನ್ನಾಗಿಲ್ಲ ಅಂದ್ರೆ ಮತ್ಸ್ಯಂತ್ರ ತಂಟೆಗೆ ಹೋಗದೆ ಎದ್ದು ಹೋಗೋರು ಹೋಗಿಬಿಡ್ಲಿ ಎಂಬುದಾಗಿ ಹುಡುಗಿಯನ್ನು ಬರ್ತಾನೆ ಕೈಯಲ್ಲಿ ಮಾಲಿಕೆ ಹಿಡ್ಕೊಂಡಿದ್ದಾಳೆ ಆಹಾ ಅವಳನ್ನು ವರ್ಣನೆ ಮಾಡ್ತಾರೆ ದ್ರೌಪದಿ ವರ್ಣನೆ ಅವಳು ಹುಟ್ಟಿದ ಕೂಡಲೇ ಹೇಗಿದ್ಲು ಅಂತ ಒಂದು ಪದ್ಯ ಅವಳ ಮೈಯಲ್ಲಿ ಆಭರಣಗಳನ್ನು ಹಾಕೊಂಡಿದ್ಲಲ್ಲ ಹುಡುಗಿ ಸೊಗಸೆ ಹೇಗಿತ್ತು ಅಂತ ಹದಿನೇಳು ಪದ್ಯ ಆ ಹದಿನೇಳು ಓದೋದಿಲ್ಲ ಅಲ್ಲೊಂದು ಇಲ್ಲೊಂದು ಮಾತ್ರ ಓದ್ತೇನೆ ವೇದಿ ಮಧ್ಯವನೊಡೆದು ಮೂಡಿದಳು ಆದರಿಸೇ ವೇದಿ ಮಧ್ಯವನೊಡೆದು ಮೂಡಿದಳು ಆದರಿಸೆ ಜನ ಅಮಮ ಕಾಮನ ಕೈದುವೋ ಮನ್ಮಥನ ಕೈ ಕತ್ತಿ ಆಗಿದ್ಲಂತೆ ಕೊಲ್ಲೋಕ್ ಬಂದ ಹಾಗೆ ಕೊಲ್ಲೋದು ಮಾರಿಯಲ್ಲ ಮನ್ಮಥ ಮನಸ್ಸನ್ನ ಕೆದಕಿ ಕೆಡಿಸುವ ಕತ್ತಿ ಇಟ್ಕೊಂಡಿದ್ರೆ ಅದರಂತೆ ಕಾಣ್ತಾ ಇದ್ದಾಳೆ ತ್ರೈಲೋಕ್ಯ ಮೋಹನ ಮಂತ್ರ ದೇವತೆಯೋ ಕಾಡುವರೆ ಕರೆ ಯುದ್ಧ ಮಾಡೋದಿದ್ರೆ ಕರಿ ಯಾರನ್ನ ಹರಿಹರ ಬ್ರಹ್ಮಾದಿಗಳಿಗೆ ಎಂಬ ಹರಿಹರ ಬ್ರಹ್ಮ ಯಾರು ಬಂದರೂ ದ್ರೌಪದಿ ಕಾಲಿಗೆ ಶರಣಾಗಿ ಇವಳು ನಮಗೆ ಬೇಕು ಅಂತ ಚಿತ್ರ ಆಗದೆ ಇದ್ರೆ ಕೇಳು ಎಂಬ ಹೂಂಕೃತಿಯಾದುದು ಕಾಮಂಗೆ ದೃಪದಾತ್ಮಜಯ ಜನನದಲ್ಲಿ ದೃಪದಾತ್ಮಜಯ ಹುಟ್ಟಿದ ಆ ಘಳಿಗೆಯಲ್ಲಿ ಆ ಹುಡುಗಿ ಅಷ್ಟು ಸ್ಫುರದ್ರೂಪಿಯಾಗಿದ್ದಳು ತೊಟ್ಲಲ್ಲಿ ಹಾಕಿದ್ರು ಮಾಡಿದರೂ ಏನೂ ಇಲ್ಲ ಯಜ್ಞದಲ್ಲಿ ಹುಟ್ಟಿದವಳು ದೊಡ್ಡವಳಾಗಿಯೇ ಹುಟ್ಟಿ ಬಂದುಬಿಟ್ಲು ಅದು ಒಂದು ವರ್ಣನೆ ದ್ರೌಪದಿಯ ನಿಜ ರೂಪ ಹೇಗಿತ್ತು ಅದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ ಮತ್ತೊಂದು ಕಡೆಯಲ್ಲಿ ಆ ಪದ್ಯಗಳಲ್ಲಿ ಶಬ್ದಗಳನ್ನು ತಡಕಾಡಿದನೇ ವ್ಯಾಸ ತುಂಬ ತುಂಬ ಆಶ್ಚರ್ಯವಾಗುತ್ತೆ ಏನು ಹುಡುಕಾಡಿಕ್ಕಿರಲಿಲ್ಲ ಬಹಳ ಆಶ್ಚರ್ಯವಾಗುತ್ತೆ ಆ ಪದ್ಯಗಳು ಓದಬೇಕೇ ಬೇಡವೇ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾನೆ ಬಿಟ್ಬಿಡೋದೆ ವಾಸಿಯೋ ಏನು ಕಥೆಯೋ ಆ ಗುರುತು ಹಾಕಿದ್ದಾಗ ಎಲ್ಲಿಯೋ ವ್ಯತ್ಯಾಸವಾಗಿ ಹೋಯಿತು ಇರಲಿ ಆ ಶಬ್ದಗಳ ಸೌಂದರ್ಯ ತುಂಬ ಆಶ್ಚರ್ಯಕರವಾಗಿದೆ ಇರಲಿ ಪ್ರಸಂಗ ಬಂದರೆ ಹೇಳ್ತೇನೆ ಅದನ್ನು ಈ ಕಡೆ ಅಂತಹ ದ್ರೌಪದಿಯನ್ನು ಕರೆದುಕೊಂಡು ತಂಗಿಯನ್ನ ಸಭೆಯಲ್ಲಿ ಒಂದು ಸಲ ಎಲ್ಲರಿಗೆ ಸುತ್ತ ಹಾಕಿಸಿದ್ದಾನೆ ಅವನನ್ನು ನೋಡ್ತಾ ಇದ್ದಾಳೆ ನೋಡಿ ಆ ಸಿಗ್ತಲ್ಲ ಪದ್ಯ ವಾಲ್ಮೀಕಿ ರಾಮಾಯಣದಿಂದ ಎಷ್ಟೊಂದು ವಿಷಯಗಳನ್ನು ಕದ್ದಿದ್ದಾನೆ ಕುಮಾರವ್ಯಾಸ ಎಂಥ ಪ್ರಚಂಡ ಪಂಡಿತ ಹನುಮಂತ ಕಿಷ್ಕಿಂಧೆಯಲ್ಲಿ ರಾಮಲಕ್ಷ್ಮಣರನ್ನು ನೋಡಿ ವರ್ಣಿಸುವಾಗ ಒಂದು ಮಾತು ಬರುತ್ತೆ ಭೂಷಣಾರ್ಹೌ ಇಮೌ ಬಾಹು ನಿಮ್ಮ ತೋಳುಗಳಿಗೆ ಆಭರಣವನ್ನು ಹಾಕಿದರೆ ತೋಳುಗಳ ಸೌಂದರ್ಯದಿಂದ ಆಭರಣಕ್ಕೆ ಭೂಷಣವೇ ಹೊರತು ಆಭರಣಗಳಿಂದ ತೋಳುಗಳಿಗೆ ಸೌಂದರ್ಯವಲ್ಲ ಕಾಡಲ್ಲಿ ಬರ್ತಾ ಇದ್ದೀರಿ ನಿಮ್ಮ ನಡಿಗೆಯಿಂದ ಕಾಡಿಗೆ ಭೂಷಣವಾಯಿತು ಕಾಡಿಂದ ನಿಮಗೆ ಭೂಷಣವಲ್ಲ ಅಂತ ಹೇಳುವ ಅಪೂರ್ವ ಭಾವನೆಗಳು ಅಲ್ಲಿ ಕಿಶಿಂದ ಕಾಂಡದಲ್ಲಿ ಮಾತ್ರ ಬರ್ತವೆ ಅದನ್ನು ಕದ್ದಿದ್ದಾನೆ ಕೈಯಲ್ಲಿ ಉಂಗುರ ಹಾಕೊಂಡಿದ್ದಾಳೆ ತೋಳಲ್ಲಿ ತೋಳು ಬಂದಿ ಹಾಕೊಂಡಿದ್ದಾಳೆ ಎದೆಯಲ್ಲಿ ಮಾಲಿಕೆ ಧರಿಸಿದ್ದಾಳೆ ಹಣೆಯಲ್ಲಿ ತಿಲಕ ಹಾಕಿದ್ದಾಳೆ ಚೂಡಾಮಣಿ ಕಟ್ಕೊಂಡಿದ್ದಾಳೆ ಬೆರಳ ಚಲ್ವಿಕೆಯಿಂದ ಮುದ್ರಿಕೆ ಮೆರೆಯೇ ಬೆರಳ ಚಲ್ವಿಕೆಯಿಂದ ಮುದ್ರಿಕೆ ಮೆರೆಯೇ ಪಾಡಗನೇ ಉರಂಗಳು ಕರಚರಣ ಸೌಂದರ್ಯದಲ್ಲಿ ಪಾಡಗ ಅಂದ್ರೆ ಕಾಲಿಗೆ ಹಾಕೊಂಡಿದ್ದು ಕಾಡಗ ಪಾಡಗಂ ತಮಿಳಲ್ಲಿ ಈ ಕಾಂಚೀಪುರದಲ್ಲಿ ಪಾಡಗಂ ಅಂತ ಒಂದು ಕ್ಷೇತ್ರ ಆಳ್ವಾರ್ ಪಾಡಲ್ ಕ್ಷೇತ್ರ ಅಂದ್ರೆ ಕಾಲಿಗೆ ಹಾಕೊಳ್ಳೋ ಕಾಲೊಂದಿಗೆ ಪಾಡುಗ ಪಾಡುಗನೇ ಉರಂಗಳನು ಕರಚರಣ ಸೌಂದರ್ಯದಲ್ಲಿ ಬಲುಮಲೆಯ ಢಾಳದಲ್ಲಿ ಕೊರಳ ಮುತ್ತಿನ ಹಾರ ಆ ಮುತ್ತಿನ ಹಾರ ಹಾಕೊಂಡಿದ್ರೆ ಸ್ತನದ ಸೌಂದರ್ಯದಿಂದ ಹಾರ ಚೆನ್ನಾಗಿ ಕಾಣಿಸ್ತಾ ಇತ್ತು ವರ್ಣನೆ ಮಾಡ್ತಾ ಇದ್ದಾನೆ ಸುಮನೋಹರದ ಕರ್ಣ ಕರ್ಣಾಭರ ಒಪ್ಪಿದವು ಏನನೆಂಬೆನು ರೂಪನಂಗನೆಯ ಕಿವಿಗೆ ಆಭರಣ ಹಾಕೊಂಡಿದ್ದಾಳೆ ತುಂಬುಗಲ್ಲದ ಹುಡುಗಿ ಆ ಗಲ್ಲದ ಶೋಭೆಯಿಂದ ಆಭರಣ ಚೆನ್ನಾಗಿ ಕಾಣಿಸ್ತಾ ಇದೆ ಆಭರಣದಿಂದ ಗಲ್ಲ ಅಲ್ಲ ಅಂತ ವರ್ಣನೆ ಮಾಡ್ತಾ ಇದ್ದಾನೆ ಇದು ಒಂದು ಪದ್ಯ ಏನನೆಂಬೆನು ಮನಸ್ಸು ಜನ ಮತದಾನೆಯನು ಮನ್ಮಥನ ರತ್ನ ನಿಧಾನವನು ತಿಪ್ಪಣವನು ಅಂಗಜ ಮಂತ್ರ ಸೂತ್ರಕದ ಕಾಮಸೂತ್ರಕ್ಕೆ ಟಿಪ್ಪಣಿ ಇದ್ದಾಗಿದ್ದಂತೆ ದ್ರೌಪದಿ ದೇವಿ ಮಾನನೀಯರಧಿ ದೈವವನು ಸುಜ್ಞಾನ ಕನ್ಯಾ ಮಾತೃಭವನ ಸ್ಥಾನವನು ಒಳ್ಳೆ ಹುಡುಗಿಯಿಂದ ಹೇಗಿರಬೇಕು ಅಂದ್ರೆ ಆ ಗುಣಗಳಿಗೆ ತೌರೂರಿನಂತಿದ್ದಳು ಮೂಲೋಕ ಮೋಹನವು ಅತ್ಯಚಿತ್ರಕವ ನಾರಿಯನು ಶಬ್ದಲಾಲಿತ್ಯ ಕೇಳಿ ನಾರಿಯನು ಸಂಸಾರ ಸುಖ ಸಾಕಾರಿಯನು ಜನನೇನ ಕಾರಾಗಾರಿಯನು ನೋಡೋ ಜನಗಳ ಕಣ್ಣನ್ನ ಕಾರಾಗೃಹದಲ್ಲಿ ಹಾಕಿದಂತೆ ಮಾಡುವಂತಹ ಶಕ್ತಿ ಇತ್ತಂತೆ ಮುನಿ ಮುನಿಧೈರ್ಯ ಸರ್ವಸ್ವಾಪಹಾರಿಯನು ಮುನಿಗಳ ಧೈರ್ಯವನ್ನು ಕಿತ್ತು ಹಾಕುವವಳು ಧೀರರಿಗೆ ಮಾರಂಕವನು ವರ ಚಿತ್ರ ಚೌರ್ಯ ವಿಹಾರಿಯನು ಚಿತ್ರ ಬರೋನ್ ಕೈಯಲ್ಲಿ ಕುಂಚವೇ ಕಳಗಿ ಬಿದ್ದು ಹೋಗಬೇಕು ಇನ್ನು ಬರೆಯೋಕ್ಕಾಗೋದಿಲ್ಲ ಅಂತ ದ್ರೌಪದಿಯನು ಅಭಿವರ್ಣಿಸುವಡೆ ಆರೆಂದ ಇದು ಅದ್ಭುತವಾದ ಚಿತ್ರ ಅಷ್ಟೇ ಇವೇ ಓದ್ನೋಡ್ಕು ಮನೆಯಲ್ಲಿ ಈ ರೀತಿಯಾಗಿ ಆ ದ್ರೌಪದಿಯನ್ನು ಒಂದು ಸುತ್ತು ಎಲ್ಲ ಹತ್ರ ತಂದು ನಿಲ್ಲಿಸಿ ಇವನೇ ಜರಾಸಂದ ಇವನೇ ಶಿಶುಪಾಲ ಇವನೇ ದುರ್ಯೋಧನ ಇವನೇ ಕರ್ಣ ಎಂಬುದಾಗಿ ತೋರಿಸಿ ಆಯಿತು ಆಕೆ ಮಹಡಿ ಮೇಲೆ ಹೋದಳು ತಲೆಗೆ ಮುಸುಕನ್ನು ಹಾಕೊಂಡು ನಿಂತಿದ್ದಾಳೆ ಕೈಯಲ್ಲಿ ಪೂಮಾಲೆ ಹಿಡ್ಕೊಂಡು ಇದು ಆರಂಭವಾಯಿತು ದುಷ್ಟದುಮ್ನ ಹಿಡಿದ ಇಲ್ಲಿ ಧನುಸ್ ಇಟ್ಟಿದ್ದೇವೆ ಇದೆ ಮಹಾಧನು ಬಾಣ ಪಂಚಕವಿದೆ ಐದು ಬಾಣ ಇಟ್ಟಿದ್ದಾರೆ ನಭೋಗ್ರದ ಯಂತ್ರ ಹೊಳಗುತ್ತಿದೆ ವಿಭಾಡಿಸಿ ಮೆರವನ ಅವನು ಬಾಹು ವಿಕ್ರಮವ ಬರೀ ಗುರಿ ಹೊಡೆಯೋದಲ್ಲ ಪದಾರ್ಥ ಕಣ್ಣಿನ ಕಾಣೋ ಹಾಗಿಲ್ಲ ಎಣ್ಣೆಯಲ್ಲಿ ನೋಡಬೇಕು ಎಣ್ಣೆ ಚಲಚಿತ್ರವಿಲ್ಲ ನೆಟ್ಟಿಗಿದೆ ಸುತ್ತುವ ಚಕ್ರದಲ್ಲಿ ಒಂದು ರಂಧ್ರದಲ್ಲಿ ನುಗ್ಗಿ ಆ ಬಾಣ ಆ ಸುತ್ತುವ ಮೀನಿನ ಕಣ್ಣನ್ನು ಹೊಡೆಯಬೇಕು ಅಲ್ಲಿ ಎರಡು ಸುತ್ತುವ ಪದಾರ್ಥ ಆ ಸ್ಪೀಡು ಈ ಸ್ಪೀಡ್ ಅಡ್ಜಸ್ಟ್ ಆಗಿರಬೇಕು ಯಾರು ಮಾಡ್ತೀರಿ ಮಾಡಿ ಎಂಬುದಾಗಿ ನೀ ಹೋಗೋ ನೀ ಹೋಗೋ ನೀ ಹೋಗೋ ಮನೆ ಹಬ್ಬದಲ್ಲಿ ಹಾಡು ಹೇಳಿ ನೀವು ಹೇಳಿ ನೀವು ಹೇಳಿ ಶುರು ಮಾಡ್ತಾರೆ ನೋಡಿ ಎಲ್ಲರಿಗಿಂತ ಮೊದಲು ನಮ್ಮ ತಾಯಿ ಹಾಡು ಹೇಳು ಯಾರು ಮನೆಗೆ ನಮ್ಮ ಊರಲ್ಲಿ ಹಾಡು ಹೇಳಿದ್ದಕ್ಕೊಂದು ಒಂದು ಉಂಡೆ ಪುರಿ ಉಂಡೆ ಆಗಿನ ಶ್ರಪ ಕಟ್ಟೋರು ವಾದ್ಯಾರ ಮನೆ ಹೆಂಡತಿ ಬಂದರು ಅಂತ ಅದಕ್ಕೊಂದು ಉಂಡೆ ನಾ ಬರಲಿಲ್ಲ ಅಂತ ನನಗೊಂದು ಉಂಡೆ ಮೂರು ಉಂಡೆ ಬರ್ತಿತ್ತು ತಾಮಸಂದ್ರ ಶಾನುಭೋಗರು ಮನೆಯಲ್ಲಿ ಕೊಡ್ತಿದ್ರು ವಿಶೇಷ ಹಬ್ಬದ ಉಂಡೆ ಎರಡು ಕೈಲಿ ನಮಗೆ ತಿರುಪತಿ ದೊಡ್ಡ ಲಾಡು ಯಾವುದಕ್ಕೂ ಇಲ್ಲ ಅದಕ್ಕಿಂತ ದೊಡ್ಡ ಉಂಡೆ ಮಾಡ್ತಾ ಇದ್ರು ಜ್ಞಾತಿ ಕೇಳಿದ್ರು ಒಂದು ನೀ ಹೋಗು ನೀ ಹೋಗು ನಮ್ಮಮ್ಮ ಹೇಳೋಳು ಎಂಥೆಂಥ ಹಾಡು ಕೃಷ್ಣನ ಹಾಡು ಅಂದರಮ್ಮ ನಾರಿಯರು ಯಾರು ಹೇಳ್ತೀರಾ ಯಾರು ಗೊತ್ತಿದೆ ನಾನು ನಿನ್ನ ಮಗನಲ್ವಂತೆಮ್ಮ ಯಶೋದೆ ಬೆಲೆ ಕೊಟ್ಟು ಏನು ಕೃಷ್ಣ ಕೃಷ್ಣಾಳು ಎಮ್ಮನವರೇ ಇದೇ ಹಾಡು ಹೇಳಿ ಹೇಳಿ ಅಂತ ಹೇಳಿಸಿ ಸಾವಿರ ಜನ ಹೇಳಿಸೋರು ಸಾವಿರಾರು ಹಾಡು ಗಜೇಂದ್ರ ಮೋಕ್ಷ ಪೂರ್ತಿ ಹಾಡು ಹೇಳ್ತಿದ್ಲು ಪ್ರಾಣ ಹೋಗುವಾಗ ಎಂಬತ್ತನೇ ವಯಸ್ಸಲ್ಲಿ ತಲೆಯುಮ್ಮಿನಲ್ಲಿ ಗಜೇಂದ್ರ ಮೋಕ್ಷದ ಕಥೆ ಪುಸ್ತಕ ಇಟ್ಕೊಂಡು ಪ್ರಾಣ ಬಿಟ್ಟಳು ನಮ್ಮ ತಾಯಿ ಆ ಹಾಡು ಅಂತ ಅಷ್ಟು ಹುಚ್ಚು ನೀವು ಹೇಳಿ ನೀವು ಹೇಳಿ ಎಲ್ಲರೂ ಹೇಳಿದರು ಕೊನೆಗೆ ಚುನಾವಣೆಯಲ್ಲಿ ಜರಾಸಂಧನಿಗೆ ಹುರಿದುಂಬಿಸಿದರು ಮಹಾರಾಜ ನಿನಗೇ ಬಗ್ಗುವುದು ಅಂತ ಕಾಣುತ್ತೆ ಯಂತ್ರ ಇವನು ಹುಂಬ ಎದ್ದ ಮೇಲಕ್ಕೆ ಅಲ್ಲಿ ಹೋಗಿ ಮೇಲೆಲ್ಲ ಕೆಳಗೆಲ್ಲ ನೋಡಿದ ಮುಖಕ್ಕಿಂತ ಮೀಸೆ ದೊಡ್ಡದು ಅವನಿಗೆ ಜರೆ ಅವನ ಶರೀರವನ್ನು ಜೋಡಿಸಿದ್ದಾಳೆ ಜೋಡಿಸುವಾಗ ಸ್ವಲ್ಪ ಒಂದು ಭಾಗ ಮೇಲೆ ಒಂದು ಭಾಗ ಕೆಳಗೆ ಮೂಗು ಕೆಳಗೆ ಅವನ ವ್ಯತ್ಯಾಸವಿತ್ತು ಅವನು ಬಂದವನೇ ಮಂಡಿ ಊರಿ ಕೆಳಗೆ ಕೂಡಬೇಕು ಅಂತ ಅಲ್ಲೇ ಕುಸಿದ ಪುರೋಹಿತರ ಕೂತು ಬಿಟ್ಟ ಅಯ್ಯೋ ಇಲ್ಲಿ ಅವಲಕ್ಷಣವಾಯ್ತಲ್ಲ ಅಂತ ಅಲ್ಲೇ ಚಪ್ಪಾಳೆ ಹಾಕಿದರು ಎತ್ತೋದಕ್ಕೆ ಹೋದ ಮೈ ಮೇಲೆ ಬಿತ್ತು ಆಮೇಲೆ ಅದಕ್ಕೆ ಹಗ್ಗ ಕಟ್ಟುವುದಕ್ಕೆ ಹೋದ ಅವನ ಕೈಯಲ್ಲಾಗಲಿಲ್ಲ ಈತ ಕುಸಿದೆಚ್ಚಿದಡೆ ಧನು ಮಾರಾತುಲು ಇವನೌಕಿದಡೆ ಕಾರ್ಮುಕ ಈತನಾರೆಂದರಿಯದೆ ಇವನೌಡೊತ್ತಿ ಮೈ ಬಲಿದ ಘಾತಿಯಲ್ಲಿ ಗಲ್ಲಿಸಿದಡೆ ಈ ಶಬ್ದಗಳೇ ಅರ್ಥ ಆಗೋದಿಲ್ಲ ಕನ್ನಡ ಶಬ್ದ ಕೆಳಗೆ ಬಿದ್ದ ಎದ್ದ ಅವನ್ನ ಎತ್ಕೊಂಡು ಹೋದ್ರು ಸ್ಟೇಷನ್ನಲ್ಲಿ ಜರಾಸಂದನ ಕಥೆಯಾಗಿ ಹೋಯಿತು ಇವನಿಗೆ ಹೀಗಾದ ನಮ್ಮ ಗತಿ ಏನು ಅಂತ ಉಳಿದವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅವನ ಪಟ್ಟ ಶಿಷ್ಯ ಶಿಶುಪಾಲ ಮೇಲೆ ಕೆದ್ದ ನಾ ಮಾಡ್ತೇನೆ ಅಂತ ಅವನಿಗೂ ಬಗ್ಲಿಲ್ಲ ಮಾನಭಂಗದ ಮೊದಲ ಮನೆಯೇನೆ ಬಾಲಭಂಗಕ್ಕೆ ಇವನು ಅಗ್ರಗಣ್ಯ ಮೊದಲನೇ ಮನೆ ಅಂತ ಅವನು ಹೋಗಿಬಿಟ್ಟ ಆಮೇಲೆ ಮೂರನೇ ಅವನು ಶಲ್ಯ ಎದ್ದ ಶಲ್ಯನಿಗೂ ಬಗ್ಲಿ ಹಗ್ಗ ಕಟ್ಟೋದಕ್ಕೆ ಆಗಲಿಲ್ಲ ಬಿಲ್ಲಿಗೆ ಅಲ್ಲಿಂದ ಮೇಲಕ್ಕೆ ಕರ್ಣ ಮೇಲಕ್ಕೆ ನಾನು ಮಾಡ್ತೇನೆ ಅಂತ ಮೂಲದಲ್ಲಿ ಕರ್ಣ ಎದ್ದು ಕೂಡಲೇ ಮೇಲಿನಿಂದ ದ್ರೌಪದಿ ಹೇಳ್ತಾಳೆ ಸೂತಪುತ್ರ ನನಗೆ ಗಂಡ ಆಗೋದು ಬೇಡ ಈಗ ನೋಡಿದ ಕರ್ಣ ಏನಂದೆ ಸೂತಪುತ್ರ ಬೇಡ ಅಂದಿಯಲ್ಲ ನಿನಗೆ ಮಾಡ್ತೇನೆ ನೋಡು ಅಂತ ಅವತ್ತು ಮನಸ್ಸಲ್ಲಿ ಪ್ರತಿಜ್ಞೆ ಮಾಡಿಕೊಂಡವನೇ ಮುಂದೆ ದ್ರೌಪದಿಯ ಸಕಲ ಅನರ್ಥಕ್ಕೂ ಕರ್ಣ ಕಾರಣವಾಗ್ತಾನೆ ಇದು ಔತ್ತರೆಯ ಪಾಠದಲ್ಲಿದೆ ದಾಕ್ಷಿಣಾತ್ಯ ಪಾಠದಲ್ಲಿಲ್ಲ ಕುಮಾರವ್ಯಾಸ ಇದನ್ನ ಕರ್ಣ ನನಗೆ ಬೇಡ ಇವನು ಸೋತಪುತ್ರ ಅಂತ ದ್ರೌಪದಿ ಹೇಳಿದಳು ಎಂಬ ಮಾತನ್ನು ಬಿಟ್ಟಿದ್ದಾನೆ ಆದರೆ ಜನರಲ್ಲಿ ಜಿಜ್ಞಾಸೆ ಉಂಟಾಯಿತು ಅರ್ಜುನ ಸತ್ತೋದ ಅರ್ಗಿನ ಮನೆಯಲ್ಲಿ ಅಂತ ಕೇಳಿದ್ದೇವಲ್ಲ ಇವನು ಅರ್ಜುನನ ಇನ್ನೊಂದು ರೂಪ ಇದೆಯಲ್ಲ ಅಂದ್ರಂತೆ ಜನ ಪಾಂಚಪಾಂಡವರ ರೂಪದ ಛಾಯೆ ಕರ್ಣನಲ್ಲಿತ್ತು ಕುಂತಿಪುತ್ರ ಅಲ್ಲವೇ ಈತನರ್ಜುನನಲ್ಲಲೇ ರೂಪಾತಿಶಯವುಳ್ಳಾತ ಯಂತ್ರವನು ಈತ ಗೆಲಿದರೆ ಪುಣ್ಯವಹಿಸಲೇ ತಂಗಿಗೆ ಅನುಸಾರಿ ಈತವರನಹುದು ಎನುತ ಆ ಲಲನಾಜಾತವಾತನ ಸಂಪ್ರೀತಿಯಲ್ಲಿ ಕೊಂಡಾಡುತ್ತಿದ್ದುದು ರಾಯ ಕೇಳೆಂದ ದ್ರೌಪದಿ ಕಡೆಯ ಸಖಿಯರು ತುಂಬಾ ಚೆನ್ನಾಗಿದ್ದಾನೆ ಅಕಸ್ಮಾತ್ ಇವನಿಗೆ ಏನಾದರೂ ಬಿಲ್ಲು ಬಗ್ಗಿದ್ರೆ ದ್ರೌಪದಿಗೆ ಅದೃಷ್ಟ ಬಂತು ಎಂಬುದಾಗಿ ಮಾತನಾಡಿಕೊಂಡ್ರಂತೆ ಆದರೆ ಇವನು ಬಿಲ್ಲನ್ನು ಎತ್ತಿದ ಚಪ್ಪಾಳೆ ಹಾಕಿದರು ನಿಲ್ಲಿಸಿದ ಒಂದು ಕೈಲಿ ಮೆಟ್ಟಿಕೊಂಡ ರಾಮಶಿವಧನಸ್ಸನ್ನು ಮೆಟ್ಟಿದ ಹಾಗೆ ಕೆಳಗಿನ ಕಡೆ ಹುಕ್ ಹಾಕಿದ್ರುವ ಹಗ್ಗ ಮೇಲಕ್ಕೆದ್ದು ಬಗ್ಗಿಸಿ ಇನ್ನೇನು ಸೇರಿಸಬೇಕು ಅನ್ನುವಷ್ಟರಲ್ಲಿ ಸರ್ಷಪ ಮಾತ್ರ ತಿರುವನು ತೊಡಿಸಲರಿಯದೆ ಸರ್ಷಪ ಅಂದ್ರೆ ಸಾಸಿವೆ ಒಂದು ರವೆಯಷ್ಟು ಸಾಸಿವೆ ಕಾಳಿನಷ್ಟು ಇನ್ನೇನು ಸೇರಿತನ್ನುವಷ್ಟರಲ್ಲಿ ಅಳಂಗಾಪಿಡಾರ್ ಯಾರಿಗೂ ಬಗದೆ ಬಿಲ್ಲು ಚಟಂದು ತಲೆ ಮೇಲೆ ಕೆತ್ತಿ ಕಣ್ಣನನ್ನು ಒಗೆಯಿತು ಬಿಲ್ ಆ ಕಡೆ ಬಿದ್ದು ಹೋಯಿತು ಕಣ್ಣನ ಕೈಯಲ್ಲಿ ಕಟ್ಟೋದಕ್ಕಾಗಲಿಲ್ಲ ಅಂತ ಬರೆದಿದ್ದಾರೆ ಕನ್ನಡ ಭಾರತದಲ್ಲಿ ಮೂಲದಲ್ಲಿ ದ್ರೌಪದಿಗೆ ಅವಕಾಶವೇ ಕೊಡಲಿಲ್ಲ ಅಲ್ಲಿ ಆಮೇಲೆ ದುರ್ಯೋಧನಾದಿಗಳು ಅವ್ರದ್ದು ದೊಡ್ಡವ್ರ ಸರದಿ ಮುಗೀತಲ್ಲ ನೀ ಹೇಳಯ್ಯ ಅಂದ್ರೆ ಹೇ ನಾವು ಸುಮ್ಮನೆ ಈ ಮದುವೆ ಹೇಗಾಗುತ್ತೆ ನೋಡೋಕೆ ಬಂದ್ವಿ ಹೊರತು ನಾವು ಬಿಲ್ ತಂಟೆಗೆ ಬರಲಿಲ್ಲ ಅಂತ ಉಪಾಯದಲ್ಲಿ ಜಾರಿಕೊಂಡ ದುರ್ಯೋಧನ ಬಿಲ್ ತಂಟೆಗೆ ಬರಲಿಲ್ಲ ಮಹಾ ಉಪಾಯಗಾರ ಇಲ್ಲೊಂದು ಆಶ್ಚರ್ಯ ಇದು ಮೂಲದಲ್ಲಿಲ್ಲ ಎಷ್ಟು ಜನರಿಗೆ ಅವಮಾನ ಮಾಡಿದ ಬಿಲ್ಲನ್ನು ಒಂದು ಕೈ ನೋಡಿಬಿಡುತ್ತೇನೆ ಅಂತ ಬಲರಾಮ ಮೇಲೆ ಕೆದ್ದಂತೆ ಕಥೆ ಚೆನ್ನಾಗಿದೆ ಮೂಲದಲ್ಲಿಲ್ಲ ಅವನಿಗೆ ದ್ರೌಪದಿ ಬೇಕಿರಲಿಲ್ಲ ಈ ಬಿಲ್ಲಿಗೆ ಪಾಠ ಕಲಿಸಬೇಕು ಅಂತ ಹಲಧರ ಅಧರ ಕಂಡನು ಯಾಕಪ್ಪ ಅಂತ ಕೃಷ್ಣ ಅವನನ್ನ ನನಾಭನು ಇದೇನು ಪೀಠವನಿಳಿದರಿ ಎಲ್ಲಿಗೆ ಗಮನ ಆವುದು ಕಾರ್ಯಗತಿ ನಿಮಗೆ ಅಣ್ಣಂದ್ರೆ ಯಾಕಪ್ಪ ಇದ್ರಿ ಪೀಠದಿಂದ ಎಲ್ಲಿ ಹೊರಟು ಅಂತ ಕೇಳಿ ಎಲ್ಲಿಗೆ ಅಂತ ಕೂಡಿದ್ರೆ ಅಪಶಕನವಾಯ್ತಲ್ಲ ತಿಳಿಹಿಯನೇ ಎಲ್ಲಿ ಹೋಗ್ತಿದ್ರಿ ಹೇಳಿ ಇನ್ನೇನು ಅಂದ ಬಲರಾಮ ಬೇರೇನು ಯಂತ್ರದ ಕಳಿಸಿ ಬಿಸುಟು ಲತಾಂಗಿಯನ್ನು ಹಿಡಿದೆಳೆದು ತಹೆನು ಏನದು ಐಸಲೇ ಕೇಳೆಂದನು ಸುರಾರಿ ಸ್ವಲ್ಪ ಕೂತ್ಕೋ ಅಂತ ಅವನು ಉತ್ತರಿಯ ಹಿಡಿದು ಜಗ್ಗಿಸಿ ಸ್ವಲ್ಪ ಕೂತ್ಕೋ ನನ್ನ ಮಾತು ಕೇಳಿಬಿಟ್ಟು ಆಮೇಲೆ ಮಾಡುವೆಯಂತೆ ಏನಹರು ನಿಮಗಿಂದು ಕುಂತಿ ಮಾನಿನಿಯರು ಕುಂತಿ ನಿನಗೇನಾಗಬೇಕು ಅಂತ ಕೇಳಿದ ಕೃಷ್ಣ ಏನಾಯ್ತು ಅಂದ್ರೆ ಈ ಪ್ರಸಂಗ ನಡೆದಿದ್ದು ನಿಜ ಇರಬೇಕು ಸುಳ್ಳ್ಯಾಕೆ ಬರೀತಾನೆ ಕುಮಾರವ್ಯಾಸ ಕೃಷ್ಣ ಕೇಳಿದ ಪ್ರಶ್ನೆ ಬಲರಾಮನಿಗೆ ಅರ್ಥ ಆಗಲಿ ಸ್ವಲ್ಪ ಟ್ಯೂಬ್ ಲೈಟ್ ಬಲರಾಮ ಗೋಕುಲವನ್ನು ಬಿಟ್ಟ ಮೇಲೆ ಬಲರಾಮನಿಗೆ ಕೃಷ್ಣನಿಗೆ ಸ್ವಲ್ಪ ದಾರಿ ಆಗುತ್ತೆ ನಾರಾಯಣ ದಾರಿ ಬೇಕಪ್ಪ ಯಾರಿಗೆ ಸಿಕ್ತು ಪುಣ್ಯವಂತರು ನಿಮಗೊಂದು ರೂಪದಿ ಸಿಕ್ಲಿ ಅಂದರೆ ಇಬ್ಬರಿಗೂ ಸೇರಿಸೇ ಸಿಕ್ಕಿದೆ ಅದು ಹೂವು ಬಲರಾಮ ಮೇಲಕ್ಕಿದ್ದದ್ದು ನೋಡಿ ಕೃಷ್ಣ ಕೇಳ್ತಾನೆ ಎಲ್ಲಿ ಹೊರಟ್ರಿ ಏಯ್ ಬಿಲ್ಲು ಒಂದು ದಾರಿ ತೋರಿಸ್ತೇನೆ ನಡ್ಕೊಂಡ್ಬರ್ತೀನಿ ಆ ದ್ರೌಪದಿಯನ್ನು ಏನಂತ ತಿಳ್ಕೊಂಡ ದ್ರೌಪದ ರಾಜ ಕ್ಷತ್ರಿಯರಿಗೆ ಅವಮಾನ ಮಾಡೋಕ್ಕಿಟ್ಟಿದ್ದಾನೆ ಬಿಲ್ಲನ್ನ ಬಲರಾಮ ಇರುವಾಗ ಅಂದ ಕೂತ್ಕೋ ಕೂತ್ಕೋ ಅಂದ ಕೃಷ್ಣ ಸಾವಧಾನವಾಗಿ ಕುಂತಿ ನಿಮಗೇನಾಗಬೇಕು ಅದಕ್ಕೆ ಇದಕ್ಕೇನು ಸಂಬಂಧ ಅಂದ ಬಲರಾಮ ಸ್ವಲ್ಪ ಹೇಳಯ್ಯ ಕೇಳಿದ್ದಕ್ಕೆ ಏನಹರು ನಿಮಗೆಂದು ಕುಂತಿ ಮಾನಿಯರು ಅತ್ತೆಯರಲೇ ಸೋದರತ್ತೆಯಿಂದ ಬಲರಾಮ ತತ್ಸೂನುಗಳು ಮೈದುನರು ಸೋದರಲಿಂದರು ತತ್ಪತ್ನಿಯರು ತಂಗಿಯರು ಎಲ್ಲಿಗೆ ಬಂತು ನೋಡಿ ಅದು ಪಂಚಪಾಂಡವರಿಗೆ ಪತ್ನಿ ಆಗೋಳು ಏನಾಗಬೇಕಪ್ಪ ನಮಗೆ ತಂಗಿ ಆಗಬೇಕು ಏ ಇಲ್ವಲ್ಲ ಅಂದ ಅವನು ಅಲ್ಲೇ ಇರೋ ಸ್ವಾರಸ್ಯ ಕೂತ್ಕೊಂಡ ಕೃಷ್ಣ ಅವನಿಗೆ ಸಾನುರಾಗದ ಮನೆಗೆ ಸಂಶಯವೇನಿದಕ್ಕೆ ತಪ್ಪಿಲ್ಲ ಕುಂತಿ ಸೋನುಗಳು ದ್ರೌಪದಿಗೆ ರಮಣರು ನೋಡಿ ನೀವೆಂದ ಎಲ್ಲಿದ್ದಾರೆ ಪಾಂಡವರು ಮಾತಾಡಬೇಡ ಸಭೆಯಲ್ಲೇ ಇದ್ದಾರೆ ಬೇಕಡ್ಡ ಹೋಗ್ತಾ ಇದೆ ಬರ್ತಾರೆ ಪಾಂಡವರು ಯೋಚನೆ ಮಾಡಬೇಡ ಬಲರಾಮನಿಗೆ ಆಶ್ಚರ್ಯವಾಯಿತು ಏನೋ ಕೃಷ್ಣ ನಿನ್ನ ಮಾಯೆ ತಿಳಿಯುವುದಿಲ್ವಲ್ಲೋ ಮೂಗಿನಲ್ಲಿ ಬೆರಳಿಟ್ಟು ಮುಕುಟವ ತೋಗಿದನು ಬಲರಾಮನು ನೀಗಿ ಹೋದರ ಮಾತು ಪಾಂಡವರೆತ್ತಲು ಇವಳೆತ್ತ ಭೂಮಿಯನ್ನೇ ಬಿಟ್ಟು ಹೋಗ್ಬಿಟ್ರು ಪಾಂಡವರು ಅವರಲ್ಲಿ ಇವಳಲ್ಲಿ ಬೇಗುದಿಯಳು ಉರಿ ಅರಮನೆಯೊಳು ಒಂದಾಗಿ ಬೆಂದರು ಲೋಕವರಿಯೇ ಶಠಾಗಮಿಕ ವೆನುತ ನೆನುತ ಶಠಾಗಮಿಕ ಹಠದಿಂದ ಹಿಡಿದದ್ದನ್ನು ಬಿಡದೆ ಮಾಡುವ ಆಗಮಿಕನೇ ನೀವು ಆಗಮಿಕರು ಇದು ಶಠಾಗಮಿಕ ಹಿಡಿದದ್ದನ್ನು ಬಿಡದೆ ಮಾಡುವಂತಹ ಕೃಷ್ಣ ನಿನಗಂಜುವೆನು ತ ಕೈ ಮುಗಿತ ಕೈ ಮುಗಿದು ಕೂತ್ಕೊಂಡ ಬಲರಾಮ ಸುಮ್ಮನೆ ಕೂತ್ಕೋ ನಮ್ಮನ್ನೇ ನೋಡ್ತಾ ಇದ್ದಾರೆ ಹೇಳು ಮಾತೆಲ್ಲ ಕೇಳ್ತಾರೆ ಸರಿ ಹಾಗಿದ್ರೆ ಯಾರು ಬರ್ತಾರೆ ಪಾಂಡವರಿದ್ದಾರೆಯೇ ತಲೆ ಕೆರ್ಕೊಂಡು ನೋಡಿದ ಎಲ್ಲಿಯೂ ಪಾಂಡವರ ಸೂಚನೆ ಬಲರಾಮನ ಕಾಣಿಸ್ಲಿಲ್ಲ ಇಷ್ಟಿಷ್ಟುದ್ದ ಗಾಡಿ ಮಧ್ಯದಲ್ಲಿ ಹ್ಯಾಕ್ ಕಾಣಿಸ್ತಾರೆ <coughs> ಸಾಯಂಕಾಲವಾಗ್ತಾ ಬಂತು ಒಬ್ರಿಗೂ ಊಟ ಇಲ್ಲ ಮಜ್ಜಿಗೆ ಹುಳಿ ಎಲ್ಲ ಹಳಸಿ ಹೋಗ್ತಾ ಇದೆ ಒಳ್ಳೆ ಸಪ್ಪದ ಬೂದು ಕುಂಬಳಕಾಯಿ ಪುಳಿಯೋರೆ ಮಾಡಿದ್ದಾರೆ ಬೆಳಗ್ಗೆ ಅಡಿಗೆವರೆಗೂ ನೋಡಬೇಕು ಅಂತ ಚಪಲ ಎಲ್ಲ ಬಂದು ಸೇರಿಬಿಟ್ಟಿದ್ದಾರೆ ಎಲ್ಲ ಕ್ಷತ್ರಿಯರು ಹುಡುಗಿ ಹೋದರೂ ಒಬ್ಬರಿಗೂ ಬಿಲ್ಲು ಬಗ್ಗಲಿಲ್ಲ ಧ್ರುಪದ ರಾಜನಿಗೆ ಆಶ್ಚರ್ಯವಾಯಿತು ಕೃಷ್ಣನ ಮುಖವನ್ನು ನೋಡಿ ಏನಯ್ಯ ನಿನ್ನ ಮಾತು ಕೇಳ್ಕೊಂಡು ಈಗ ಮಾಡಿದ್ವು ಪಾಂಡವರಿದ್ದಾರೆ ಅಂತ ಕೃಷ್ಣ ತಲೆ ದೂಗಿದ ಸುಮ್ಮನೆ ಇರು ಸುಮ್ಮನೆ ಇರು ಅರ್ಥ ಮಾಡ್ಕೋಬೇಕು ಬಾಯಲ್ಲಿ ಹೇಳೋ ಹಾಗಿಲ್ಲ ಗುಸುಗುಸು ಮಾತು ಶುರುವಾಯಿತು ದೃಷ್ಟ ಜುಮ್ನ ಅಲ್ಲಿ ಹೋದ ಇಲ್ಲಿ ಹೋದ ಅಲ್ಲಿ ಹೋದ ಕೊನೆಗೆ ಬಂದು ಸಭೆಯಲ್ಲಿ ಸಾರ ಎರಡನೇ ಸಲ ಹೇಳ್ತಿದ್ದಾನೆ ಈಗ ಕ್ಷತ್ರಿಯರ ಸರದಿ ಮುಗಿಯಿತು ಭೂಮಿಯಲ್ಲಿದ್ದ ಕ್ಷತ್ರಿಯರು ಯಾರಿಗೂ ಬಿಲ್ಲೇ ಬಗ್ಲಿಲ್ಲ ಅಂದಮೇಲೆ ಬಾಣ ಪ್ರಯೋಗ ಇನ್ನು ದೂರದ ಮಾತು ಗಮನವಾಗಿ ಕೇಳಿಕೊಳ್ಳಿ ಈ ಸಭೆಯಲ್ಲಿ ಯಾರಾದರೂ ಒಬ್ಬ ಬ್ರಾಹ್ಮಣ ಈ ಯಂತ್ರವನ್ನು ಬಗ್ಗಿಸುವನಾದರೆ ಅವನಿಗೆ ನನ್ನ ತಂಗಿಯನ್ನು ಕೊಡ್ತೇನೆ ಅಂತ ಘೋಷಣೆ ಮಾಡಿಬಿಟ್ಟ ಎಲ್ಲಿ ಕೂತಿದ್ದಾರೆ ಬ್ರಾಹ್ಮಣರು ಅಂತ ಗೊತ್ತಿಲ್ಲ ಒಬ್ಬರಿಗೂ ಈ ಧ್ವನಿಯನ್ನು ಕೇಳಿದರು ಕೆಲವರು ಬ್ರಾಹ್ಮಣರು ಇದೆಲ್ಲಿ ಮೃತ್ಯು ಬಂತಪ್ಪ ನಮಗೆ ಎಂದು ಸಾರಿದ ಧನಿಯನ ದ್ವಿಜವೃಂದವಾಲಿಸಿ ನಮಗಿದೇ ಏಕ ಅರವಿಂದನೆಯ ತೊಡಕು ನಮಗೆ ಆತಕ್ಕೆ ಊಟ ಬದುಕು ಮಜ್ಜಿಗೆ ಹುಳಿ ತಿನ್ನೋಣ ಅಂತ ಬಂದ್ರೆ ಈ ಕ್ಷತ್ರಿಯರು ಬಿಲ್ಲನ್ನು ಎತ್ತಲಿಲ್ಲ ಅಡಿಗೆನೂ ಹಾಳು ಮಾಡ್ತಾ ಕೂತಿದ್ದಾರೆ ಸಾಲದಕ್ಕೆ ನಮಗೂ ಬೇರೆ ಚಾಲೆಂಜ್ ಕೊಡ್ತಾ ಇದ್ದೆ ನಾವು ಎತ್ತಬೇಕಂತ ಇದನ್ನು ಒಳ್ಳೆ ಚೆನ್ನಾಗಿದೆಯಲ್ಲ ಏನ್ರಿ ಪಂಡಿತರೆ ನೀವು ಘನಾಂತ ಓದಿದವರು ಋಗ್ವೇದವ್ರು ನೀವೆತ್ತಿ ಅಯ್ಯಯ್ಯೋ ನಾವು ಬೇಡಪ್ಪ ಯಜುರ್ವೇದವರು ಇಲ್ಲ ಒಬ್ಬರೊಬ್ಬರಿಗೆ ಗುಜು ಗುಜು ಅಂತಿದ್ದಾರೆ ಸಭೆಯಲ್ಲಿ ಏಕಾಂತ ಹೋಗಿಬಿಡ್ತು ಒಬ್ಬರು ಹೇಳಿದ್ರು ನಾವು ವಚನ ಶೂರರೇ ಹೊರತು ನಮಗೆ ಕ್ಷತ್ರಿಯರೇ ಬಿಟ್ಟ ಮೇಲೆ ಇನ್ನು ವಾಕ್ಯ ಅರ್ಥ ಅದು ಇದು ಬೇಕಾದ ಕೇಳಿ ಮಾಡ್ತೇವೆ ಹೊರತು ನಮಗೆ ತಂಟೆ ಬೇಡ ಅಂತ ಹೇಳಿದ್ರು ಒಂದು ಅರ್ಧ ಗಂಟೆ ಒಬ್ಬರು ಬ್ರಾಹ್ಮಣರು ಮೇಲೆ ಕೇಳಲಿಲ್ಲ ಈಗ ಶುರುವಾಯಿತು ದ್ರೌಪದಿ ವಿವಾಹ ಘಟ್ಟ ಔತಣ ಕುಮಾರವ್ಯಾಸ ಧರ್ಮರಾಜ ತಲೆ ತಗ್ಗಿಸಿದ್ದವನು ಅರ್ಜುನನನ್ನು ಅಷ್ಟು ದೂರದಲ್ಲಿದ್ದವನನ್ನು ಕಂಡು ಸನ್ನೆ ಮಾಡಿದ ಏಳು ಮೇಲಕ್ಕೆ ಅಂತ ನೋಡಿದನು ತಮ್ಮನನು ಸನ್ನಯ ಮಾಡಿದನು ಕೈಕೊಂಡನು ಅವನಿಪ ಅರ್ಜುನ ಮೇಲಕ್ಕೆದ್ದ ಕೃಷಾಂಗ ಮೆಲ್ಲಿಗಿದ್ದಾನೆ ತೆಳ್ಳಗಿದ್ದಾನೆ ಅತ್ಯಂತ ಸ್ಪಹದ್ರೂಪಿ ಇಂದ್ರನ ಪ್ರತಿರೂಪದಲ್ಲಿದ್ದಾನೆ ಕುಂತಿಗೆ ತಕ್ಕ ಮಗ ಕೃಷಾಂಗ ಇವನ ಕೈಲ ಭಕ್ತಿಯೇತ ಬಗ್ಗುತ್ತೆ ಅಂತ ಆಶ್ಚರ್ಯಪಡಬೇಕು ಅವನು ಹೋಗಿ ಧರ್ಮರಾಜನ ಕಾಲಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿದ ಕಣ್ಣಲ್ಲಿ ನೀರು ಬರುತ್ತೆ ಮನಸ್ಸಲ್ಲಿಯೇ ಅಮ್ಮ ನಿನ್ನ ಕೃಪೆ ಇರಲಿ ಅಂತ ಕುಂತಿಗೆ ಭೀಮಸೇನಂಗೆರಗಿದನು ಮನದೊಳಗೆ ಕೂಡೆ ಕುಳ್ಳಿರ್ದ ಕೆಳ ವಿಪ್ರದ ನೋಡಿ ಮೆಲ್ಲನೆ ಎಲ್ಲ ಬ್ರಾಹ್ಮಣರಿಗೆ ಕೈ ಮುಗಿದಿದ್ದಾನೆ ಕಣ್ಣು ಮುಚ್ಚಿದ ದ್ರೋಣಾಚಾರ್ಯರೇ ನಿಮಗೆ ಇರಲಿ ಅಲ್ಲಿ ದ್ರೋಣ ಬಂದಿರಲಿಲ್ಲ ಭೀಷ್ಮ ಬಂದಿರಲಿಲ್ಲ ಕೈ ಮುಗಿದ ಅಸ್ತ್ರ ಶಸ್ತ್ರ ದೇವತೆಗಳಿಗೆಲ್ಲ ಕೈ ಮುಗಿದ ಬೆಲ್ಲನೆ ಧೋತ್ರ ದರ್ಭಯಗೂಢ ಸಂವರಿಸುತ್ತ ಪಂಚೆ ಎತ್ತಿ ಕಟ್ಟಿದ ಮೇಲಕ್ಕೆ ಆ ದರ್ಭೆ ಕಟ್ಟಿದ್ರು ಮೌಂಜಿ ಮೇಖಲೆ ಬೆಲ್ಟು ಅದನ್ನು ಸ್ವಲ್ಪ ಸರಿಸಿಕೊಂಡು ಸಭೆಯಿಂದ ಎದ್ದನಾಪಾರ್ಥ ಅರ್ಜುನ ಎದ್ದು ನಿಂತುಕೊಂಡ ಸುತ್ತಮುತ್ತ ಕೂತಿದ್ದವರು ಋಗ್ವೇದ ಯಜುರ್ವೇದ ಸಮವೇದ ಘನಪಾಠಗಳೆಲ್ಲ ನೋಡಿದ್ರು ಏ ತಲೆಗಿರೆ ನೆಟ್ಟಗಿದೆಯೇನೋ ನಿಮಗೆ ಬ್ರಾಹ್ಮಣರಿಗೆ ಅವಮಾನ ಮಾಡೋಕೆ ಇವನು ಯಾವನ ಮೇಲೆ ಕೆಟ್ಟ ಅಂತ ಅವನನ್ನು ರೇಗಿಸ್ತಾ ಇದ್ದಾರೆ ಏನು ಸಿದ್ಧಿ ಉಪಾಧ್ಯರೆದ್ದಿರಿ ಉಪಾಧ್ಯರೇ ಬ್ರಾಹ್ಮಣರಿಗೆ ಉಪಾಧ್ಯರೇ ಅವಧಾನಿಗಳೇ ಶಾಸ್ತ್ರಿಗಳೇ ಅಯ್ಯಂಗಾರರೇ ಅಂತ ಕೇಳೋ ಹಾಗೆ ತಾನೇನು ಮನದಂಗವನ ಬಯಸಿದರಿ ನಿಮ್ಮ ಮನಸ್ಸಲ್ಲಿ ಏನು ಆಶಯ ಇದೆ ಅಂತ ತಿಳ್ಕೊಂಡ್ರಿ ಈ ಹುಡುಗಿ ಬೇಕೇ ನಿಮಗೆ ವೈನತೇಯನ ವಿಗಡಿಸಿದ ವಿಷವೇನು ಸದರವೋ ಹಾವಳಿಗರಿಗೆ ಗರುಡನೇ ಅಂಜತಕ್ಕಂತಹ ಹಾವುಗಳ ವಿಷ ಕೆಲವಿದೆ ಹಾವಾಡಿಗನಿಗಂತಹ ಹಾವು ವಶವಾಗುತ್ತೆ ಏನು ತಿಳ್ಕೊಂಡ್ರೆ ಇದು ಬಿಲ್ಲು ಸಾಮಾನ್ಯವಲ್ಲ ಮದುವೆ ಬೇಕೇ ಏ ನಮ್ಮ ಹುಡುಗಿ ಇದ್ದಾಳೆ ನಮ್ಮೂರಲ್ಲಿದ್ದಾಳೆ ಬ್ರಾಹ್ಮಣ ಹುಡುಗಿ ಕೊಡಿಸ್ತೇವೆ ಶ್ರೋತ್ರಿಯ ಸ್ತೋಮದಲ್ಲಿ ಕನ್ಯಾರ್ಥಿಗಳು ನಾವೆಂಬುದು ನಿಜಾನ್ವಯ ವಿದ್ಯೆಯಲ್ಲಿ ಕೊಡುವುದು ಪರೀಕ್ಷೆಗಳ ಇದು ಮದುವೆ ಇಹಪರ ಸೌಖ್ಯಕ್ಕಾಗೋ ಬಿಲ್ ತಟ್ಟೆಗೆ ಯಾಕೆ ಹೋಗ್ತೀಯ ಸಾಯೋದಕ್ಕೆ ನಿಮ್ಮಮ್ಮ ಹೇಳಿ ಕಳಿಸಿದ್ದಾಳೆ ಕೂತ್ಕೋ ಎಂಬುದಾಗಿ ಬ್ರಾಹ್ಮಣರೆಲ್ಲ ಅವನ ಉತ್ತರಿ ಹಿಡಿದು ಜಗ್ಗಿದರು ಅರ್ಜುನ ಹೇಳಿದ ನೀವು ಸೈರಿಸಿ ಸ್ವಲ್ಪ ಸೇರಿಕೊಳ್ಳಿ ನಿಮ್ಮ ಕಾರುಣ್ಯಾವಲೋಕನ ಉಂಟಲೇ ವಿನಯ ನೋಡಿ ಒಂದು ನೀವು ಕರುಣೆಯನ್ನು ತೋರಿಸಿದರೆ ಸದ್ಭಾವದಲ್ಲಿ ನೀವು ರಚಿಸಿದ ಆಶೀರ್ವಾದ ಶಕ್ತಿಯಲ್ಲಿ ನಾವು ವಿಜಯರು ಚಾಪಯಂತ್ರವಿದಾವಘನ ಅವಘನ ಈ ಬಿಲ್ಲೆತ್ತೋದೆ ಏನು ದೊಡ್ಡ ವಿಷಯ ಆ ಮತ್ಸ್ಯವನ್ನೇ ಕೆಳಗೆ ಹಾಕಿಬಿಡ್ತೇನೆ ನಾನು ಎಂಬುದು ಇವನ ಮೇಲೆ ಕೆದ್ದ ಆದರೂ ಕೆಲವರು ಹಿಂದೆ ಹಿಂದೆ ಬಂದರು ಹುಡುಗರು ಒಟ್ಟುಗಳು ಎಲ್ಲರೂ ರೇ ಹೋಗಬೇಡ ಕಾಣೋ ಕೆಲವರು ಹೋಗದರೆಂದು ಜರೆದರು ಕೆಲವರು ತಾನೇ ಬಲ್ಲನೆಂದರು ಏನು ಮಾಡ್ತಾನೋ ಏನು ಹುಡುಗನೋ ಸಾಯಕ್ಕೆ ಬಂದಿದ್ದಾನೆ ಅಂತ ಕಾಣುತ್ತೆ ಯಾವ ನಾವು ನೋಡೇ ಇಲ್ಲ ಇವನ್ನ ಅಂದರು ಕೆಲವರು ತೊಟ್ಟ ಹೊಸ ಯಜ್ಞೋಪವೀತದ ಅರ್ಜುನ ಹೇಗಿದ್ದ ಅವತ್ತಾನೆ ಹೊಸ ಯಜ್ಞೋಪವೀತ ಹಾಕಿದ್ದಾನೆ ಜನಿವಾರ ಮಾಡೋಣ ಅವನಲ್ಲ ಯಾರೋ ಊರಲ್ಲಿ ಕೊಡ್ತಾ ಇದ್ದಾರೆ ಬಿಟ್ಟು ಅವನೊಬ್ಬರು ಗಂಟೆ ನೋಯಿತು ದಿವಸ ಒಂದು ಜನಿವಾರ ಹಾಕೋದು ಆಗೋದಿಲ್ಲ ಕೈ ನೂಲ್ಬೇಕಾದ್ರೆ ಕಷ್ಟ ತಾನೇನು ಮಾಡದ ಮಟ್ಟಿ ನೊಸಲಲ್ಲಿ ಮಟ್ಟಿ ಅಂದ್ರೆ ಮಣ್ಣು ನಾಮ ಹಾಕೊಂಡಿದ್ದ ಅರ್ಜುನ ತಲೆಯಲ್ಲಿ ಕುಶಯ ಕರಡಿಗೆ ಕಟ್ಟಿ ಇರಿಕಿದ ಕಕ್ಷೆ ಸುತ್ತಿದ್ದಾನೆ ಬೆರಳಲ್ಲಿ ಮುರಿದ ದರ್ಭೆಗಳ ಪವಿತ್ರವನ್ನು ಧರಿಸಿದ್ದಾನೆ ಬಾಸರ ಬಳಲುಗಚ್ಚಯ ಗಚ್ಚ ಕಚ್ಚೆ ಹಾಕಿ ಕಟ್ಟಿದ್ದಾನೆ ಕಚ್ಚೆ ಹಾಕಿ ರೂಢಿ ಇಲ್ಲ ಅವನಿಗೆ ವೀರಗಚ್ಚೆ ಯುದ್ಧ ಭೂಮಿಗೆ ಹೋಗೋ ವೀರಗಚ್ಚೆ ಗೊತ್ತು ನಮ್ಮೂರ್ಲೊಬ್ಬರು ಶಾಸ್ತ್ರಿಗಳಿದ್ದರು ಎಲೆಕ್ಷನ್ ನಿಲ್ಲೋ ಅವ್ರು ಕಚ್ಚೆ ಹಾಕೋದು ಗೊತ್ತಿರಲಿಲ್ಲ ಕಚ್ಚೆ ಇನ್ನೊಬ್ಬರು ಕೀಳೋದು ಗೊತ್ತಿತ್ತು ಅವರಿಗೆ ಆ ಕಚ್ಚೆ ಹಾಕಿದ್ರೆ ಹೇಗಿರೋದು ಅವ್ರು ನಡೆದ್ರೆ ಆ ಕಚ್ಚೆ ಹೀಗೆ ಹಾಗೆ ಆಡುವುದು ಒಮ್ಮೆ ಒಂದು ನಾಯಿ ಸಣ್ಣದು ಅದರೊಳಗೆ ಮುಗ್ಗಿ ಅದು ಅಳತೆ ಮಾಡಿ ಎಷ್ಟುದ್ದ ಬೇಕು ಅಂತ ಮಾಡಿ ಅದನ್ನೆಲ್ಲ ಮಡಿಸಿ ಹಾಕಬೇಕು ಯಾವ ಲೆಕ್ಕಾಚಾರ ಹಾಕೊಂಡು ಹಾಗೆ ಹಾಕೋರು ನಮ್ಮ ಮೇಸ್ಟ್ ಒಬ್ಬರು ಇದ್ರು ಮ್ಯಾಥಮೆಟಿಕ್ಸ್ ಟೀಚರ್ ಪ್ರೈಮರಿ ಸ್ಕೂಲ್ ಅವರು ಹಾಗೆ ಇದ್ರು ಅದು ಮೊದಲೇ ಕೊಳತ್ ಪಂಚೆ ಕಟ್ಟಿದ್ರೆ ಆ ಹಿಂದೆ ಕಚ್ಚೆ ಇದೇನೋ ಪ್ರಜ್ಞೆ ಇಲ್ಲ ಅವರಿಗೆ ಅದು ನಾ ಏನಕ್ಕೆ ಹೋಗಿ ಅದು ಸಡ್ಲ ಕಚ್ಚೆ ಅದು ಆಟನ್ ಬರ್ತಿದ್ ನಾವು ಕುಮಾರ ವ್ಯಾಸ ಇಲ್ಲಿ ಬಳಲು ಗಚ್ಚಯ ನಟ್ಟ ಸುಧ ಜನದ ನಗೆಗಳ ಜನ ನಗತಾ ಇದ್ದಾರೆ ಕೈ ಹೊಯ್ದು ಚಪ್ಪಾಳ ಹಾಕ್ತಿದ್ದಾರೆ ಈ ಬ್ರಾಹ್ಮಣ ಏನೋ ಅವಾಂತರ ಮಾಡ್ಕೊಂಡ್ಬರ್ತಾನೆ ನಮಗೆ ಅವಮಾನ ಮಾಡ್ತಾನೆ ಎಂಬುದಾಗಿ ರಾಜರೆಲ್ಲ ಅಪಹಾಸ್ಯ ಮಾಡ್ತಿದ್ದಾರೆ ನಮಗೆ ಬಗ್ಲಿಲ್ಲ ಇದು ಲೈ ಬ್ರಾಹ್ಮಣ ಧನು ತನಗೆನೆ ಹಗಲ್ಕೆ ಕೃಷ್ಣಾಜಿನವೋ ಈ ಬಿಲ್ಲೇನು ತಿಳ್ಕೊಂಡ್ಯೋ ಲೈ ಕಣ್ಸರಿಯಾಗಿ ಕಾಣಿಸ್ತಾ ಇದೆಯೋ ಕೃಷ್ಣಾಜಿನ ತಿಳ್ಕೊಂಡೇನೋ ಸಾಲಗ್ರಾಮ ದೇವರೋ ವಿನೂತ ವಿನುತ ತುಳಸಿಯೋ ಕುಶವೋ ದರ್ಭೆಯೋ ಸಮಿಧೆಗಳ ನೆನೆದ ತಿಲವೋ ನೆನೆಸಿದ ಎಳ್ಳು ತಿಳ್ಕೊಂಡೇನೆಯ ಮೇಣಿದ ಉಪಾಸನದ ಕೊಳವಿಯೋ ಉಪಾಸನ ಮಾಡುವಾಗ ಬಾಯಿಲ್ ಊದಬಾರದು ನೀನು ಎಂಜಲು ಬರುತ್ತೆ ಅಂತ ಮುಂದೆ ಬಿದಿರು ಕೊಳವೆ ಇಟ್ಟಿರ್ತಾರೆ ಈ ಕೊಡಬಿ ಏನಯ್ಯ ಇದು ಏ ಯಾರಯ್ಯ ನೀನು ಮೇಲೆ ಎದ್ದೆ ಅಂತ ಕ್ಷತ್ರಿಯರೆಲ್ಲ ಬೈತಾ ಇದ್ದಾರೆ ಇವನು ಯಾರನ್ನು ಲಕ್ಷ್ಯ ಮಾಡಲಿಲ್ಲ ಹೋದ ಒಂದು ಮಂಡಿಯನ್ನು ಕೆಳಗೆ ಊರಿದ ಇನ್ನೊಂದು ಮಂಡಿಯನ್ನು ಮೇಲೆ ಕೆದ್ದುಕೊಂಡ ವೀರು ಮಂಡಿಯನ್ನು ಹಾಕಿದ ಒಂದು ಸಲ ಆ ಎಣ್ಣೆಯಿಂದ ಮೇಲ್ ತನಕ ನೋಡಿದ ಗುರಿ ಅಂದಾಜು ಸಿಕ್ಕಿತು ಐದು ಬಾಣಗಳಲ್ಲಿ ಒಂದನ್ನು ಹೇಳಿಕೊಂಡ ಆ ಬಾಣದಲ್ಲಿ ಏನು ಮಾಡಿದ ಮೊದಲ ಅಂಬುಜ ಭವನನು ಆ ಬಾಣದ ಈ ಕಡೆ ತುದಿಯಲ್ಲಿ ಮೊಂಡು ಭಾಗದಲ್ಲಿ ಬ್ರಹ್ಮನನ್ನು ಮಧ್ಯದಲ್ಲಿ ವಿಷ್ಣುವನ್ನು ತುದಿಯಲ್ಲಿ ಶಂಕರನನ್ನು ಆವಾಹನ ಮಾಡಿ ಗುರುಗಳೇ ನಿಮ್ಮ ಕೃಪೆಯಿದ್ರೆ ಇದನ್ನು ಭೇದಿಸ್ತೇನೆ ಅಂತ ಕಿವಿ ತನಕ ಬಾಣವನ್ನು ಹೂಡಿ ಬಿಲ್ಲನ್ನು ಮೇಲೆ ಕೆತ್ತಿದ ಮುಖವನ್ನು ಕೆಳಗೆ ತಿರುಗಿದ ಎಣ್ಣೆಯನ್ನು ನೋಡ್ತಾ ಒಂದೇ ರಭಸಕ್ಕೆ ರೊಯ್ ಅಂತ ಬಾಣವನ್ನು ಬಿಟ್ಟರೆ ಇಡೀ ಯಂತ್ರ ಮೀನಿನ ಕಣ್ಣಿಗೆ ಬಾಣ ತೆಗಲಿ ಯಂತ್ರವೇ ಕೆಳಗೆ ಬಿದ್ದು ಹೋಯಿತು ಒಂದು ಬಾಣ ಪ್ರಯೋಗದಲ್ಲಿ ಎಷ್ಟು ಸೊಗಸಾಗಿ ಬರೆದಿದ್ದಾರೆ ಕುಮಾರವ್ಯಾಸನಲ್ಲಿ ಇದನ್ನು ನೋಡಿದ ಮೇಲೆ ಆ ಇನ್ನೂ ಬಾಣ ಪ್ರಯೋಗಕ್ಕೆ ಮುಂಚೆ ದ್ರೌಪದಿ ಸಖಿಯರು ಹಾಸ್ಯ ಮಾಡ್ತಿದ್ದಾರಂತೆ ದ್ರೌಪದಿಯನ್ನು ಲೇವಡಿ ಅದೊಂದು ಮೂರು ಪದ್ಯ ನೋಡಮ್ಮ ಈ ಗಡ್ಡದ ಉಪಾಧ್ಯಾಯರ ಮೇಲೆ ನೀನ್ ಮೇಲೆ ಹೆಂಡತಿ ಆದ್ಮೇಲೆ ಗಡ್ಡ ನೀಗಬೇಕಾಗತ್ತೆ ನೀನು ಇತ್ತ ನೋಡು ತಾಯ ಹಾರುವರತ್ತ ಗಡ್ಡದ ಉಪಾಧ್ಯರನು ತಾನೆತ್ತುವರು ಗಡಧನುವನು ಎರಗಿಸ್ತಾ ಇದ್ದಾರೆ ಆಮೇಲೆ ಅರ್ಜುನನ್ನು ನೋಡಿದ ಕೃಷ್ಣ ಬಲರಾಮನು ಸನ್ನೆ ಮಾಡಿದ ಸರೋಯ್ತೆ ನೋಡು ಅಂದ ಸರೋಯ್ತಪ್ಪ ನಿನ್ನ ಮಾತು ಕೇಳುವ ಹಾಗಿಲ್ಲ ಅಂದ ಬಲರಾಮ ಮೊದಲು ಹೇಳಿದ್ಮೇಲೆ ಆಗೊಂದು ನೀನು ಎಂಬುದಾಗಿ ಯಾವಾಗ ಅರ್ಜುನ ಆ ಯಂತ್ರವನ್ನು ಭೇದಿಸಿದನೋ ಎರಡು ಕೆಲಸ ಆಯಿತು ಒಂದು ಚಕ್ರವನ್ನು ಭೇದಿಸಿಕೊಂಡು ಮೀನಿನ ಕಣ್ಣಿಗೆ ಬಿತ್ತು ಅಷ್ಟಾಗಿತ್ತು ಸಾಕಾಗಿತ್ತು ಮತ್ಸ್ಯವಂತ್ರವನ್ನೇ ಕಡಹಿ ಎಣ್ಣೆ ಕೊಪ್ಪರಿಗೆಯಲ್ಲಿ ಹಾಕಿಬಿಡ್ತು ಇದು ಅಚಿಂತ್ಯವಾದ ನಾಲ್ಕು ಬಾಣ ಹಾಗೆ ನೋಡ್ತಾ ಕೂತಿದೆ ಒಂದೇ ಬಾಣದಲ್ಲಿ ಮಾಡಿದ ಆ ಕ್ಷಣದಲ್ಲಿ ಅರವತ್ತು ಜನ ಬಾಡಿಗಾರ್ಡ್ಸು ದೃಪದನ ಆ ಸ್ಥಾನದಲ್ಲಿದ್ದವರು ಧೃಟ್ಟಜಮ್ನ ಕಣ್ಣು ಸನ್ನೆಯಿಂದ ಅರ್ಜುನನನ್ನು ಸುತ್ತುವರೆದು ನಿಂತುಕೊಂಡರು ನಮ್ಮ ಮನೆ ಅಳಿಯ ಇವನಿಗೇನು ತೊಂದರೆ ಆಗಬಾರದು ಯಾವ ರಾಜರಿಂದ ಏನು ಕೇಳಿ ಬರುತ್ತೋ ಅಂತ ಬಿಚ್ಚುಗತ್ತಿಯ ಪಾರೆಯಲ್ಲಿ ಅಷ್ಟು ಜನ ಸುತ್ತ ನಿಂತುಕೊಂಡರು ಮೂರದಲ್ಲಿ ಹಾಗೆ ಬರೆದಿದ್ದಾರೆ ವೇದವ್ಯಾಸರು ಅದು ಸಮಯ ಪ್ರಜ್ಞೆ ಇಲ್ಲಿಂದ ಮುಂದಕ್ಕೆ ಮೂಲ ಭಾರತವನ್ನೇ ತಗೊಳ್ಳೋಣ ವೇದವ್ಯಾಸನ ಬಿಟ್ಟು ಆತಕ್ಕೆ ಹೋಗಬೇಕು ನಾವು ಕುಮಾರವ್ಯಾಸ ತುಂಬಾ ಚೆನ್ನಾಗಿ ಬರೆದಿದ್ದಾನಾದ್ರಿಂದ ಆ ರೋಚಕ ಭಾಗಕ್ಕೋಸ್ಕರವಾಗಿ ಅದನ್ನು ತಗೊಂಡವು ದ್ರೌಪದಿ ದೇವಿ ಮೇಲ್ನಿಂದ ಮದ್ದಾನಿ ಅಂತ ಎಳೆದು ಬಂದಳು ಅರ್ಜುನನ ಕೊರಳಿಗೆ ಪುಷ್ಪಮಾಲಿಕೆಯನ್ನು ಹಾಕಿ ಬಿಟ್ಟಳು ಒಂದು ದೃಷ್ಟಿಯಲ್ಲಿ ವಿವಾಹವಾಗಿ ಹೋಯಿತು ಅಲ್ಲಿ ತನಕ ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಇಲ್ಲ ಆದರೆ ಅಲ್ಲಿದ್ದವರೆಲ್ಲ ಆಶ್ಚರ್ಯಪಟ್ಟರು ಕ್ಷತ್ರಿಯರಿಗಾಗದೇ ಇದ್ದಿದ್ದು ಬ್ರಾಹ್ಮಣರಿಗೆ ಹಾಗಾಯಿತು ಕರ್ಣ ಮುಂದೆ ಬಂದ ಇವನನ್ನು ನೋಡಿದ ಯಾರಯ್ಯ ನೀನು ಪರಶುರಾಮರ ಶಿಷ್ಯನೋ ನೀನು ಸಾಕ್ಷಾತ್ತು ಧನುರ್ವಿದ್ಯಾ ದೇವತೆಯೋ ನಿನಗೆ ಹೇಗಯ್ಯ ಬಗ್ಗಿತು ಈ ಬಿಲ್ಲು ಈ ಬಾಣ ಈ ಗುರಿ ಹೇಗೆ ಬಗ್ಗಿತು ಅಂತ ಕೇಳಿದಾಗಿ ಅರ್ಜುನ ಹೇಳ್ದ ನಾನೊಬ್ಬ ಸಾಧಾರಣ ಬ್ರಾಹ್ಮಣ ನಮ್ಮ ಗುರು ಹೇಳಿಕೊಟ್ಟಿದ್ದ ಈ ವಿದ್ಯೆಯನ್ನ ಕೃಪೆಯಿಂದ ಆಯಿತು ಏನಾಗಲಿಲ್ಲ ಅಂತ ಹೇಳಿದ ತನ್ನ ನಿಜ ಪರಿಚಯವನ್ನು ಮಾಡಿಕೊಳ್ಳಿಲ್ಲ ಅರ್ಜುನ ಅಷ್ಟು ಹೊತ್ತಿಗೆ ಸಭೆಯಲ್ಲಿ ದೊಡ್ಡ ಗುಜುಗುಜು ಕಮೋಷನ್ ಶಲ್ಯ ಕರ್ಣ ಜರಾಸಂಧ ಶಿಶುಪಾಲ ಕೂಡಿಕೊಂಡು ಕೇಂದ್ರ ಒಂದು ಸಿಂಡಿಕೇಟ್ ಪ್ರಾರಂಭವಾಯಿತು ನಮ್ಮನ್ನೆಲ್ಲ ಅವಮಾನ ಮಾಡುವುದಕ್ಕೆ ಮಾಡಿದ್ದಾನೆ ದುಷ್ಟದರೆ ದ್ರುಪದ ಇವನನ್ನು ಬಗ್ಗು ಬಡಿಯಬೇಕು ಅಂತ ಅರಮನೆ ಸಭಾಂಗಣದ ಹೊರಗಡೆ ತಮ್ಮ ತಮ್ಮ ಸೈನ್ಯ ತುಕಡಿ ಏನು ನಿಲ್ಲಿಸಿದ್ರು ಅದನ್ನೆಲ್ಲ ಸೇರಿಸಿ ದ್ರುಪದನ ಮೇಲೆ ಎರಗಬೇಕು ಅಂತ ಬರ್ತಿದ್ದಾರೆ ದೃಷ್ಟದ್ಯುಮ್ನ ಕಡ್ಡೆಪುರಿ ತಿಂತ ಇದ್ದೆ ಅವನ ಸೈನ್ಯ ಸಿದ್ಧವಾಗಿತ್ತು ಹೊರಗಡೆ ರಂಪರಾದ್ಧಾಂತ ಆಗಬಾರದು ಅಂತ ಒಂದೇ ಏಟಿಗೆ ಕಪಾಳಕ್ಕೊಂದು ಏಟನ್ನು ಕೊಟ್ಟು ಭೀಮಸೇನ ಶಲ್ಲಿನ ಹಲ್ಲನ್ನು ಮುರಿದ ಅಯ್ಯೋ ಅಂತ ಅವನು ಕಿರಿಸಿಕೊಂಡು ಹೋದ ಧರ್ಮರಾಜ ಅವನು ಬೈತ ಅವನು ಯಾಕೆ ತಟ್ಟೆಗೆ ಹೋದೆ ಅಂತ ಅವನೇನು ಮಾಡ್ತಾ ಇದ್ದ ನೋಡು ಅಂತ ಆಮೇಲೆ ಭೀಮ ಅರ್ಜುನ ಇಬ್ಬರೇ ಸಭೆಯಲ್ಲಿ ನಿಂತ್ಕೊಂಡು ಜುಮ್ನ ಈ ತಂಟೆಗೆ ಬರಬೇಡ ಇವನು ನಿಮ್ಮನೆ ಅಳಿಯ ನೀವು ನಮಗೆ ಆಶ್ರಯ ಕೊಟ್ರಿ ಇವು ನಮ್ಮ ಸೊಸೆಯಾದವಳು ನಿಮ್ಮ ಮರ್ಯಾದೆ ಉಳಿಸೋದು ನಮ್ಮ ಕಷ್ಟ ನಿಮ್ಮ ಮರ್ಯಾದೆ ಉಳಿಸೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಭಯಂಕರ ಯುದ್ಧ ಏರ್ಪಟ್ಟಿತು ಸಾಯಂಕಾಲ ಮೊದಲೇ ಯಾರಿಗೂ ಹುಳಿಮಜ್ಜಿಗೆ ಮಜ್ಜಿಗೆ ಇಲ್ಲ ಪಾಪ ಬ್ರಾಹ್ಮಣರು ಒದ್ದಾಡ್ತಾ ಕೂತಿದ್ದಾರೆ ಆ ಯುದ್ಧದಲ್ಲಿ ಎಲ್ಲರೂ ಸೋತರು ಹಸ್ತಿನಾವತಿ ಕಡೆ ಮೊದಲು ಓಡಿ ಹೋದವನು ಕಾರಣ ಅವನ ಹಿಂದೆ ದುರ್ಯೋಧನ ಬಂದ ಎಲ್ಲರೂ ಮದುವೆಗೆ ಅಂತ ಬಂದು ಅವಮಾನವಾಯಿತಲ್ಲ ಅಂತ ಒಬ್ಬೊಬ್ಬರು ಒಬ್ಬೊಬ್ಬರು ಹೋಗ್ತಿದ್ದಾರೆ ಈ ಕಡೆಯಲ್ಲಿ ಆಶ್ಚರ್ಯಪಟ್ಟಿದ್ದಾನೆ ದ್ರುಪದ ಮಹಾರಾಜ ಎಲ್ಲಿ ಇವನೇ ಅರ್ಜುನನೇ ನೋಡಿದ್ರೆ ಕಾಣಿಸೋದಿಲ್ವಲ್ಲ ದಾಡಿ ಗೀಡಿ ಮೀಸೆ ಅವ್ರ ಮೈ ತುಂಬ ಹಾಕೊಂಡಿರುವಂತಹ ವೇಷ ತುಳಸಿ ಮಣಿ ಅದು ಇದು ನೋಡಿದ್ರೆ ಬ್ರಾಹ್ಮಣರು ಇವರೆಲ್ಲಿಂದ ಬಂದರು ಇವರ ನಿಜ ಏನು ತಿಳ್ಕೋಬೇಕು ಅಂತ ಹೇಳಿ ದುಷ್ಟದ್ಯುಮ್ನನಿಗೆ ಅಪ್ಪಣೆ ಮಾಡಿದ ಇವರು ಯಾರಯ್ಯ ಸರಿಯಾಗಿ ನೋಡ್ಕೊಂಬ ಹೋಗಿ ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ಇಳ್ಕೊಂಡಿದ್ದಾರೆ ಕುಲಗೋತ್ರ ನೋಡ್ಕೊಂಬ ಎಂಬುದಾಗಿ ಧರ್ಮರಾಜ ಭೀಮ ಅರ್ಜುನಾದಿಗಳನ್ನು ಕರ್ಕೊಂಡು ವಿವಾಹಿತವಾದ ದ್ರೌಪದಿಯನ್ನು ಕರೆದುಕೊಂಡು ಹೋಗಿ ಬರ್ತೇವೆ ಅಂತ ಟಾಟಾ ಬೈ ಬೈ ಮಾಡಿ ಅರಮನೆಗೆ ಹೊರಟೇ ಬಿಟ್ಟ ಕುಂಬಾರ ಶೆಟ್ಟಿಯ ಮನೆಗೆ ಬಂದರು ಇಲ್ಲಿ ಕಥೆ ಇನ್ನೂ ಟೈಮ್ ಇದೆ ಯೋಚನೆ ಮಾಡಬೇಡಿ ಕುಂಬಾರ ಶೆಟ್ಟಿಯ ಮನೆಯಲ್ಲಿಯೂ ಆಶ್ಚರ್ಯ ಊರಿಗೆ ಊರಿಗೆ ಗೊತ್ತಾಗ್ಬಿಟ್ಟಿದೆ ಯಾವನೋ ಬಡ ಬ್ರಾಹ್ಮಣನಂತೆ ನಮ್ಮನೆ ಇಳ್ಕೊಂಡಿದ್ದ ಒಂದು ಈಗ ಹದಿನೈದು ಇಪ್ಪತ್ತು ದಿವಸ ಆಯ್ತು ಅವರು ಬಂದು ಅಲ್ಲಲ್ಲಿ ಹುಡುಗ ಮತ್ಸ್ಯಂತ್ರ ಭೇದನೆ ಮಾಡಿಬಿಟ್ನಲ್ಲ ಯಾವನೇ ಇವನು ನಮ್ಮ ಮನೆಗೆ ದೊಡ್ಡ ಅದೃಷ್ಟವಾಯಿತು ದೊಡ್ಡವರು ಬಂದಿದ್ದಾರೆ ಅಂತ ಗುಜುಗುಜು ಮಾಡ್ತಿದ್ದಾರೆ ಮಾಳಿಗೆಯಲ್ಲಿ ಕುಂತಿದ್ದೇವಿ ಸಾಯಂಕಾಲ ಆಗಿದೆ ತೂಕಡಿಸ್ತಾ ಕೂತಿದ್ದಾಳೆ ಮಕ್ಕಳು ಬರಲಿಲ್ಲ ಭಿಕ್ಷನೂ ಇಲ್ಲ ಊಟನೂ ಇಲ್ಲ ಅವಳಿಗೆ ಉಪವಾಸ ಅರ್ಧಂಬರ್ಧ ಕತ್ತಲೆ ಬಾಗಿಲು ಹಾಕಿತ್ತು ಧರ್ಮರಾಜ ಬಾಗಲಲ್ಲಿ ನಿಂತ ಅಮ್ಮ ಬಂದಿದ್ದೇವೆ ಎಂದ ಕುಂತಿ ಒಳಗಿದ್ದವಳು ಆಯ್ತಪ್ಪ ಬಾಗಲು ತೆಗೆದೇ ಇದೆ ಬಂದ್ರೋ ಮಕ್ಕಳ್ರ ಧರ್ಮರಾಜ ಹೇಳಿದ ಅಮ್ಮ ಇವತ್ತು ಪುಷ್ಕಳವಾದ ಭಿಕ್ಷೆ ಸಿಕ್ಕಿತಮ್ಮ ಪ್ರತಿನಿತ್ಯ ತರ್ತಾ ಇದ್ದದಲ್ಲ ಅರ್ಧ ಭಾಗ ಭೀಮನಿಗೆ ಅಂತ ಕೊಡ್ತಿದ್ದೆ ಇವತ್ತು ಅರ್ಧ ಗಿರ್ಧ ಏನು ಮಾಡೋದಿಲ್ಲ ಪುಷ್ಕಳವಾಗಿ ಸಿಕ್ಕಿಬಿಟ್ಟಿದೆ ಭಿಕ್ಷೆ ಆಕಳಿಸ್ತಾ ಇದ್ದು ದ್ರೌಪದಿ ದೇವಿ ಹಾಗಿದ್ರೆ ಐವರು ಸಮವಾಗಿ ಹಂಚಿಕೊಳ್ಳಿ ಅಂದ್ಬಿಟ್ಟು ಧರ್ಮರಾಜ ಬೆಪ್ಪಾಗಿ ಹೋದ ಗೆದ್ದವನು ಅರ್ಜುನ ಮಾಲಿಕೆ ಅವನ ಕೊರಳಿಗೆ ಬಿದ್ದಿದೆ ಅಮ್ಮ ಹೇಳಿದ್ದಾಳೆ ಇವರೂ ಸಂವಾದ ಹಂಚಿಕೊಳ್ಳಿ ಇದು ಹೇಗಾಗುವುದು ಎಂಬುದಾಗಿ ಯೋಚನೆ ಮಾಡಿ ಮನೆ ಒಳಕ್ಕೆ ಮೆಲ್ಲಿಗೆ ಹೋಗಿ ಇವಳು ಯಾವಳು ಇವಳು ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಿ ಭಿಕ್ಷೆಯಲ್ಲಿ ಅಂತ ಕೇಳಲಾಗಿ ಕುಂತಿ ಇದೇ ಭಿಕ್ಷೆಯಮ್ಮ ದೃಪತರಾಜನ ಪುತ್ರಿ ಇವಳು ಅಯ್ಯೋ ಅರಮನೆಗೆ ಹೋಗಬೇಡ ಅಂತ ಹೇಳಿದ್ನಲ್ಲ ಯಾಕಪ್ಪ ಹೋದ್ರಿ ಇದೇ ನಿಜವೇನೋ ಕನಸೇನೋ ಅವಳು ಯಾಕೋ ಕರ್ಕೊಂಡ್ಬಂದ್ರಿ ಕಥೆಯೆಲ್ಲ ಹೇಳಿದ ಧರ್ಮರಾಜ ಆಮೇಲೆ ಏನಮ್ಮ ಹೀಗೆ ಹೇಳಿಬಿಟ್ಟೆ ಐವರು ಸಮವಾಗಿ ಹಂಚಿಕೊಳ್ಳಿ ಅಂತ ನಾವು ಯಾವತ್ತೂ ತಾಯಿ ವಾಕ್ಯ ಮೀರಿದವರಲ್ಲ ನಿನ್ನ ಮಾತನ್ನು ಹೇಗೆ ನಡೆಸೋದು ಆಗ ಕುಂತಿ ಹೇಳಿದ್ದು ಏನು ಬಾಯಿ ತಪ್ಪು ಹೇಳಿಬಿಟ್ಟಪ್ಪ ಏನು ಭಿಕ್ಷೆ ತಂದಿದ್ದೀರಿ ಎಂದು ಗೊತ್ತಿರಲಿಲ್ಲ ಏನು ಮಾಡೋದು ಏನು ಮಾಡೋದು ಪಾಂಡವರಲ್ಲಿ ಚರ್ಚೆ ಏರ್ಪಟ್ಟಿತು ಬಾಗಿಲು ಹಿಂದೆಯೇ ನಿಂತಿದ್ದಾನೆ ದೃಷ್ಟದ್ಯುಮ್ನ ಬಂದು ಅರಮನೆಯ ಪರವಾಗಿ ಇದೇನು ಹೀಗೆ ನಡೆದು ಹೋಯಿತು ಆಶ್ಚರ್ಯಪಟ್ಟ ಹೋಗಿ ಮಹಾರಾಜನಿಗೆ ಹೇಳಿದ ಅಪ್ಪಾಜಿ ಅವರು ಪಾಂಡವರು ಈ ಯಂತ್ರ ಭೇದನ ಮಾಡಿದವನು ಅರ್ಜುನ ನಿನ್ನ ಇಷ್ಟ ಪೂರೈಕೆಯಾಯಿತು ಅರ್ಜುನ ಬಂದಿದ್ದಾನೆ ನಮ್ಮ ಹುಡುಗಿ ಸರಿಯಾದ ಜಾಗಕ್ಕೆ ಸೇರಿದ್ದಾಳೆ ಆದರೆ ಆ ಪಾಂಡವರ ತಾಯಿ ಒಂದು ಆಚಾಚರ್ಯ ಮಾಡಿಬಿಟ್ಲು ಐವರು ಹಂಚಿಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾಳೆ ಏನಾಗುತ್ತೋ ಐದು ಜನ ಒಂದು ಹುಡುಗಿ ಕೈ ಹಿಡಿಯೋದು ಇದು ಶಾಸ್ತ್ರಕ್ಕೆ ಆಗಮಕ್ಕೆ ವಿರುದ್ಧ ನಮ್ಮ ಸಂಪ್ರದಾಯಕ್ಕೆ ವಿರುದ್ಧ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಕೃಷ್ಣ ಆ ಮಾಳಿಗೆಗೆ ಬಂದು ಸೇರಿದ ಬಹಳ ಆಶ್ಚರ್ಯ ವಿಷಯ ಅಷ್ಟು ದೊಡ್ಡ ಮತ್ಸ್ಯಂತ್ರ ವೇರಿಸಿದ್ದಾನೆ ಒಂದು ಬೆಕ್ಕ ಹಿಡಿಯೋಕ್ಕಾಗಲಿಲ್ಲ ನಿಮಗೆ ಈ ಬೆಳಗಂ ಬೆಳಗು ಮಾಡಿ ಆ ಬೆಕ್ಕ ಸಿಕ್ಕಿದ್ರೆ ಹೇಳಿ ಹೇಳ್ತೇನೆ ನಾನು ಅದಕ್ಕೆ ನನ್ನ ಅನುಗ್ರಹ ಇದೆ ನಿಮ್ಮ ಕೈಲಿ ಕೃಷ್ಣಸ್ವಾಮಿ ಬಂದಿದ್ದಾನೆ ನೆಲಮಾಳಿಗೆಗೆ ದುಷ್ಟದ್ಮನ ಹೊರಟೋದ ಅರಮನೆಗೆ ರಿಪೋರ್ಟ್ ಕೊಡೋದಕ್ಕೆ ಕೃಷ್ಣ ಬಲರಾಮರಿಬ್ಬರೂ ಬಂದರು ಸೋದರತೆ ಕಾಲನ್ನು ಮುಟ್ಟಿ ಕೃಷ್ಣ ಆಶೀರ್ವಾದ ಮಾಡು ತಾಯಿ ಕುಂತಿ ನಾನೇ ವಸುದೇವನ ಮಗ ದೇವಿಕಿ ಪುತ್ರನಮ್ಮ ಅಂತ ಹೇಳುವಾಗ ಬಾಚಿ ತಬ್ಬಿಕೊಳ್ತಾಳೆ ಕುಂತಿ ಮೈ ತಡವಿ ಕೃಷ್ಣ ಚೆನ್ನ ಇದು ನಿಮಗೆ ಮಹಾಭಾರತದಲ್ಲಿ ಕೃಷ್ಣ ಪರಿಚಯವಾಗುವ ಮೊತ್ತ ಮೊದಲನೇ ಸಂದರ್ಭ ಫಸ್ಟ್ ಎವರ್ ಇದಕ್ಕೆ ಪೂರ್ವದಲ್ಲಿ ಕೃಷ್ಣನ ನಾನು ತಂದಿದ್ದೇನೆ ಹೊರತು ಪರೋಕ್ಷದಲ್ಲಿ ನೇರವಾಗಿ ನಿಮಗೆ ಕೃಷ್ಣ ಕಾಣುವುದು ಕುಂತಿ ಮತ್ತು ಪಾಂಡವರನ್ನು ಕಾಣುವ ಈ ಸಂದರ್ಭ ಅತ್ಯಂತ ರೋಮಹರ್ಷಕವಾದ ಸಂದರ್ಭ ಕೃಷ್ಣ ಅಂತ ಅಭಿವಾದನೆ ಮಾಡಿದ ಮೇಲೆ ಧರ್ಮರಾಜ ಅವನನ್ನು ನೋಡಿದ ದೇವಿಕಿ ಪುತ್ರನೇ ನೀನು ಕೃಷ್ಣ ನೀನು ಹೇಗಯ್ಯ ಬಂದೆ ಇಲ್ಲಿಗೆ ನಾವಿಲ್ಲಿದ್ದೇವೆ ನಿಮಗೆ ಹೇಳಿದವರು ಯಾರು ನಾವು ಪಾಂಡವರಂತ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳಲಾಗಿ अजातशत्रुश्च कुरु प्रवीरः पप्रच्छ कृष्णम् कुशलम् विलोक्यः कथम् वयम् वासुदेवत्वयेह ಗೂಢಾವಸಂತೋ ವೀತಶ್ಚ ಸರ್ವೇ ಇಷ್ಟು ಗೂಢವಾಗಿದ್ದೇವೆ ಯಾರೂ ಪತ್ತೆ ಮಾಡಲಿಲ್ಲ ನಿನಗೆ ಯಾಕೆ ಗೊತ್ತಾಯಿತು ಅದು ಕೃಷ್ಣ ಹೇಳಿದ ಬ್ರವೀತ್ ವಾಸುದೇವ ಪ್ರಹಸ್ಯ ನಗ್ತಾನೆ ನಸು ನಗ್ತಾನೆ ಅಂದ್ರೆ ತಂತ್ರ ಎಲ್ಲ ಅವನೇ ಮಾಡಿದ್ದಾನೆ ಅಂತ ಇಲ್ಲಿ ಅರ್ಥ ಕೃಷ್ಣೇ ಮಾಡಿದ್ದ ಇದಲ್ಲ ಅಂತ ಹೇಗೆ ಗೊತ್ತು ನೀವು ಪ್ರಶ್ನೆ ಕೇಳೋದು ಇಲ್ಲಿ ನಗ್ತಾನೆ ಅವನೇ ಮಾಡಿದ್ದಾನೆ ಏನು ಹೇಳಿದ ಗೂಢೋಪಿ ಅಗ್ನಿ ಜ್ಞಾಯತೆಯೇ ವರಾಜನ್ನೇ ಅಗ್ನಿಯನ್ನು ಮುಚ್ಚಿಟ್ಟರು ಅಗ್ನಿ ತಾನೆಲ್ಲಿದೆ ಅಂತ ತೋರಿಸ್ಕೊಡ್ತದೆಯೋ ಧರ್ಮರಾಜ ನೀವು ಅಗ್ನಿಗಳಂತಿದ್ದೀರಿ ನಿಮ್ಮನ್ನು ಏನಪ್ಪ ತಂ ವಿಕ್ರಮಂ ಪಾಂಡವೇಯಾನ ಕೋನ್ಯ ಕರ್ತ ವಿದ್ಯತೆ ಮಾನುಷೇಶು ಮನುಷ್ಯರಲ್ಲಿ ಅರ್ಜುನನನ್ನು ಬಿಟ್ಟರೆ ಮತ್ಸ್ಯಯಂತ್ರವನ್ನು ವೇದನ ಮಾಡೋ ನಿನ್ನೊಬ್ಬ ಇದ್ದಾನೆಯಿಂದ ಎಂದ ಅಂದ್ರೆ ಕಳ್ಳ ಇವನೇ ಮಾಡಿಸಿದ್ದಾನೆ ಅಂತ ಅರ್ಥ ಇಲ್ಲಿದೆ ನೋಡಿ ಬ್ರೂ ಇದು ದೃಷ್ಟ್ಯಾ ಸರ್ವೇ ಪಾವಕಾದ್ಯ ಪ್ರಮುಕ್ತ ಅರ್ಜುನನ್ ತಬ್ಬಿಕೊಳ್ತಾನೆ ಕಣ್ಣೀರು ಹಾಕ್ತಾನೆ ಕೃಷ್ಣ ಅಪ್ಪ ಸುದೈವದಿಂದ ಅರಗಿನ ಮನೆಯಿಂದ ಪಾರಾದರಿ ಕಳ್ಳ ಇವನೇ ಮಾಡಿಸಿದ್ದಾನೆ ಎಷ್ಟು ಜನ ನಾಟಕ ಮಾಡ್ತಾನೆ ನೋಡಿ ದೃಷ್ಟ್ಯ ದೈವೇಚ್ಛಯ ನನ್ನ ಇಚ್ಛೆಯಿಂದ ಅಷ್ಟು ಪರೋಕ್ಷ ಸೂಚನೆ ಮಾಡ್ತಾರೆ ದೃಷ್ಟ್ಯಾ ಸರ್ವೇ ಪಾವಕ ಪ್ರಮುಕ್ತಾ ಯೂಯಂ ಘೋರಾತ್ ಪಾಂಡವಾ ಶತ್ರು ಸಾಹ ಶತ್ರುಗಳ ಕಡೆಯಿಂದ ವಲೆಯನ್ನು ಬಿಡಿಸ್ಕೊಂಡು ಬಂದಿದ್ದೀರಿ ದೃಷ್ಟ್ಯಾ ಪಾಪೋ ಧೃತರಾಷ್ಟ್ರಸ್ಯ ಪುತ್ರ ಸಹ ಮಾತ್ಯೋ ನಸಕಾಮೋ ಭವಿಷ್ಯತಿ ದೈವವೇ ಶಕುನಿಯ ಹೊಂಚನ ತಪ್ಪಿಸಿತು ದೈವವಲ್ಲದೆ ನೀವಿದನ್ನ ಪಾರಾಗಿ ಬರುವುದಕ್ಕೆ ಶಕ್ತಿವಿರಲಿಲ್ಲ ಧರ್ಮರಾಜ ನಿನಗೊಂದು ಮಾತನ್ನು ಹೇಳ್ತೇನೆ ಕೇಳು ನೀವು ಈ ಭಗವತ್ ಕೃಪೆಯನ್ನು ಹೀಗೆ ಉಳಿಸ್ಕೊಳ್ಬೇಕಾದ್ರೆ ನಿಮಗೊಂದು ಹೋಮ್ವರ್ಕ್ ಇದೆ ಎಂದ ಕೃಷ್ಣ ಇಲ್ಲಿಯೇ ಧರ್ಮೋಪದೇಶ ಭಗವದ್ಗೀತೆಯ ಸಾರ ಸರ್ವಸ್ವ ಒಂದು ಶ್ಲೋಕ ಇಲ್ಲಿ ಕೃಷ್ಣ ಹೇಳ್ತಾನೆ ಏನಂದ್ರೆ ಭದ್ರಂ ವಸ್ತು ನಿಹಿತಂ ಯದ್ಗುಹಾಯಾಮ್ ನಿಮ್ಮ ಹೃದಯ ಗುಹೆಯಲ್ಲಿ ಒಂದು ಅನರ್ಘ ವಸ್ತುವನ್ನಿಟ್ಟಿದ್ದಾನೆ ಜಗದೀಶ್ವರ ಅದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ यो वेदनिः तङ्गुहायाम् परमे व्योमन् ಬ್ರಹ್ಮವಿದಾಪ್ನೋತಿ ಪರಂ ಪ್ರದೇಶಾಭ್ಯುಕ್ತ ಬಾಯಿ ಎತ್ತಿದರೆ ವೇದಾಂತ ಕೃಷ್ಣನ ಮಾತಿನಲ್ಲಿ ಪರಿಹಾಸ್ಯಪರವಾದ ಮಾತಲ್ಲ ಸುಮ್ಮನೆ ಕಣ್ಣಲ್ಲಿ ನೀರು ಬರ್ತಿ ಇಲ್ಲಿರೋ ಕೃಷ್ಣನ್ ಎರಡೇ ಶ್ಲೋಕ ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ ಅಧ್ಯಾತ್ಮ ಯೋಗಾಧಿಗಮೇನ ಧೀರ ಮತ್ವ ಹರ್ಷಶೋಕೌ ಜಹಾತಿ ಕಠೋಪನಿಷತ್ತಲ್ಲಿ ತಂ ದುರ್ದರ್ಶಂ ಕಣ್ಣಿ ಕಾಣಿಸೋದಿಲ್ಲ ಗೂಢ ಮನುಪ್ರವಿಷ್ಟಂ ನಮ್ಮ ಹೃದಯಕ್ಕೆ ಎಷ್ಟ ಆಳ ಇದೆ ಫಿಸಿಕಲ್ ಹಾರ್ಟ್ನ ಉದ್ದಾಗಲ ಹೇಳ್ಬೋದು ಡಾಕ್ಟರ್ ಪ್ಯಾಥಾಲಜಿ ಅನಾಟಮಿ ಆದರೆ ಮನುಷ್ಯನ ಭಾವನಾತ್ಮಕ ಹೃದಯದ ಸೆಂಟರ್ ಎಲ್ಲಿದೆ ಜಗತ್ತಿನ ನಾಭಿಯಲ್ಲಿದೆಯೋ ಭಗವಂತನಲ್ಲಿದೆ ಅದು ನಿಮ್ಮ ಅನುಭವಕ್ಕೆ ಇವತ್ತು ಸ್ವಲ್ಪ ವೇದಾಂತ ಚೂರು ಕೊಡ್ತೇನೆ ನಿಮ್ಮ ಹೃದಯದ ಅನುಭವ ಕೇಂದ್ರ ಎಲ್ಲಿದೆ ಅಂದರೆ ಬ್ರೈನ್ನಲ್ಲಿದೆಯೇ ಸೆಲ್ಲಲ್ಲಿದೆಯೇ ರಕ್ತದಲ್ಲಿದೆಯೇ ಚರ್ಮದಲ್ಲಿದೆಯೇ ಮಾಂಸದಲ್ಲಿದೆಯೇ ನಿಮ್ಮ ಅನುಭವ ಕೇಂದ್ರ centre of your personality where is that centre where is that depth who can dwell deep into that depth ಅದರ ಆಳಕ್ಕೆ ಹೋಗಬಲ್ಲವನು ಯಾರು ಕೃಷ್ಣ ಹೇಳ್ತಾ ನಾನಿದ್ದೇನೆ ಅಲ್ಲಿ ತಮ್ ದುರ್ದರ್ಶಂ ಗೂಢವನು ಪ್ರವಿಷ್ಟಂ ಗುಹಾಹಿತಂ ಹೃದಯ ಗುಹೆಯನ್ನು ಬಯಸಿದ್ದಾನೆ ಅವನು ಗಹ್ವರೇಷ್ಠಂ ಪುರಾಣಂ ಅತ್ಯಂತ ಹಳವ ಅವನು ಭಗವಂತ ಅವನನ್ನು ಕಾಣಬೇಕಾದ ಅಧ್ಯಾತ್ಮ ಯೋಗ ಅಧ್ಯಾತ್ಮ ಯೋಗದಿಂದ ಮಾತ್ರ ಒಳಗಿನ ಸ್ವಾಧ್ಯಾಯ ಯೋಗನಯನಾ ಶುಚಯ ಕವೀಂದ್ರ ವೈಹಮುನಿ ಭೂದತ್ತ ಹರ್ಪೇಯ ಆಳ್ವಾರ್ ಮೊದಲು ಮೂವರು ಆಳ್ವಾರುಗಳು ಸ್ವಾಧ್ಯಾಯ ಶುಚಯ ವೇದಗಳ ಬಲದಿಂದ ಒಳಗಿನ ಕಣ್ಣಿನಿಂದ ನೋಡಿದರೂ ಅವನನ್ನು ಹೊರಗಿಂದ ಮಧ್ಯದಲ್ಲಿ ನೈನ ಮೂರ್ಧ್ವಂ ನ ನ ಮಧ್ಯೆ ಪರಿಜಗ್ರವತ್ ನ ಕಶ್ಚನ ತಸ್ಯ ನಾಮ ಮಹದ್ಯಶಃ ವಂಶ ಪೂರ್ತಿ ಅನುಸಂಧಾನ ಮಾಡಬೇಕು ಈ ಹೊರಗಿನ ಕಣ್ಣು ಕಿವಿ ಏನು ಉಪಯೋಗ ಬರುವುದಿಲ್ಲ ಭಗವಂತ ನೋಡೋದಕ್ಕೆ ಹೃದಯದ ಕಣ್ಣನ್ನು ತೆರೆಯಬೇಕು ಆ ಹೃದಯದ ಕಣ್ಣನ್ನು ತೆರೆಯಬಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ನಿಮ್ಮ ಸದ್ಗುರು ನಿಮಗೆ ಉಪನಯನ ಮಾಡತಕ್ಕವನು ನಿಮ್ಮ ಮಂತ್ರೋಪದೇಶ ಮಾಡುವವರು ನಿಮಗೆ ಅಷ್ಟಾಕ್ಷರಾಜ ಮಂತ್ರಗಳನ್ನು ಕೊಡ್ತಕ್ಕಂತಹ ಗುರುಗಳು ಮಾತ್ರ ಹೃದಯದ ಕಣ್ಣನ್ನು ತೆಗೆಯಬಲ್ಲರು ಅವರು ತೆಗೆದು ತೋರಿಸ್ತಾರೆ ಉಂಗಪ್ಪ ಹೆಂಗಿರ್ಕಾರು ಪಾರು ಅವರಿಲ್ಲೇ ಅಂದಪ್ಪ ಎದಕ್ಕೆ ಸೋರು போடுறதுக்கு இந்த ಅಪ್ಪ ಎದಕ್ಕೆ ಎಪ್ಪವೊಮ್ಮೆ ಅವನ್ನ ಬಿಡಾದ ರಕ್ಷಣೆ ಪಡಿರೋದಕ್ಕೆ ಎಂದೆಂದೂ ಕೈ ಬಿಡದೆ ರಕ್ಷಣೆ ಮಾಡತಕ್ಕಂಥ ತ್ವಮೇವ ಮಾತಾಜ ಪಿತಾ ತ್ವಮೇವ ಎಲ್ಲಿದ್ದಾನೆ ಹೃದಯದಲ್ಲಿದ್ದಾನೆ ಆದ್ದರಿಂದ ಭದ್ರಂ ವಸ್ತು ನಿಮಗೆ ಅವನಿಂದ ಮಂಗಳವಾಗಲಿ ಭದ್ರಂ ಭದ್ರ ಶಬ್ದ ನೃಸಿಂಹವಾಚಕ ಭದ್ರ ಅಂತ ನರಸಿಂಹ ಅಂತ ಹೇಳ್ತೇವೆ ಆ ನೃಸಿಂಹ ಒಳಗೆ ಇದ್ದಾನೆ ಇದು ಕಂಬ ಇದ್ದಾಗಿದೆ ಶರೀರ ಇದು ಭದ್ರಂ ವಸ್ತು ನಿಹಿತಂ ಯದ್ಗುಹಾಯಾಮ್ ಹೃದಯ ಗುಹೆಯಲ್ಲಿ ಭದ್ರವಾಗಿ ಇಟ್ಟಿದ್ದಾರೆ ಅವನನ್ನ ವಿವರ್ಧಧ್ವಂ ಜ್ವಲನ ಇವಯೇಧಮಾನ ಆರ್ತಾ ಇದ್ದ ಬೆಂಕಿಗೆ ಅಗ್ನಿಹೋತ್ರದ ಅಗ್ನಿಗೆ ಇವತ್ತು ತುಪ್ಪವನ್ನು ಸೇರಿಸಿದ್ದೇವೆ ದ್ರೌಪದಿ ಎಂಬ ತುಪ್ಪವನ್ನು ಪಾಂಡವರೇ ನೀವು ಆರದೇ ಇರುವ ಅಗ್ನಿಯಿಂದ ಪ್ರವರ್ಧಮಾನದಾಗಬೇಕು ಮಾವೋ ವಿದುಹು ಪಾರ್ಥಿವಾಕ್ಯೇ ಚಿದೇವ ನಾನು ಹೇಳೋ ತನಕ ನಿಮ್ಮನ್ನು ಯಾವ ಕ್ಷತ್ರಿಯರು ನಿಮ್ಮ ರೂಪದಲ್ಲಿ ನೋಡಿ ಪಾಂಡವರು ಅಂತ ತಿಳ್ಕೊಳ್ಳದೇ ಇರಲಿ ನೀವು ಅವಕಾಶವನ್ನು ಕೊಡಬೇಡಿ ಈ ಸಭೆಯಲ್ಲಿಯೂ ಪ್ರಕಟಾಗಬೇಡಿ ನಾವು ಇದರನ್ನು ಕೈಲಿ ಹೇಳಿ ಕಲಿಸ್ತೇನೆ ಭೀಷ್ಮನಿಗೆ ಕಿವಿ ಹಿಂಡಿ ತಂಬೂರಿ ಶುಚಿ ಮಾಡುವಂತೆ ಆಗ ಅಲ್ಲಿಗೆ ಬನ್ನಿ ಆಗ ನಿಮಗೆ ರಾಜ್ಯವನ್ನು ಕೊಡಿಸ್ತೇನೆ ಆಮೇಲೆ ಬೆನ್ನಿಗೆ ನಿಲ್ತೇನೆ ಸುಭದ್ರಾ ಪ್ರಣಯ ಮಾಡಿಸ್ತೇನೆ ಬೇರೆ ಅಕ್ಷೋಹಿಣಿ ಕೊಡ್ತೇನೆ ಪಾಂಡವರೇ ರಾಜ್ಯ ಮಾಡುವರಂತೆ ಈಗ ನೀವು ಮೇಲು ಕೇಳಬೇಕು ಅಗ್ನಿ ಅಗ್ನಿಹೋತ್ರದ ವೇದಿಕೆಯಿಂದ ಮೇಲು ಕೇಳುವಂತೆ ನೀವು ಎಂಬುದಾಗಿ ಎಷ್ಟು ಉತ್ಸಾಹಕರವಾದ ಮಾತನ್ನು ಇಷ್ಟು ಅಭಿಮಾನದ ಮಾತನ್ನು ಪಾಂಡವರಿಗೆ ಇಲ್ಲಿ ತನಕ ಹೇಳಿದ್ದವರು ಯಾರು ಇಲ್ಲಿ ತನಕ ಪಾಂಡವರಿಗೆ ಇಂಥದ್ದು ಒಂದು ಮಾತನ್ನು ಹೇಳಿದವರು ಒಬ್ಬರನ್ನು ತೋರಿಸಿ ಅವ್ರಿಗಿನ್ನೂ ಗುರುಗಳು ಪ್ರಾಪ್ತಿ ಇಲ್ಲ ಇನ್ಮೇಲೆ ಮೇಲೆ ಪ್ರಾಪ್ತಿ ಆಗ್ತಾರೆ ಮಾವೋ ವಿದುಹು ಪಾರ್ಥಿವಾಕ್ಯ ಚಿದೇವ ಯಾಸ್ಯಾವೇ ಶಿವರಾಯ ಇವತಾವತ್ ನಾನಿಲ್ಲಿ ಬಂದದ್ದು ಗೊತ್ತಾದ್ರೆ ಕೃಷ್ಣ ಬಂದಿದ್ದಾನೆ ಅಂದಮೇಲೆ ಏನೋ ಸಂಬಂಧ ಇರಬೇಕು ಅಂತ ಗುಸುಗುಸು ಮಾತಾಡ್ತಾರೆ ಊರಲ್ಲಿ ತುಂಬಾ ಕತ್ತಲೆ ಇದೆ ನಮ್ಮ ಶಿಬಿರಕ್ಕೆ ನಾವು ಹೋಗ್ತೇವೆ ನಾವು ಬಂದಿದ್ದು ಅಂತ ಯಾರಿಗೆ ಹೇಳಬೇಡಿ ಅಂತ ಹೇಳಿ ಕೃಷ್ಣ ಪಾಂಡವರನ್ನು ತಬ್ಬಿಕೊಳ್ತಾನೆ ಅರ್ಜುನಾದಿಗಳೆಲ್ಲರೂ ಒಬ್ಬೊಬ್ಬರು ನಮಸ್ಕಾರ ಮಾಡ್ತಾರೆ ಆಲಿಂಗನ ಮಾಡ್ಕೊಳ್ತಾರೆ ಹೋಗಿ ಬರ್ತೀಯಾ ಕಂದ ಅಂತ ಕುಂತಿ ಆಶೀರ್ವಾದ ಮಾಡಿಬಿಟ್ಲು ಬಲರಾಮನ್ ಜೊತೆಯಲ್ಲಿ ಹೊರಟು ಬಿಟ್ಟ ದಾರಿ ಉದ್ದಕ್ಕೂ ಕೃಷ್ಣನನ್ನೇ ನೋಡ್ತಾ ಇದ್ದಾನೆ ಬಲರಾಮ ಯಾರೋ ನೀನು ಎಲ್ಲಿ ಪಾಂಡವರು ಎಲ್ಲಿ ದ್ರೌಪದ ಎಲ್ಲಿಯ ಈ ಮತ್ಸ್ಯಯಂತ್ರ ಏನು ತಂತ್ರ ಮಾಡಿಯೋ ಎಂಬುದಾಗಿ ದ್ರೌಪದಿಯ ವಿವಾಹ ಅತ್ಯಂತ ಸಾರ್ಥಕವಾಗಿ ನಡೆದು ಹೋಯಿತು ಇಲ್ಲಿ ಒಂದು ತತ್ವಾರ್ಥವನ್ನು ಹೇಳಬೇಕು ವಿವಾಹ ಮೇಲೆ ಮುಗಿಯಲಿಲ್ಲ ಅಲ್ಲಿಗೆ ಪಾಂಡವರಿಗೆ ಯೋಚನೆ ಹತ್ತಿಕೊಂಡಿತು ಅಮ್ಮ ಒಂದು ಹೇಳಿಟ್ಟಿದ್ದಾಳಲ್ಲ ಇದು ಐವರು ಗಂಡಾಗಬೇಕು ಅಂತ ಇದು ಏನಿದು ದ್ರೌಪದಿಗೆ ಸ್ವಲ್ಪ ಭಯವಾಯಿತು ಇದೇನು ನಾ ಕೇಳದೆ ಇದ್ದ ರೀತಿಯ ಮದುವೆ ಇದು ಅರ್ಜುನ ಗಂಡ ಆಗಬೇಕು ಅಂತ ಆಸೆ ಇತ್ತು ಅಪ್ಪ ಹೇಳ್ತಿದ್ದ ಮತ್ಸ್ಯಯಂತ್ರ ಅವನಿಗೆ ಬಗ್ಗಿದ್ದು ಸಂತೋಷ ಅಂದ್ರೆ ಉಳಿದ ನಾಲ್ವರು ಕೈ ಹಿಡಿಯೋ ಸ್ಥಿತಿ ಆಯ್ತಲ್ಲ ಲೋಕದಲ್ಲಿ ಜನ ಅಂತ ಹೇಳ್ತಾರೆ ಎಂಬುದಾಗಿ ತುಂಬ ಕಷ್ಟಪಡ್ತಾ ಇರೋ ಹೊತ್ತಿಗೆ ವೇದವ್ಯಾಸರು ಅಲ್ಲಿ ಬಂದು ನಿರ್ಣಯವನ್ನು ಕೊಡ್ತಾರೆ ಅವರು ನಿರ್ಣಯವನ್ನು ಹೇಳಿದರು ಅಪ್ಪ ಇದು ಶಾಸ್ತ್ರ ವಿಹಿತವೇ ಶಾಸ್ತ್ರವೀತ ಅಂದ್ರೆ ಎಲ್ಲರೂ ಹೀಗೆ ಐದೈದು ಗಂಟನ್ನು ಮಾಡ್ಕೋಬೇಕು ಅಂತಲ್ಲ ಪೂರ್ವದಲ್ಲಿ ನಾಳಾಯಣಿ ಅಂತ ಒಬ್ಬಳು ಪತಿವ್ರತೆ ಇದ್ದಳು ಸಂಕ್ಷೇಪದಲ್ಲಿದೆ ಕಥೆ ಇದು ಆ ನಾಳಾಯಣಿ ಎಂಬವಳು ನಾರಾಯಣಿಯಲ್ಲ ನಾಳಾಯಣಿ ಅರ್ಥ ಒಂದೇ ಈ ಮೃತ್ಯುಂಜಯ ಹೋಮ ಮಾಡುವಾಗ ಕೊನೆಯಲ್ಲಿ ಹೇಳ್ತೀರಿ ನೋಡಿ ಹೇಳಿ ಸ್ತ್ರೀಯರ ಹೆಸರುಗಳೆಲ್ಲ ಬರ್ತವೆ ಅಲ್ಲಲ್ಲ ಅದು ಮೊದಲೇ ಆಗೋಯ್ತು ಕೊನೆಯ ಮಂತ್ರ ಹೇಳಿ ನೋಡೋಣ ಕೊನೆಯಲ್ಲಿ ಅಂಬಿಕೆ ಚಾಹುಹು ಅಂತ ಬರುತ್ತೆ ನೋಡಿ ಅದು ಇನ್ನು ಇನ್ನು ಕೊನೆ ಹೋಗಿ ಆ ಕೊನೆಯ ಮಂತ್ರದಲ್ಲಿ ನಾರಾಯಣಿ ಹೆಸರು ಬರುತ್ತೆ ನಾರಾಯಣಿ ಅಂತ ಬರುತ್ತೆ ಅಲ್ಲಿ ಅದು ನಾರಾಯಣಿ ರೂಪಾಂತರ ಇರಲಿ ಅವಳು ಎಷ್ಟು ಪತಿವ್ರತೆಯಾಗಿದ್ದಳು ಅಂದರೆ ಮಹರ್ಷಿಯ ಪತ್ನಿಯಾಗಿ ಚಕ್ರವರ್ತಿ ಮಗಳಾಗಿದ್ದವಳು ಒಬ್ಬ ಬ್ರಾಹ್ಮಣನ ಕೊಡಲ್ಪಟ್ಲು ಆ ಬ್ರಾಹ್ಮಣಗೇನು ಏನು ಧರ್ಮಕರ್ಮ ಸಂಯೋಗೋ ಏನು ಕಥೆಯೋ ಮಹಾಯೋಗೀಶ್ವರ ಕುಷ್ಠರೋಗದ ಶರೀರವನ್ನು ಧರಿಸಿಕೊಂಡ ಇವಳು ಪರೀಕ್ಷೆ ಮಾಡಬೇಕು ಅಂತ ಪತಿವ್ರತೆಯರಿಗೆ ಏನು ಶಾಸ್ತ್ರ ಹೇಳ್ತದೆ ಅಂದರೆ ಪತಿಭುಕ್ತ ಅನ್ನಶೇಷವನ್ನೇ ಭೋಜನ ಮಾಡಬೇಕು ಅಂತ ಬೇಜಾರು ಮಾಡ್ಕೋಬೇಡಿ ಇದ್ದದ್ದನ್ನು ಹೇಳ್ತಾ ಇದ್ದೇನೆ ಯಜಮಾನರು ಊಟ ಮಾಡಿದ ಮೇಲೆ ಅದೇ ತಟ್ಟೆಯಲ್ಲಿ ಅದೇ ಎಲೆಯಲ್ಲಿಯೇ ಆದವಳು ಊಟ ಮಾಡಬೇಕು ನಮ್ಮ ತಾಯಿ ಹಾಗೆ ಮಾಡ್ತಿದ್ಲು ನಮ್ಮ ಮನೆಯವರು ಹಾಗೇ ಮಾಡ್ತಾರೆ ಇವತ್ತಿನ ತನಕ ಹಾಗೆ ಮಾಡಿದ್ದಾರೆ ಅದಕ್ಕೆ ಕಾರಣ ನಾವು ಸರಿಯಾಗಿ ಊಟ ಮಾಡ್ತೇನೆ ತಟ್ಟೆ ಕ್ಲೀನಾಗಿ ಇಟ್ಟಿರ್ತೇನೆ ಪಾಯಸ ಸಾಕೋ ಸುಮ್ರಿ ಗೊಜ್ಜು ಎಲ್ಲ ಕಲಸಿ ಬೇಡದೆ ಅದು ಒಂದು ರಾಶಿ ಮಾಡಿದ್ರೆ ಅದನ್ನು ಚಲ್ಲೋ ಹಾಗೆಲ್ಲ ತಿನ್ನೋ ಹಾಗೆಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ ಹೆಂಗಸರು ಮೊದಲು ಯಜಮಾನರು ಸರಿಯಾಗಿ ಊಟ ಮಾಡೋದು ಕಲಿಬೇಕು ಆವಾಗ ಪತ್ನಿನೂ ದಾರಿಗೆ ಬರ್ತಾಳೆ ಇದು ಯಾವ ರೀತಿ ನಡೆಯಿತು ನಾಳಾಯಿನಿ ಮತ್ತು ಋಷಿ ದಾಂಪತ್ಯ ಅಂದ್ರೆ ಇವನಿಗೆ ಕುಷ್ಠರೋಗ ಬಂದು ಕೈಯಲ್ಲಿ ಒಂದು ಬೆರಳು ಊಟ ಮಾಡುವಾಗ ಆ ಬಿಸಿ ಅನ್ನಕ್ಕೆ ಕಳಚಿ ಹೋಗಿ ಕೊಳೆತದ್ದ ಬೆರಳು ಅನ್ನಶೇಷದಲ್ಲಿ ಸಿಕ್ಕಿಬಿಡಿತು ಏನ್ ಮಾಡ್ತಾಳೆ ನೋಡೋಣ ಅಂತ ನೋಡ್ತಿದ್ದಾನೆ ಋಷಿ ಬೇಜಾರಿಲ್ಲದೆ ಆ ಬೆರಳಿನ ಕೊಳೆತ ಭಾಗವನ್ನು ನಾಳಾಯಿನಿ ಉಂಡು ಅದನ್ನು ನೋಡಿದ ಮೇಲೆ ಈ ಯೋಗೀಶ್ವರ ತನ್ನ ನಿಜ ಸ್ವರೂಪವನ್ನು ತೋರಿಸಿ ನಿನ್ನ ಪಾತಿವ್ರತ್ಯ ಪರೀಕ್ಷೆ ಮಾಡಬೇಕು ಅಂತ ನಾನು ಹೀಗೆ ಮಾಡಿದೆ ನಿನಗೇನು ಬೇಕು ವರವನ್ನು ಕೇಳು ಅಂತ ಕೇಳಲಾಗಿ ನಾರಾಯಣ ಹೇಳ್ತಾಳೆ ನಿಮ್ಮ ಜೊತೆಯಲ್ಲಿ ದಾಂಪತ್ಯ ಒಂದು ರೀತಿಯ ಋಷಿಪತ್ನಿ ರೂಪದಲ್ಲಿ ಮಾಡಿದ್ದೇನೆ ಆದರೆ ನೀವು ನನ್ನನ್ನ ಶರೀರದ ದೃಷ್ಟಿಯಿಂದ ಭೋಗದಲ್ಲಿ ತೃಪ್ತಿಪಡಿಸಬೇಕು ಅಂತ ಕೇಳಿಕೊಂಡು ಮಹರ್ಷಿ ವಿಮಾನವನ್ನು ತರಿಸಿ ಕಾಮೇಚ್ಛೆಯಿಂದ ಅವನಿಗೆ ಎಷ್ಟು ತಪಶಕ್ತಿ ಇತ್ತು ಯೋಗಶಕ್ತಿ ಎಲ್ಲೆಲ್ಲ ಹೋಗ್ಬೇಕಂತಾಳೆ ಯಾವ ಯಾವ ಹಿಲ್ ಸ್ಟೇಷನ್ಸ್ ಅಲ್ಲೆಲ್ಲ ಇಂಟರ್ನ್ಯಾಷನಲ್ ಹನಿಮೂನ್ ಅಲ್ಲೆಲ್ಲ ಸುತ್ತಾಡಿಸಿ ಎಷ್ಟೋ ವರ್ಷ ಆದ ನಂತರ ವಾಪಸ್ಸು ತನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದರೆ ಅವಳು ಹೇಳಿದಳು ನನಗೆ ತೃಪ್ತಿ ಆಗಲಿಲ್ಲ ಇನ್ನೂ ನಿಮ್ಮ ಸಂಘ ಬೇಕು ಮಹರ್ಷಿ ಹೇಳಿದ ತಪಸ್ಸಿಗೆ ವಿಘ್ನವಾಗುವ ರೀತಿಯಲ್ಲಿ ನೀನು ನಡೆಯಬಾರದು ನೀನು ಕೊಡಬೇಕಾದ್ದೆಲ್ಲ ಕೊಟ್ಟಿದ್ದೇನೆ ಪಾಚಿವ್ರತ್ಯ ಚೆನ್ನಾಗಿದೆ ನೀನು ತಪಸ್ಸು ಮಾಡು ಮುದುಕರಾದ ಮೇಲೂ ಶರೀರ ಭೋಗ ಕೇಳ್ತಾ ಇದ್ದೀಯ ಶರೀರವಲ್ಲ ತಪ್ಪು ಇದು ಕೂಡುದು ಅಂತ ಹಾಗೆ ಗಂಡನ ಸರಗನ್ನು ಹಿಡ್ಕೊಂಡು ಎಲ್ಲರೇ ಹೋಗ್ತೀರಿ ವಾನಪ್ರಸ್ಥ ಸನ್ಯಾಸ ನನಗೆ ಬೇಕಾದ ಭೋಗ ಕೊಟ್ಟೇ ಹೋಗಬೇಕು ಅಂತ ಹಠ ಮಾಡಲಾಗಿ ಹಾಗಿದ್ರೆ ಮುಂದಿನ ಜನ್ಮದಲ್ಲಿ ಐವರು ಗಂಡಂತರನ್ನು ಪಡೆದು ಬೇಕಾದ ತೃಪ್ತಿಯನ್ನು ಪಡುವಂತೆ ಶಾಪವನ್ನು ಕೊಟ್ಟು ಹೋಗಿಬಿಟ್ಟ ಮಹರ್ಷಿ ಅವಳೇ ಈ ನಾಳಾಯಿನಿ ದ್ರೌಪದಿ ದೇವಿ ಇದು ಅಂಶ ವೇದವ್ಯಾಸರು ಇನ್ನೊಂದು ಕತೆ ಹೇಳ್ತಾರೆ ಪೂರ್ವದಲ್ಲಿ ಒಬ್ಬ ಕನ್ಯಾಮಣಿ ಶಿವನನ್ನು ಕುರಿತು ತಪಸ್ಸು ಮಾಡಿ ಏನಮ್ಮ ಬೇಕು ಅಂದ್ರೆ ನನಗೆ ಗಂಡ ಬೇಕು ಅಂತ ಕೇಳಿದ್ವಿ ಅಯ್ಯೋ ಅದಕ್ಕೆ ಇಲ್ಲಿ ತನಕ ಮಂದ್ಯ ಕೈಲಾಸಕ್ಕೆ ಅಂತ ಕೇಳಿದ ಪರಮಶಿವ ಇನ್ನೊಂದ್ಸಲ ಹೇಳಮ್ಮ ನಿಜವಾಗಿ ಹೇಳ್ತಾ ಇದೆಯಾ ಏನು ಮಾತು ಅಂದ್ರೆ ಪತಿನ್ ಪತಿನ್ ದೇಹಿ ದೇಹಿ ಪತಿನ್ ದೇಹಿ ಪತಿನ್ ದೇಹಿ ಐದು ಸಲ ಕೇಳಿದ್ರಾದ್ರಿಂದ ಕೋಪ ಬಂದು ಶಂಕರ ಹೇಳಿದ ಐವರ ಗಂಡಂದರಾಗಲಿ ಹೋಗಲು ನಿನಗೆ ಎಂಬುದಾಗಿ ಇದು ಒಂದು ಕಥೆ ಇನ್ನೂ ಒಂದು ಕಥೆ ಹೇಳ್ತಾರೆ ಈ ಪುರಂದರನೆಂಬ ಇಂದ್ರನಿಗೆ ಪೂರ್ವದಲ್ಲಿ ಎಷ್ಟೊಂದು ಇಂದ್ರರಾಗಿ ಹೋದರೋ ಅವರಲ್ಲಿ ಐವರು ಶಿವಪಾರ್ವತಿಯರು ಕೈಲಾಸದಲ್ಲಿ ಪರಸ್ಪರ ಬೆರೆತಾಗ ಪರೀಕ್ಷೆ ಮಾಡುವುದಕ್ಕೆ ಹೋಗಿ ಶಾಪಗ್ರಸ್ತರಾಗಿದ್ದರು ಪಂಚ ಇಂದ್ರರು ಆ ಇಂದ್ರರು ಈಗ ಐದು ರೂಪದಲ್ಲಿ ಪಂಚಪಾಂಡವರ ರೂಪದಲ್ಲಿದ್ದಾರೆ ಅವರ ಪತ್ನಿಯಾದ ಶಚಿದೇವಿ ಆ ಐವರು ಪತಿಗಳ ಭಾಗದ ಶಚಿಯನ್ನು ಒಳಗೊಂಡು ತನ್ನಲ್ಲಿ ಸೇರಿಸಿಕೊಂಡಿದ್ದಾಳಾದ್ದರಿಂದ ಈ ಐವರು ಪತಿಯ ಸಂಯೋಗ ಅನ್ನುವುದು ಶಾಸ್ತ್ರಭೀತ ಅಷ್ಟೇ ಅಲ್ಲದೆ ಪೂರ್ವದಲ್ಲಿಯೂ ಮಹರ್ಷಿಗಳಲ್ಲಿ ಕೆಲವರು ಪತ್ನಿಯರು ಹೀಗೆ ಏಳು ಜನ ಗಂಡದನ್ನು ಮಾಡಿಕೊಂಡಿದ್ದು ಪ್ರೆಸಿಡೆಂಟ್ ಎಲ್ಲ ಕೊಡ್ತಾರೆ ಇಲ್ಲಿ ತುಂಬಾ ಆಶ್ಚರ್ಯಕರವಾದ ಕಥೆ ಇಷ್ಟಾದರೂ ಕೆಲವರಿಗೆ ವೇದವ್ಯಾಸರೇ ಹೇಳಿದರೂ ಸಮಾಧಾನ ಬರೋದಿಲ್ಲ ಕಲಿಯುಗ ನಾನೇನು ಮಾಡಲಿ ನಾ ಕೂತಿರೋದು ವ್ಯಾಸರ ಪೀಠ ನಿಜ ವ್ಯಾಸರೇ ಬಂದು ಹೇಳಿದ್ರು ನಮ್ಮದಿರೋ ಜನಕ್ಕೆ ನಾನೇನು ಹೇಳಲಿ ಆಗ ಇಲ್ಲಿ ಒಬ್ಬ ವ್ಯಾಖ್ಯಾನಕಾರರು ವೇದಾಂತಾರ್ಥವನ್ನು ಪ್ರತಿಪಾದನೆ ಮಾಡ್ತಾರೆ ಅದನ್ನು ಹೇಳಿ ಮಂಗಳವನ್ನು ಮಾಡ್ತೇನೆ ಶ್ರೀಮದ್ ರಾಮಾಯಣ ಹೇಗೆ ವೇದಾಂತವನ್ನು ಹೇಳ್ತದೆಯೋ ಮಹಾಭಾರತವು ಹಾಗೆ ವೇದಾಂತವನ್ನೇ ಹೇಳುವ ಗ್ರಂಥ ಇದು ದ್ವೇಚಕ್ಷುಷಿ ತ್ವದನುಭಾವಮವೇಕ್ಷಿತನ್ನ ವಸುಧಾ ಸ್ತೋತ್ರ ಜನ್ಮ ಭೂಮಿಯ ಕಿವಿ ಅಂದರೆ ವಾಲ್ಮೀಕಿ ವಲ್ಮೀಕ ಹುತ್ತ ಹುತ್ತದಲ್ಲಿ ಹುಟ್ಟಿದ ವಾಲ್ಮೀಕಿಯು ವೇದವ್ಯಾಸ ಭಗವನ್ ಇವರಿಬ್ಬರು ಏನು ಒಂದು ರಾಮಾಯಣ ಒಂದು ಮಹಾಭಾರತ ಬರೆದರು ಇದು ಎರಡು ಕಣ್ಣಿನಂತೆ ಎರಡು ಕಣ್ಣುಗಳಿಂದ ಕಾಣುವ ದೃಷ್ಟಿ ಮಾತ್ರ ಒಂದೇ ಯಾವುದು ಭಗವಂತನಲ್ಲಿ ಶರಣಾಗತಿಯಿಂದಲೇ ಸಕಲ ಪುರುಷಾರ್ಥ ಸಾಧನೆ ಇದು ಸಿದ್ಧಾಂತ ರಾಮಾಯಣದಲ್ಲಿ ಹೇಗೆ ಸೀತಾದೇವಿ ಜೀವಾತ್ಮನಂತೆ ನಾಟಕ ಮಾಡಿ ರಾವಣನ ಬಂಧನಕ್ಕೆ ಬಿದ್ದು ರಾಮಕೃಪೆಯಿಂದ ಹನುಮಂತನ ಕೃಪೆಯಿಂದ ಈ ಕಡೆಗೆ ಬಂದು ಸೇರ್ತಾಳೆಯೋ ಸಾಂಕೇತಿಕ ಅರ್ಥ ಉಂಟೋ ಅದೇ ರೀತಿಯಲ್ಲಿ ಮಹಾಭಾರತದಲ್ಲಿಯೂ ಸಾಂಕೇತಿಕ ಅರ್ಥ ಉಂಟು ಹಾಗೆ ಶ್ರೀಕೃಷ್ಣನೇ ಪರಮಾತ್ಮ ಮಹಾಭಾರತ ಕಥೆಯಲ್ಲಿ ರಿಪೀಟ್ ಮಾಡೋದಿಲ್ಲ ಗಮನ ಕೇಳಿಕೊಳ್ಳಿ ದ್ರೌಪದಿಯೇ ಜೀವಾತ್ಮ ಯಾಕೆ ಇದು ಅಯೋನಿಜ ತತ್ವ ಹುಟ್ಟಿಲ್ಲ ಸಾವಿಲ್ಲ ನಜಾಯತೆ ಮ್ರೀತೇವ ಕದಾಚಿತ್ ನಾಯಂ ಭೂತ್ವಾ ಭವಿತಾವ ನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನಹನ್ಯತೆ ಅನ್ಯಮಾನೇ ಶರೀರೇ ದ್ರೌಪದಿ ತತ್ವ ಹಾಗಿದ್ರೆ ಪಂಚಪಾಂಡವರು ಯಾರು ಪಂಚಪಾಂಡವರು ಪಂಚ ಪ್ರಾಣಗಳ ಸಂಕೇತ ಪಂಚ ಇಂದ್ರಿಯಗಳ ಸಂಕೇತ ಇಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ನೋಡಿ ಒಂದು ಜೀವಾತ್ಮನಿಗೆ ಐದು ಪ್ರಾಣಗಳು ಯಾತಕ್ಕೆ ಒಂದೇ ಇರಬೇಕಲ್ಲ ಅಂತ ಹಾಕಿ ಕೇಳೋದಿಲ್ವೋ ತತ್ವಾರ್ಥದಲ್ಲಿ ಒಬ್ಬ ದ್ರೌಪದಿಗೆ ಐವರು ಗಂಡಂದ್ರೆ ಯಾಕೆ ಅಂತ ಹಾಕಿ ಕೇಳಬಾರ್ದು ಐದು ಪ್ರಾಣ ಯಾತಕ್ಕೆ ಒಂದೇ ಸಾಕಾಗಿತ್ತಲ್ಲ ಅಯ್ಯೋ ಐದು ಇದ್ದು ಸಾಕಾಗೋದಿಲ್ಲ ನಿಮ್ಮ ಮನೆ ಬರಹ ಒಂದು ಐದು ಪ್ರಾಣನೂ ಸಾಕಾಗೋದಿಲ್ಲ ಪ್ರಾಣವೇ ಇಲ್ಲದವರಾಗಿ ನಡ್ಕೊಳ್ತೇವೆ ನಾವು ಐದು ಪ್ರಾಣಗಳಿದ್ದು ದ್ರೌಪದಿ ಪರಿಭವಕ್ಕೆ ಒಡಗಾದಳು ಪತಿಗಳಿವರಿದ್ದರೇನು ನಾವು ಕಷ್ಟಪಡುವಾಗ ನಿಮ್ಮ ಪಂಚಪ್ರಾಣಗಳು ನಿಮ್ಮನ್ನು ಕಾಪಾಡೋದಿಲ್ಲ ಧೃತರಾಷ್ಟ್ರ ಅಹಂಕಾರ ತತ್ವ ಮಮಕಾರದ ತತ್ವ ನನ್ನವರು ನನ್ನವರು ನನ್ನವರು ಗಾಂಧಾರಿ ಮಾತ್ಸರ್ಯದ ತತ್ವ ಹೊಟ್ಟೆ ಬಡ್ಕೊಂಡು ಗರ್ಭಸ್ರಾವವಾಗಿ ಪಿಂಡ ಕೆಳಗೆ ಬಿದ್ದು ಹೋಯಿತು ಕತೆ ಹೇಳಿದ್ದೇನೆ ಅದರ ಇನ್ನೊಂದು ರೂಪ ಶಕುನಿ ಶಕುನಿಯು ಗಾಂಧಾರಿಯು ಮಾತ್ಸರ್ಯ ದುರ್ಯೋಧನ ಲೋಭದ ಸ್ವರೂಪ ಒಂದು ಸೂಜಿ ಊರಿದರೆ ಅದರಷ್ಟು ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದು ದುಶ್ಯಾಸನ ಕಾಮದ ತತ್ವ ಕರ್ಣ ಮದದ ತತ್ವ ಇದು ನಮ್ಮ ಶರೀರದಲ್ಲೇ ಹಾಕಿಬಿಟ್ಟ ಭಗವಂತ ಪಂಚಪ್ರಾಣ ಪಂಚೇಂದ್ರಿಯಗಳು ಆತ್ಮೋದ್ಧಾರಕ್ಕೆ ಅಂತ ಕೊಡಲ್ಪಟ್ಟರೆ ಕಾಮಕ್ರೋಧಾದಿಗಳು ಅಹಂಕಾರಾದಿಗಳು ನಮ್ಮನ್ನು ಕೆಳಗೆಳೆಯುತ್ತವೆ ಮತ್ತು ನೂರು ಸಂಬಂಧರಲ್ಲ ಅಂದರೆ ಅಹಂಕಾರ ಮಮಕಾರಗಳಿಗೆ ಹುಟ್ಟಿದ ಮನಸ್ಸಿನ ವಿಕಾರಗಳು ನೂರಲ್ಲ ಸಾವಿರ ಇರಬಹುದು ಅದೇ ತತ್ವ ಇಲ್ಲಿ ಹಾಗಿದ್ರೆ ಭೀಷ್ಮ ದ್ರೋಣ ಯಾರು ಜೀವಾತ್ಮನ ರಕ್ಷಣೆಗೆ ಭಗವಂತ ಕೊಟ್ಟಂತಹ ಶೌರ್ಯ ವೀರ್ಯ ತೇಜಸ್ಸು ಪರಾಕ್ರಮ ಮುಂತಾದ ಶಕ್ತಿಗಳೆಲ್ಲ ಭೀಷ್ಮ ದ್ರೋಣ ಮುಂತಾದ ಶಕ್ತಿಗಳು ಆದರೆ ಜೀವಾತ್ಮ ಏನು ಮಾಡ್ತಾನೆ ರಾಮಾಯಣದಲ್ಲಿ ಮಾರೀಚ ಪ್ರಸಂಗದಲ್ಲಿ ತತ್ವಾರ್ಥ ತಿಳಿಯೋ ಹಾಗೆ ಮಹಾಭಾರತದಲ್ಲಿ ದ್ಯೂತ ಪರ್ವದಲ್ಲಿ ಸಂಕೇತಾರ್ಥ ಪ್ರಕಟವಾಗುತ್ತೆ ಕೃಷ್ಣಸ್ವಾಮಿ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡುವಾಗ ನಾರದರು ಬಂದು ರಾಜಸೂಯ ಮಾಡು ಅಂತ ಇವನಿಗೆ ಹೇಳುವಾಗ ಸಾಧಕ ಬಾಧಕ ಕೇಳುವುದಕ್ಕೆ ಕೃಷ್ಣನನ್ನು ದ್ವಾರಕೆಯಿಂದ ಕರೆಸಿದ ಧರ್ಮರಾಜನಿಗೆ ಜೂಜಾಡುವುದಕ್ಕೂ ಬಾ ಅಂತ ಧೃತರಾಷ್ಟ್ರ ಕರೆದಾಗ ಸಾಧಕ ಬಾಧಕಗಳನ್ನು ಕೃಷ್ಣನಲ್ಲಿ ಕೇಳಬೇಕು ಅಂತ ತೋರಲಿಲ್ಲ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಕೃಷ್ಣ ನಿನ್ನ ಪುಣಿಬೇಕು ಜೂಜಾಡುವಾಗ ನೀನು ಬೇಡ ನಾವೇ ಆಡ್ತೀವಿ ಅಭ್ಯುದಯದಲ್ಲಿ ನೀನೆಂದರಿವೆ ನಾಪತ್ತಿನಲ್ಲಿ ಇದು ಹೇಳ್ತಾಳೆ ದ್ರೌಪದಿ ಆ ಸೀರೆ ಸೆಳೆಯೋ ಪ್ರಸಂಗದಲ್ಲಿ ಮರೆ ಅಭ್ಯುದಯಲ್ಲಿ ಮರೆತು ಬಿಟ್ಟೆ ಕೃಷ್ಣನ ನಿನ್ನನ್ನ ನೀನೆಂದರಿವೆನು ಆ ಅಪತ್ಯನಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಇದರ ಪರಿಣಾಮ ಏನಾಯಿತು ಎರಡು ಕೈಗಳನ್ನು ಎತ್ತಿ ಮುಗಿದು ಮಾನ ಅಪಮಾನ ಎಲ್ಲ ನಿನ್ನದು ಅಂತ ಹೇಳುವಾಗ ಅವಳಿಗೆ ಶರಣಾಗತಿ ಸಿದ್ಧಿಯಾಯಿತು ಆದರೂ ಶರಣಾಗತಿಯನ್ನು ಕೇವಲ ಮಾನ ಮುಚ್ಚುವುದಕ್ಕೆ ಕೇಳಿದಳೆ ಹೊರತು ಆತ್ಮರಕ್ಷಣೆಗೆ ಕೇಳಲಿಲ್ಲ ದ್ರೌಪದಿ ಇವಳು ಶರಣಾಗತಿ ಮಾಡಿದ್ಲೆ ಹೊರತು ಪಾಂಡವರು ಮಾಡಲಿಲ್ಲ ಐವರು ಪಾಂಡವರು ಮಾಡಲಿಲ್ಲ ಅದಕ್ಕಾಗಿ ಭಗವಂತ ನಾನಾ ನೋಡ್ತಾನೆ ವನಪರ್ವದಲ್ಲಿ ಶಂಕರನ ಪರೀಕ್ಷೆ ಕೆರಾತಾರ್ಜುನದ ಕಥೆ ದೂರ್ವಾಸರ ಪರೀಕ್ಷೆ ಯಮಧರ್ಮನ ಪರೀಕ್ಷೆ ಯಕ್ಷಪ್ರಶ್ನೆ ಅಜಗರದ ಪರೀಕ್ಷೆ ವನಪರ್ವದ ತುಂಬ ಪರೀಕ್ಷೆಗಳನ್ನು ಮಾಡಿ ಮಾಡಿ ಮಾಡಿ ಸಾತ್ವಿಕರು ಇವರು ಅಂತ ಯೋಚನೆ ಮಾಡಿದ ಮೇಲೆ ಮಾರ್ಕಂಡೇಯ ಸಮಾಸ್ಯ ಪರ್ವದಲ್ಲಿ ವನಪರ್ವದ ಕೊನೆಯಲ್ಲಿ ಮಾರ್ಕಂಡೇಯರು ಹೇಳ್ತಾರೆ ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಕಾಮಧೇನು ಇಟ್ಕೊಂಡು ಅರಣ್ಯದಲ್ಲಿರುವ ಹುಲಿಯನ್ನು ಹೆಬ್ಬುಲಿಯನ್ನು ಕರ್ಕೊಂಡ್ಬಂದು ಹಾಲು ಕರೀತೀನಿ ಅಂತ ಮಾಡ್ತಿದ್ದೀಯ ಬುದ್ಧಿ ಇದೆ ನಿನಗೆ ಅಂತ ಕೇಳಿದರು ಕೃಷ್ಣ ಇದ್ದಾನೋ ನಿಮ್ಮ ರಕ್ಷೆಗೆ ನೀವು ಕೇಳದೆಯೇ ನಿಮ್ಮ ಹತ್ರ ಇದ್ದಾನೆ ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರಕ್ಕೆ ಅವನಲ್ಲಿ ಶರಣಾಗತಿ ಮಾಡೋದನ್ನು ಬಿಟ್ಟು ಎಲ್ಲೆಲ್ಲೋ ಸುತ್ತಾಡ್ತಾ ಇದ್ದೀರಲ್ಲ ಕೃಷ್ಣನ ಸ್ಮರಣೆ ಆಗಲಿಲ್ಲವೇ ಸಿಕ್ಕು ಸಿಕ್ಕು ದೇವತೆಗಳು ಕಾಪಾಡ್ತಾರಿಯೇ ಕೃಷ್ಣನಲ್ಲಿ ಹೋಗಿ ಅಂತ ಹೇಳಲಾಗಿ ಕೃಷ್ಣ ಯಾರು ಅಂತ ಕೇಳ್ತಾನೆ ಧರ್ಮರಾಜ ಆಗ ಮಾರ್ಕಂಡೇರ್ ಹೇಳ್ತಾರೆ ಏಕ ಅರ್ಣವದಲ್ಲಿ ಸಮುದ್ರದಲ್ಲಿ ಜಗತ್ತೇ ಕೊಚ್ಚಿ ಹೋದಾಗ ಯಾವನ ನಾಭಿ ಬ್ರಹ್ಮ ಉಂಟಾದನೋ ನಾನು ಚಿರಂಜೀವಿ ಕಾಣೋ ಆ ಗಂಟನ್ನು ನೋಡಿದ್ದೇನೆ ಬ್ರಹ್ಮನ ನೋಡಿದ್ದೇನೆ ಇವನೇ ಕಾಣುವ ಪರಮಾತ್ಮ ಅವನಲ್ಲಿ ಶರಣಾಗತಿ ಮಾಡಿ ಅಂತ ಹೇಳಲಾಗಿ ದ್ರೌಪದ್ಯ ಸಹಿತ ಸರ್ವೇ ನಮಶ್ಚಕ್ರುರ್ಜನಾರ್ದನಂ ಐವರು ಪಾಂಡವರು ಹೋಗಿ ಕೃಷ್ಣ ಕಾಪಾಡಬೇಕು ಅಂತ ಕೇಳಿಕೊಂಡ ಮೇಲೆ ಭಗವಂತ ಪ್ರಸನ್ನನಾಗಿ ಇನ್ನು ಮೇಲೆ ನಿಮ್ಮ ಯೋಗ ಮುಗಿಯಿತು ಇನ್ನು ಮೇಲೆ ಉದ್ಯೋಗ ನಾನು ಮೇಲೆ ಕೆತ್ತುತ್ತೇನೆ ಎಂಬುದಾಗಿ ಉದ್ಯೋಗ ಪರ್ವದಲ್ಲಿ ಪಾಂಡವರನ್ನ ಮೇಲೆ ಕೆತ್ತಾನೆ ಆ ಪರ್ವಕ್ಕೆ ಉದ್ಯೋಗ ಅಂತ ಬಂದ ಹೆಸರಾದ ಉತ್ ಅಂದ್ರೆ ಭಗವಂತ ಅಲ್ಲಿ ತನಕ ಪಾಂಡವರ ಕಷ್ಟ ಇನ್ನು ಮೇಲೆ ನಾನೇ ಮಾಡ್ತೇನೆ ಅಂತ ಹೇಳಿ ಕೌರವರ ಸಭೆಗೆ ಹೋಗಿದ್ದೇನು ಸಾರಥ್ಯ ಮಾಡಿದ್ದೇನು ಒಬ್ಬೊಬ್ಬ ದುಷ್ಟರನ್ನ ಭೀಷ್ಮ ದ್ರೋಣಾದಿಗಳನ್ನು ಸದಬಡಿದಿದ್ದೇನು ನನ್ನ ಜವಾಬ್ದಾರಿ ಮಮ ಪ್ರಾಣಾಹಿ ಪಾಂಡವಾಹ ಅದು ಉದ್ಯೋಗ ಕೊನೆಯ ತನಕ ಉತ್ತರ ಗರ್ಭವನ್ನೂ ರಕ್ಷಿಸಿ ಪರಮಾತ್ಮ ಎಲ್ಲವನ್ನೂ ಮಾಡಿದ ಶರಣಾಗತಿಯ ಮಹಿಮೆ ಅದನ್ನು ತೋರಿಸಿಕೊಡುವುದು ಪ್ರಪತ್ತಿಯ ಮಹಿಮೆ ಶ್ರೀಮನ್ ಮಹಾಭಾರತ ಆದ್ದರಿಂದ ದ್ರೌಪದಿಗೆ ಆತ ಕೈವರು ಕಂಡಂದ್ರು ಅಂದ್ರೆ ಐವರು ಪ್ರಾಣಗಳಿದ್ದ ಅವರು ಕಾಪಾಡೋದಿಲ್ಲ ಪ್ರಾಣವೇ ಹೋಗಿಬಿಡುತ್ತೆ ಮನುಷ್ಯನಿಗೆ ಪ್ರಾಣ ಹೋಗ್ತದೆ ಮುಖ್ಯ ಪ್ರಾಣವೂ ಶರೀರ ಬಿಟ್ಟು ಹೋಗ್ತದೆ ಎಲ್ಲ ಪ್ರಾಣವೂ ಹೋಗ್ತದೆ ಪ್ರಾಣವೆಲ್ಲ ಹೋದ ಮೇಲೆ ಕಾಪಾಡೋನು ಅವನೇ ಕಾಪಾಡ್ತಾನೆ ಭಗವಂತ ಈ ತಿಳುವಳಿಕೆ ನಿಮಗೆ ಬರದೇ ಇದ್ರೆ ಮಹಾಭಾರತ ಓದಿದ್ದು ಅರ್ಥ ಮಹಾಭಾರತ ಹೇಳುವ ಆದ್ಯಂತಿಕ ವೇದಾಂತ ಯಾವುದು ಭಗವದ್ಗೀತೆ ವೇದಾಂತವೇ ಹೊರತು ಬೇರೆ ಎಲ್ಲವಾದ್ದರಿಂದ ದ್ರೌಪದಿ ವಿವಾಹದಲ್ಲಿ ಇಷ್ಟೆಲ್ಲ ಅರ್ಥಗಳಿದೆ ಎಂಬಲ್ಲಿಗೆ ಇವತ್ತು ದ್ರೌಪದಿ ವಿವಾಹದ ಘಟ್ಟಕ್ಕೆ ಮಂಗಳಾಶಾಸನ ಮಾಡ್ತಾ ಇದ್ದೇವೆ ನಾಳೆ ದಿವಸ ಪ್ರವಚನದಲ್ಲಿ ಇನ್ನಷ್ಟು ಮುಂದಕ್ಕೆ ನಾವು ಪ್ರವೇಶ ಮಾಡಿ ಖಾಂಡವ ಕಥೆ ಪಾಂಡವರಿಗೆ ರಾಜ್ಯ ದೊರಕಿದ್ದು ಮಯಾಸುರ ಆ ಸಭಾಮಂಟಪವನ್ನು ನಿರ್ಮಾಣ ಮಾಡಿದ್ದು ಪ್ರಾಯಶಃ ಹೆಚ್ಚು ಕಮ್ಮಿ ನಾಳೆ ಆದಿಪರ್ವಕ್ಕೆ ಮಂಗಳವಾರ ಇದೆ ನಾಡಿದ್ದಿನಿಂದ ಸಭಾಪರ್ವ ಮೂರು ದಿವಸ ಸಭಾಪರ್ವ ಆ ಜೋಜಿನ ಕಥೆ ಇದೆಲ್ಲ ಮೂರು ನಾನು ಇಟ್ಕೊಂಡಿದ್ದೇನೆ ಮೂರೇ ಮಾಡ್ತಾನೋ ನಾಲ್ಕೇ ಮಾಡ್ತಾನೋ ಭಗವಂತ ತಮಗೆಲ್ಲರೂ ಮಂಗಳವಾಗಲಿ ಅಂತ ಹೇಳಿ ಮಂಗಳಾಶಾಸನ ಅನುಷ್ಠಾನ ಮಾಡ್ತಾ ಇದ್ದೇವೆ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ತಾಯ ಪಠೇತ್ ಸ ಭಾರತಫಲಂ ಪ್ರಾಪ್ಯ ಪರಂ ಬ್ರಹ್ಮಾಧಿಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಚ ಗಚ್ಚತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚಾಸಕಿಮರ್ಥಂ ಸೇವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಲೋಭ ನಿತ್ಯೋ ಧರ್ಮ ಸುಖ ದುಃಖೇ ತ್ವನಿತ್ಯೇ ಜೀವೋ ನಿತ್ಯ ಹೇತುರಸ್ಯ ತ್ವನಿತ್ಯ ಕಾರ್ಷ್ಣಂ ವೇದಂ ಇಮಂ ವಿದ್ವಾನ್ ಶ್ರಾವಯಿತ್ವಾರ್ಥಮಶ್ನುತೆ ನಿಯಮಸ್ಯ ಶುಚಿ ಶ್ರೋತ ಶೃಣ್ವನ್ ಸಬಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ स्वस्य प्रजाभ्य परिपालयन्ताम् न्याय्येन मार्गेण महिम् महिषाः गोब्राह्मणेभ्य शुभवस्व नित्यम् लोकाः समस्ता सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्